श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताशाखाम् ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕಿ ಹರ್ಮುನಿ ಸಿಂಹಸ್ಯ ಕವಿತಾ ವನಚಾರಿಣ ಶೃಣ್ವನ್ ರಾಮಕಥಾನಾದಂ ಓ ನಯಾತಿ ಪರಾಂಗತಿಂ ಯಃ ಪಿಬಂ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಮಕಲ್ಮಷಂ ಗೋಷ್ಪದೀಕೃತವಾರಾಶಂ ಅಶಿಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನಿರಾತ್ಮಜಂ ಮಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ कपीशमक्षहन्तारम् वन्दे लङ्काभयङ्करम् मामिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुतुल्यवेगम् जितेन्द्रियम् बुद्धिमताम् वरिष्ठम् वातात्मजम् वादलयोः समुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्न्यम् जनकात्मजायाः आदाहितेनेव तदालङ्काम् नमामि त्वम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीय विग्रहम् पारिजाततरुमूलवासिनम् भावयामि पवमाननन्दनम् यत्र यत्र गुणातकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत राक्षसान्तकम् वेदवेद्ये परे पुंसि जाते दशरथात्मजे वेदः प्राचेरसादासि साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिरिसम्भूतः रामसागरगामिनी पुनातिभुवनम् पुण्यः रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैः ಆಹರಃ ಸಮ್ಯಕ್ ಪಿಬತ್ಯಾದರ ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ಸವಿಹಾಯ ಗಚ್ಚತಿ ಮಹಾನ್ ವಿಷ್ಣೋ ಪದಂ ಶಾಶ್ವತಂ ತದುಪಗತ ಸಮಾಸ సీతాపతిం రఘుకులాం వైరత్నదీపం మాజారుబాహుమరవిందళాయతాక్షం రామం నిషాచర వినాశకరం నమామి వైదేహీ సహితం సురద్రుమతలే హైమే మహామండపే మధ్యే పుష్పకమాసనే మణిమయే వీరాసనే సుస్థితం అగ్రే వాచైతి ప్రభంజనసుతే తత్వం మునిభ్య పరం ವ್ಯಾಖ್ಯಾಧಿಪರಿವೃತ ಭಜೇ ಶ್ಯಾವಂ ಶ್ರೀರಮಂದ್ರಪರಬ್ರಹ್ಮಣೇನ ಮಹಾವಂ ತಪಸ್ವಾಧ್ಯಾತಸ್ವೀ ವಾಗ್ವಿಂವರ ನಾರದವಪ್ರಮೀಕಿನ್ಮುಲಿಪುಂಗವಂ ತಪಸ್ವಾಧ್ಯಾರತ ತಪಸ್ವೀ ವಾಗ್ವಿಂವರ ನಾರದ ಪರಿವಪ್ರಮೀಕಿನ್ಮುಲಿಪುಂಗವಂ ಶ್ರೀರಮ್ ಶ್ರೀರಘುನಂದನ ಪರಬ್ರಹ್ಮಣೇನ ಮಹಾವ್ ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಪರಗುರುಭ್ಯೋ ಅಸ್ಮತ್ಸದ್ಗುರುಭ್ಯೋ ನಿಗಮಾಂತು ಮಹಾಗುರುವೇ ತಮಗೆಲ್ಲರಿಗೂ ಅನಂತ ವಂದನೆಗಳು ನಿನ್ನೆ ದಿವಸ ರಾಮಾಶ್ವಮೇಧ ಮಂಟಪದಲ್ಲಿ ಶೂರ್ಪಣಕ್ಕೆ ತನ್ನ ಹೃದಯ ಭಾವವನ್ನು ರಾಮಚಂದ್ರನಲ್ಲಿ ತೋಡಿಕೊಂಡಳು ಎಂಬಲ್ಲಿಗೆ ಮಂಗಳಾಶಾಸನವಾಗಿತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಈ ಶೂರ್ಪಣಿಕೆಯ ಪ್ರಸಂಗವು ಒಂದು ತತ್ವಾರ್ಥ ಬೋಧಕ ಪ್ರಸಂಗ ಬರೀ ಹಾಸ್ಯಕ್ಕಾಗಿ ಹಾಸ್ಯ ಶೃಂಗಾರಕ್ಕಾಗಿ ಶೃಂಗಾರ ಎಲ್ಲಿಯೂ ಇಲ್ಲ ಕಂಬರಾಮಾಯಣದಲ್ಲಿ ಸ್ವಲ್ಪ ಹೆಚ್ಚು ಶೃಂಗಾರವನ್ನು ಈ ಜಾಗದಲ್ಲಿ ತೋರಿಸಿದ್ದಾರೆ ಶೂರ್ಪಣೆಯ ಬಗ್ಗೆ ಅನೇಕರಿಗೆ ತಪ್ಪು ಕಲ್ಪನೆಗಳಿರುವುದು ಸಂಭವ ಈ ಶೂರ್ಪಣಿಕೆ ಯಾರಿವಳು ರಾವಣನ ತಂಗಿ ವಿಭೀಷಣನ ತಂಗಿ ಹೇಳಿಬಿಡ್ತೇವೆ ಅವಳಿಗೆ ನಿಜವಾಗಿ ರಾಮನ ಮೇಲೆ ಇಷ್ಟೊಂದು ಪ್ರೀತಿ ಉಂಟಾಯಿತೆ ಉಂಟಾಗಿದ್ರೆ ಆ ಪ್ರೀತಿಯನ್ನು ಇಷ್ಟು ಕ್ರೂರ ರೀತಿಯಲ್ಲಿ ರಾಮಚಂದ್ರ ಸ್ವಾಮಿ ನಿವಾರಣೆ ಮಾಡಬೇಕಾಗಿತ್ತೆ ತಾಟಿಕೆಯನ್ನು ಒಂದೇ ಇವಳನ್ನು ಒಂದೇನ ತಾಟಿಕೆಯನ್ನು ಕೊಂದದ್ದು ಸರಿ ಅವಳು ಟೆರರಿಸ್ಟ್ ಇವಳು ಟೆರರಿಸ್ಟ್ ಅಲ್ವಲ್ಲ ಸುರ್ಪಣಿಕೆ ವಾಲ್ಮೀಕಿ ಶೂರ್ಪಣಿಕೆಗೆ ಅನ್ಯಾಯ ಮಾಡಿದ್ದಾರೆ ಕೆಲವರಿಗೆ ಆಕ್ಷೇಪ ಅವಳು ಚೆನ್ನಾಗಿರಲಿಲ್ಲ ಅಂತ ಅವಳ ಕೈ ಉಗುರುಗಳು ಮೊರದಂತೆ ಕಾಣ್ತಾ ಇದ್ದವು ಅಂತ ಶೂರೂಪ ನಖ ಅಲ್ಲ ಅಲ್ಲ ಮೊರದಂತೆ ಇತ್ತು ಅನ್ನೋದು ಚಂದ್ರನಖಿ ಅಂತ ಹೇಳ್ಬೋದಾಗಿತ್ತಲ್ಲ ಅದು ಅಡ್ಡಾಗಿರುತ್ತೆ ಅವಳ ಹೆಸರು ಬದಲಾಯಿಸಿದ್ರಂತೆ ಕ್ಯಾರೆಕ್ಟರ್ ಬದಲಾವಣೆ ಆಗೋದಿಲ್ಲ ರೀತಿಯ ದೃಷ್ಟಿಯಿಂದಲೇ ರಾಮಾಯಣವನ್ನ ಅಳತೆ ಮಾಡಿ ನೋಡಬಹುದು ಒಂದೆರಡು ಮಾತು ಉತ್ತರಕಾಂಡದ್ದು ಇವಳ ಚರಿತ್ರೆಯನ್ನು ಹೇಳಿ ನಿನ್ನೆ ಎಲ್ಲಿಗೆ ನಿಲ್ಲಿಸಿದ್ವೋ ಅಲ್ಲಿಂದ ಮುಂದಕ್ಕೆ ಹೋಗೋಣ ಈ ಕಥೆಯೆಲ್ಲ ಉತ್ತರಕಾಂಡದಲ್ಲಿ ಹೇಳಿದ್ದಾರೆ ವಾಲ್ಮೀಕಿ ಎಕ್ಸ್ಟ್ರಾ ಬೇಕು ಅನ್ನೋರು ಅಲ್ಲಿ ನೋಡಿ ಅಂತ ಇಂಡೆಕ್ಸ್ ಇದ್ದ ಹಾಗೆ ಇವಳೇ ಎಂಬತ್ತು ವರ್ಷ ವಯಸ್ಸು ನಿನ್ನೆ ಹೇಳಿದ್ರು ಸೂರ್ಪಣಿಕೆಗೆ ಅಂದರೆ ವಿಭೀಷಣಿಗೆ ಎಷ್ಟು ವರ್ಷ ಆಗಿರಬೇಕು ರಾವಣನಿಗೆ ಎಷ್ಟಾಗಿರಬೇಕು ಕುಂಭಕರ್ಣನಿಗೆ ಎಷ್ಟಾಗಿರಬೇಕು ರಾಕ್ಷಸ ಪಿಂಡವಾದ್ದರಿಂದ ನಮ್ಮ ಮನುಷ್ಯರ ಲೆಕ್ಕದಲ್ಲಿ ಇಷ್ಟು ವಯಸ್ಸು ಅಷ್ಟು ವಯಸ್ಸು ಅಂತ ಹೇಳಿದ್ರು ಗಟ್ಟಿ ಗುಂಡಾಗಿದ್ದರು ಕಾಮ ಕ್ರೋಧ ಲೋಭಗಳು ಚೆನ್ನಾಗಿದ್ದವು ಭೋಗ ಅನುಭವಿಸೋದಕ್ಕೆ ವಯಸ್ಸು ಅಡ್ಡಿಯಾಗಿರಲಿಲ್ಲ ಇವಳನ್ನು ಚಿಕ್ಕ ವಯಸ್ಸಿನಲ್ಲಿ ವಿದ್ಯುಜ್ಜಿಹ್ವ ಎಂಬ ಒಬ್ಬ ರಾಕ್ಷಸ ಮುಖಂಡನಿಗೆ ಕೊಟ್ಟು ಮದುವೆ ಮಾಡಿದ್ದರು ವಿದ್ಯುಜ್ಜಿಹ್ವ ಅವನ ಹೆಸರು ಎಲೆಕ್ಟ್ರಿಕ್ ಅಂತ ವಿದ್ಯುಜ್ಜಿಹ್ವ ನಾರಿಗೆನ ಎಲೆಕ್ಟ್ರಿಸಿಟಿ ಇದ್ದಾಗಿತ್ತು ಒಂದು ಯಾವುದೋ ಯುದ್ಧದಲ್ಲಿ ರಾವಣ ಯಾವ ದೇಶದಲ್ಲಿ ಅಂತ ಗೊತ್ತಿಲ್ಲ ಯುದ್ಧ ಮಾಡುವಾಗ ತಂಗಿಯ ಗಂಡ ಎಂಬುದನ್ನು ತಿಳಿದೋ ತಿಳಿಯದೆಯೋ ಪ್ರತಿಪಕ್ಷದಲ್ಲಿ ಬಂದು ನಿಂತುಕೊಂಡ ಅಂತ ಅವಳು ಅವನನ್ನು ಕೊಂದುಬಿಟ್ಟ ರಾಜಕಾರಣದಲ್ಲಿರೋವರಿಗೆ ನಮ್ಮವರು ತಮ್ಮವರು ಪ್ರತಿಪಕ್ಷದವರು ಗೊತ್ತಾಗೋದಿಲ್ಲ ಆಮೇಲೆ ಅದು ಯಾತಕ್ಕೆ ಹೀಗಾಯಿತು ರಾಜೇಶ್ ಪೈಲಟ್ ಯಾತಕ್ಕೆ ಸತ್ತ ಗೊತ್ತಿಲ್ಲ ಮಾಧವರಾವ್ ಸಿಂಧ್ಯಾ ಯಾತಕ್ಕೆ ಸತ್ರು ಗೊತ್ತಿಲ್ಲ ರಾಜೀವ್ ಗಾಂಧಿ ಯಾತಕ್ಕೆ ಹೋದರೂ ಸುಮಾರಾಗಿ ಗೊತ್ತಾಗಿದೆ ಇಂದಿರಾ ಗಾಂಧಿ ಯಾತಕ್ಕೆ ಹೋದ್ರು ಸುಮಾರಾಗಿ ಗೊತ್ತಾಗಿದೆ ದೀನ್ ದಯಾಳ್ ಉಪಾಧ್ಯಾಯ ಯಾತಕ್ಕೆ ಹೋದರು ಇಲ್ಲಿವರೆಗೂ ಗೊತ್ತಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಗೆ ಹೋದರು ಗೊತ್ತಿಲ್ಲ ಪೊಲಿಟಿಕಲ್ ಮರ್ಡರ್ಸ್ ಇವತ್ತು ಹೊಸದಲ್ಲ ಪೊಲಿಟಿಕಲ್ ಮರ್ಡರ್ಸ್ ನೀವು ಹುಡುಕಿ ತೆಗೆಯೋದಕ್ಕೆ ಸಾಕ್ಷ್ಯ ಇಲ್ಲ ಸಾಕ್ಷ್ಯ ಇದ್ರೂ ಬಿಡುವುದಿಲ್ಲ ಬೋಫೋರ್ಸ್ ಕೂತಿದೆ ಕಣ್ಣೆದರಿಗೆ ರಾಜಕಾರಣಿಗಳಿಗೆ ಶಕ್ತಿ ಇರೋದ್ರಿಂದ ತಾವು ಮಾಡಿದ ಅಕಾರ್ಯಗಳಲ್ಲಿ ಬಚಾವಾಗಿ ಬಿಡ್ತಾರವರು ರಾವಣ ತಂಗಿಯ ಗಂಡನನ್ನೇ ಕೊಂದ ಇವಂದೇ ತಪ್ಪಿತ್ತು ಒಂದೇ ತಪ್ಪಿತ್ತು ಯಾರು ರಾಮಾಯಣ ಕೇಳೋ ಸಾಕಾಗಿದೆ ನಮಗೆ ಶೂರ್ಪಣಿಕೆ ಚರಿತ್ರೆ ಇವಳ ಸ್ವಭಾವ ಹೇಗಿತ್ತು ಅಬ್ಬರಿಸಿಕೋತಾ ಬಂದಳು ರಾವಣ ಹತ್ರ ಏಯ್ ನಾ ಸಂಸಾರ ಮಾಡೋದು ನಿನಗೆ ಸಹನೆ ಇಲ್ಲ ಅಂತ ಕಾಣುತ್ತೆ ನನ್ನ ಯಜಮಾನನ ಹೊಂದ್ಬಿಟ್ಟು ಇವಳು ಗಂಡನ ಜೊತೆಯಲ್ಲಿ ಸಂಸಾರ ಮಾಡ್ತಿದ್ದ ಅಲ್ಲೇ ಇತ್ತು ಅದು ಬೇರೆ ವಿಷಯ ಈ ಟೆರರಿಸ್ಟ್ಗೆ ಸಂಸಾರ ಎಲ್ಲಿರುತ್ತೆ ಅವನ್ಯಾವನು ಎಲ್ ಟಿ ಟಿ ಲೀಡರ್ ಇದ್ದಾನಲ್ಲ ಪ್ರಭಾಕರನ್ ಸಂಸಾರ ಇದೆಯಾ ಅವನಿಗೆ ಸಂಸಾರ ಇದ್ರೂ ಇಲ್ಲದೆ ಇದ್ರೂ ಒಂದೇ ಇನ್ನೊಬ್ಬರು ಸಂಸಾರವೂ ತಮ್ಮದೇ ಅನ್ನೋರವರು ರಾಜಕಾರಣಿಗಳ ರೀತಿ ಇದು ಅತ್ಯಂತ ಹೊಲಸು ಸಿನಿಮಾದವರು ರಾಜಕಾರಣದವರು ಕ್ರಿಕೆಟ್ನವರು ಇವರ ಚರಿತ್ರೆಗಳನ್ನು ನಾವು ಆಯ್ದುಕೊಳ್ಳಬಾರದು ರೋಲ್ ಮಾಡೆಲ್ಸ್ ಅಲ್ಲ ತೆಂಡೂಲ್ಕರ್ ರೋಲ್ ಮಾಡೆಲ್ ಆಗಬೇಕು ಏನ್ ಬಿಟ್ರು ಮೊನ್ನೆ ಮನಮೋಹನ್ ಸಿಂಗ್ ಅವರು ಗುರುಮೂರ್ತಿಯವರು ಇವತ್ತು ಎಕ್ಸ್ಪ್ರೆಸ್ನಲ್ಲಿ ಒಂದು ಮಂಗಳಾರತಿ ಮಾಡಿ ಬರೆದಿದ್ದಾರೆ ಅವರಿಗೆ ಲೇಖನ ಸೆಂಟ್ರಲ್ ಪೇಜ್ ಬಲಗಡೆ ಆರ್ಟಿಕಲ್ ತಗೊಂಡು ನೋಡಿ you should have said Vivekananda should be our role model not Tendulkar Tendulkar ಯಾತಕ್ಕೆ ರೋಲ್ ಮಾಡೆಲ್ ಆಗ್ಬೋದು ಹುಡುಗ ಯಾವುದೋ ಕೆಲವು ವರ್ಗದ ಹುಡುಗರಿಗೆ ಒಳ್ಳೆ ಕ್ರೀಡೆ ಎಡೆ ಆಟ ಆಗಬೇಕು ಇವು ಸಿನಿಮಾದವರು ಕ್ರಿಕೆಟ್ನವರು ಅಡ್ವರ್ಟೈಸ್ಮೆಂಟ್ನವರು ಮಾಡೆಲ್ಗಳು if they become the role models for the country what should happen to us ಉತ್ತಮ ಧ್ಯೇಯ ಶೀಲ ಕಟ್ಟುವುದು ಹೇಗೆ ಅರವತ್ತು ವರ್ಷ ಹಾಳು ಮಾಡಿದ್ದೀರಿ ಈ ರಾಜ್ಯವನ್ನ ಈ ರಾಷ್ಟ್ರವನ್ನ ಆದ್ರಿಂದ ವಿದ್ಯುಜ್ಜೀವನನ್ನು ಕೊಂದ ರಾವಣ ಇವಳು ಬಂದಳು ನನ್ನ ಗತಿ ಏನು ನಿನ್ನ ಗತಿ ಏನು ಆಗಿದ್ದೀ ಇದೆ ಗತಿಯಿಂದ ರಾವಣ ನನ್ನ ಕಾಂಪೆನ್ಸೇಷನ್ ಕೊಡು ಅಂತ ಕೇಳಿದಳು ಶುರುವಾಯಿತು ಅಲ್ಲಿಂದ ಏನ್ ಕಾಂಪೆನ್ಸೇಷನ್ ಬೇಕು ಅಂತ ಕೇಳಿದ ರಾವಣ ನನಗೆ ಬಹಳ ದೊಡ್ಡದೊಂದು ಅಧಿಕಾರವನ್ನು ಕೊಡು ಅಂತ ಕೇಳಿದ್ರು ಪೊಲಿಟಿಕಲ್ ಪವರ್ ಕೊಡು ಅಂತ ಕೇಳಿದ್ರು ಅಂದ್ರೆ ಇವಳು ಬುದ್ಧಿ ವೆರಿ ಅಕ್ಯೂಟ್ ಪಾಲಿಟೀಷಿಯನ್ ನೀವು ತಿಳ್ಕೊಂಡಿಲ್ಲ ಅವಳ ಬಗೆಗೆ ಮಾತು ಮುಂದೆ ರಾವಣನ ಸಭೆಯಲ್ಲಿ ಇವಳು ಆಡ್ತಕ್ಕ ಒಂದೊಂದು ವಾಕ್ಯ ಮಾತನ್ನು ನೀವು ನೋಡಿದರೆ ಅದು ಸೂರ್ಪಣಿಕೆಯ ಮಾತನ್ನೋದನ್ನು ಮರೆತು ಬಿಟ್ರೆ ಸುಭಾಷಿತ ಗ್ರಂಥಗಳಲ್ಲಿ ಹತ್ತಿ ಕುಳಿತುಕೊಳ್ಳುವುದಕ್ಕೆ ತುಂಬ ಯೋಗ್ಯವಾದ ಲಾಯಕ್ಕಾದ ವಾಕ್ಯಗಳು ಚಾಣಕ್ಯ ಆಡಿದಂತೆ ಪಂಚತಂತ್ರದ ವಾಕ್ಯದಂತೆ ಮಹಾಭಾರತ ವಾಕ್ಯದಂತೆ ಕಾಣ್ತಕ್ಕಂತಹ ಆಡ್ತಾಳೆ she was an expert politician ರಾವಣನ ತಂಗಿ ರಾವಣನಿಗೆ ಬುದ್ಧಿ ಇಲ್ಲ ಅಂತ ಮುಂದೆ ಹೇಳ್ತಾಳೆ ನನಗೆ ಅಧಿಕಾರವನ್ನು ಕೊಡು ನಮ್ಗೆ ಅಧಿಕಾರ ಕೊಟ್ಟು ನೋಡಿ ಅಂತ ಕೇಳಿದ್ರೊಬ್ರು ಚುನಾವಣೆ ನಿಂತಿದ್ದಾರೆ ಕೊಟ್ಟು ನೋಡಿ ಏನಾಗುತ್ತೆ ನೋಡಿ ಸಂಸ್ಕೃತಿ ಇಲ್ಲದೆ ಇದ್ದವನ ಕೈಲಿ ಅಧಿಕಾರ ಕೊಟ್ಟರೆ ಏನಾಗ್ತದೆ ಅದು ನೋಡಿದ್ದೇವೆ ಅರವತ್ತು ವರ್ಷ ಒಂದು ಎಂ ಪಿ ಚುನಾವಣೆಯಲ್ಲಿ ಸೋಲ್ತಾನೆ ಒಬ್ಬ ಅವನು ಹೊರಗಿಟ್ರೆ ನಿಮ್ಮ ಪಾರ್ಟಿಗೆ ಬಹಳ ತೊಂದರೆ ಆಗುತ್ತೆ ಆವಾಗ ಅವನು ಗೌರ್ನರ್ ಮಾಡಿಬಿಡುವುದು ನಡೀತಿದೆ ಗೌರ್ನರ್ ಆಗಿ ಅಲ್ಲಿ ಬಹಳಷ್ಟು ಹೊಲಸನ್ನು ಮಾಡಿದ ವೈಸ್ ಪ್ರೆಸಿಡೆಂಟ್ ಮಾಡಿಬಿಡುವುದು ಅದಕ್ಕೆ ನಾಲಾಯಕ್ಕಾಯಿತು ಪ್ರೆಸಿಡೆಂಟನ್ನೇ ಮಾಡುವುದು ಎಮರ್ಜೆನ್ಸಿ ತಗೊಂಡೋದ್ರೆ ಕೇಳಿದ್ದಕ್ಕೆ ಸೈನ್ ಹಾಕ್ತಾರೆ ನೋಡಿ ಈ ಮುಟ್ಟಾಳ್ಗಳಿಗೆ ಪ್ರಮೋಷನ್ ಹಾಕಿ ಕೊಡ್ತಾರೆ ಯಾವುದಕ್ಕೂ ಲಾಯಕ್ಕಾಗಿಲ್ಲದೆ ಇದ್ದವ್ರಿಗೆ ಯಾರಾದ್ರು ಕೊಡಬೇಕು ಅದು ನಾಯಿ ಕೂತ ಕೊಡೋದಿಲ್ಲ ಅದು ಬೊಗಳತೆ ಅದು ಅದಕ್ಕೆ ರಾವಣ ಏನು ಮಾಡಿದ ತನ್ನದೊಂದು ಬಹಳ ದೊಡ್ಡ ಸೈನ್ಯದ ತುಕಡಿ ಒಂದು ಕಂಟೋನ್ಮೆಂಟ್ ಪಂಚವಟಿಯಲ್ಲಿತ್ತು ರಾವಣನ ಚಿಕ್ಕಮ್ಮನ ಮಗ ಖರ ಎಂಬುವವನು ಅದರ ಸೇನಾಧಿಪತಿ ಮುಖ್ಯನಾದವನು ಅವನ ಜೊತೆಗೆ ದೂಷಣ ಅಂತ ಒಬ್ಬ ಇನ್ನೊಬ್ಬ ತ್ರಿಶಿರಸ್ಸು ಅಂತ ಕರದೂಷಣ ತ್ರಿಶಿರಸ್ಸುಗಳು ಜನಸ್ಥಾನದವರು ಅವರ ಕೆಳಗಡೆ ಕನಿಷ್ಠ ಹದಿನಾಲ್ಕು ಸಾವಿರ ಗೆರಿಲ್ಲಾ ವಾರ್ಪಡೆ ಕೂಟಯೋಧಿಗಳ ಒಂದು ದೊಡ್ಡ ಸೈನ್ಯವಿತ್ತು ರಾವಣ ಹೇಳಿದ ಇವರೆಲ್ಲರ ತಲೆ ಮೇಲೆ ನಾನು ಕೂರಿಸಿದ್ದೇನೆ ಶೂರ್ಪಣಿಕಿ ಎಷ್ಟು ದೊಡ್ಡ ಅಧಿಕಾರದಲ್ಲಿದ್ದಳು ಎತ್ತರದಲ್ಲಿಟ್ಟರೆ ಒಂದು ಕಲ್ಲಿಗೂ ನಿಮ್ಮ ತಲೆ ಜಜ್ಜುವ ಶಕ್ತಿ ಬರ್ತದೆ ಆ ಎತ್ತರದಿಂದ ಕೆಳಗಿದ್ರೆ ಏನಾಗೋದಿಲ್ಲ ನೆಲದಲ್ಲಿ ಕಲ್ಲು ಇಷ್ಟು ಸೊಪ್ಪು ಚಪಡಿ ಕಲ್ಲು ಒಂದು ಕಂಬದ ಮೇಲೆ ನಿಲ್ಲಿಸ್ತೀರಿ ಬ್ಯಾಲೆನ್ಸ್ ಇರೋದಿಲ್ಲ ಕೆಳಗೆ ಕೂತಿರ್ತೀರಿ ಅದು ಹೀಗೆ ಹಾಗೆ ಆಡಿದ್ರೆ ತಲೆ ಮೇಲೆ ಬೀಳುತ್ತೆ ಸ್ವಲ್ಪ ಯಾಕೋ ಬರ್ತಾ ಇದೆ ಆದ್ದರಿಂದ ಶೂರ್ಪಣಿಕೆಗೆ ಅಧಿಕಾರ ಸಿಕ್ಕಿತು ಅಧಿಕಾರ ಹೇಗೆ ಚಲಾಯಿಸ್ತೀಯ ಅಂತ ಕೇಳುವವರಿಲ್ಲ ಅಕೌಂಟಬಿಲಿಟಿ ಇಲ್ಲ ಹೇಗಿದೆ ನೋಡಿ ಅಧಿಕಾರ ಸಿಕ್ಕಿತು ಅಕೌಂಟಬಿಲಿಟಿ ಇಲ್ಲ ಪುಷ್ಕಳವಾಗಿ ದುಡ್ಡಿತ್ತು ನಾವು ಕೇಳಿದಾಗೆಲ್ಲ ಕೊಡಬೇಕು ಇಲ್ಲ ನೋಡು ಮನ ಕಳಿತೀನಿ ರಾವಣನ ಹೇಳ್ತೀನಿ ಚಾಡಿ ಹೇಳ್ತೀನಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಒಬ್ಬ ಗಂಡ ಹೋದ್ರೇನಂತೆ ದಿನಕ್ಕೊಂದು ಸಿಕ್ಕ ಕಡೆ ಮನಸೋ ಇಚ್ಛೆ ಅನುಭವಿಸ್ತಾ ಸ್ವೈರಚಾರಣಿಯಾಗಿ ಸುತ್ತಾಡ್ತಾ ಇದ್ದ ಅವಳಿಗೆ ಪರಿಚಯ ಇಲ್ಲದೆ ಜಾಗನೇ ಇರಲಿಲ್ಲ ದಂಡಕಾರಣ್ಯದಲ್ಲಿ ಕಂಬರಾಮಾಯಣದಲ್ಲಿಯೂ ಅವಳನ್ನು ಹಾಗೆ ಯಥಾವತ್ತಾಗಿ ವರ್ಣನೆ ಮಾಡಿದ್ದಾರೆ ರಾಮ ಕೇಳ್ತಾನೆ ತೂಯವನ್ ಪಣಿಯಾಮನ್ನಂ ಸದ್ದುವಾಳ್ ಸೋರ್ವಿಲಾದಾಳ್ ತೂಯವನ್ ಪವಿತ್ರನಾದ ರಾಮಚಂದ್ರ ಸ್ವಾಮಿ ಇನ್ನೂ ಮಾತೇ ಆಡಿಲ್ಲ ಪಣಿಯಾಮಂದಂ ಸಲ್ಲುವ ಹಲ್ಸೋರ್ ವಿಲಾದಾಳ್ ಇವಳಿಗೆ ಬೇಜಾರಿಲ್ಲ ರಾಮನನ್ನು ವಶ ಮಾಡ್ಕೋಬೇಕು ಮಾಯವಲ್ಲರ ಕರೋಡು ವಾಳ್ವಿನೈ ಮದಿಕ್ಕಲಾಡೇನ್ ಮಾಯಾವಿಗಳಾದ ರಾಕ್ಷಸರ ಜೊತೆಯಲ್ಲಿ ನಾನು ಬಾಳೋದಕ್ಕೆ ಬೇಡ ಅಂತ ಆ ರಾಕ್ಷಸ ಸಹವಾಸ ಬಿಟ್ಟು ಬಂದಿದ್ದೇನೋ ರಾಮ ಆಯಿ ಗುರು ಅರಂತಲೈ ನಿರ್ಪದಾನೇನ್ ಶಾಸ್ತ್ರಗಳನ್ನೆಲ್ಲ ಓದಿ ನೋಡಿದೆ ಧರ್ಮವೇ ಶ್ರೇಷ್ಠ ಅಂತ ಮನಸ್ಸಿಗೆ ಮುಟ್ಟು ಈಗ ಧರ್ಮ ಮಾರ್ಗದಲ್ಲಿದ್ದೇನೆ ತೀ ವಿನೈತೀಯನೋತ್ತು ದೇವರಿಲ್ ಪೆಟ್ಟ ಜನರ ಕೆಟ್ಟದ್ದೆಲ್ಲ ಬಿಟ್ಬಿಟ್ಟಿದ್ದೇನೆ ನನ್ನನ್ನು ಪತ್ನಿ ಭಾವದಲ್ಲಿ ಅಂಗೀಕರಿಸು ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಸುಳ್ಳು ಹೇಳುವುದೇ ರಾಜಕಾರಣಿಗಳ ಮೊತ್ತ ಮೊದಲನೆಯ ಲಕ್ಷಣ ಸುಳ್ಳು ಹೇಳದೆ ಇದ್ರೆ ಅವರು ರಾಜಕಾರಣಿಗಳಾಗೋದೇ ಇಲ್ಲ ಯಾಕೆ ಅವ್ರು ಹಾಗೆ ಮಾಡ್ಕೊಂಡಿರ್ತಾರೆ ಪರಿಸ್ಥಿತಿ ವಿಷ ಸರ್ಕ ಅದಕ್ಕೆ ರಾಮ ಹೇಳಿದಂತೆ ನಿನ್ನೆ ಒಂದು ರೀತಿ ವಾಲ್ಮೀಕಿ ಓದ್ ತೋರಿಸ್ದೆ ಊರು ಬನೋ ಉಲಹ ಮೂನ್ರಿಕ್ಕೋಂಗು ಇವನು ಪರಿಚಯ ಮಾಡ್ಕೊಳ್ತಾಳೆ ನಿನ್ ಯಾರಮ್ಮ ಗೊತ್ತಿಲ್ವಲ್ಲ ನಮ್ಮ ದೊಡ್ಡಣ್ಣ ಉಲಹ ಮೂನ್ರಿಕ್ಕೋಂಗು ಇಡೀ ಮೂರು ಜಗತ್ತಿಗೆ ಒಳೆಯ ಅವನು ಒರು ತಲೆವನ್ ಓಂಗಿಲ್ ಒರುವನೇ ಕುಬೇರನ್ ಕುಬೇರ್ ನನ್ನ ತಮ್ಮ ಅಂತಾಳೆ ರಾವಣನ ಅಣ್ಣ ಅಂತಾಳೆ ಈ ಅಣ್ಣ ತಮ್ಮರ ಪರಿಸ್ಥಿತಿಯನ್ನ ಉಲ್ಟ ಮಾಡಿಬಿಟ್ಲು ಇನ್ನೋರುಡನ್ ಪಿರಂದವರ್ಗಳನ್ನ ಅರ್ಥರುವರೇಲ್ ರಾಮ ಹೇಳಿದ ಓಹೋ ಹೀಗಿದೆಯೋ ಕುಬೇರ ಒಬ್ಬ ಅಣ್ಣ ರಾವಣ ಒಬ್ಬ ಅಣ್ಣ ಇಷ್ಟು ಶ್ರೇಷ್ಠ ಕುಲದ ನಿನ್ನನ್ನು ಮದುವೆ ಮಾಡಿಕೊಳ್ಳೋಕೆ ನನಗೇನು ಮಾಡಿ ಬಹಳ ಸಂತೋಷ ವಾಲ್ಮೀಕಿಯಲ್ಲಿಲ್ಲ ರಾಮ ಓದೋಕೆ ಕಷ್ಟವಾಗುತ್ತೆ ಆದ್ರೆ ಅವರಿಬ್ಬರೂ ಬಂದು ನಿನ್ನನ್ನ ಉದಕಪೂರ್ವಕವಾಗಿ ಧಾರೆ ಎರೆದು ಕೊಟ್ರೆ ನಾನು ಒಪ್ಪಿಕೊಳ್ತೇನೆ ತರುವರೇಲ್ ಕೋಳು ಮನ್ರೇಲ್ ತಮಿಯೈ ಬೇರಿಡಚ್ಚು ಸಾರ ಬೇರೆ ಗಂಡನ್ ಹುಡ್ಕೊಂಡು ಹೋಗುವೆರುವೆನ್ರೆ ಅಂಗ ಎನ್ರಾನ್ ವೇದ ವೇದ ಸ್ವರೂಪನಾದ ಭಗವಂತ ಇವರಿಬ್ಬರೂ ನಿನ್ನ ಧಾರೆ ಹೇಳ್ಕೊಟ್ರೆ ಮಾಡಿಕೊಳ್ತೀರಿ ಇಂದ ರಾಮ ಹೀಗೆ ಸುಳ್ಳು ಹೇಳ್ಬೋದೆ ಅವನಿಗೆ ಗೊತ್ತು ಅವರಿಬ್ಬರು ಧಾರೆ ಹೇಳ್ಕೊಡೋಕೆ ಬರೋದಿಲ್ಲ ಅಂತ ಅದಕ್ಕೆ ಆಗದೇ ಇದ್ದದ್ದು ಒಂದು ಕಂಡೀಷನ್ ಹಾಕಿದ ಈ ಸಂಭಾಷಣೆ ಎಷ್ಟು ದೂರಕ್ಕೆ ಹೋಗುತ್ತೆ ಅದು ಸಂಭ್ರಮಾಯಣದಲ್ಲಿ ಸೀತೆ ಹತ್ರ ಇರೋದೆಲ್ಲ ಒಳಗೆಲ್ಲೋ ಇರ್ತಾಳೆ ಅವಳು ಎರಡು ಸಲ ಮೂರು ಸಲ ಓಡಾಡ್ತಾಳೆ ವಾಲ್ಮೀಕಿ ತುಂಬ ಗಂಭೀರ ಯಾವ ಕಾವ್ಯಕ್ಕೂ ಬೇಕಾದರೂ ಹೋಲಿಸಿ ಆಕೆ ಸೀತೆಯನ್ನು ಎತ್ಕೊಂಡು ಹೋಗಬೇಕು ಅಂತ ಬಂದಳು ನೋಡೋ ನಿಮ್ಮ ಅತ್ತಿಗೆ ಬದುಕೋದು ಬೇಕೋ ಬೇಡವೋ ಅಂತ ರಾಮಚಂದ್ರ ಕೇಳಿದ ಇವನು ಅಲ್ಲಿಂದ ಬಂದವನೇ ಮೂಗು ಕೊಯ್ದು ಹಾಕಿದ ನಿಕೃತ ಕರ್ಣನ ಸೌಷ್ಠಾಂ ಚಕಾರ ರಘುನಂದನ ತುಟಿಯನ್ನು ಕೊಯ್ದ ಅಂತ ಹೇಳಿದ್ದಾರೆ ಮಹಾಭಾರತದಲ್ಲಿ ರಾಮಾಯಣ ಕಥೆಯಲ್ಲಿ ಓಷ್ಠಾಂ ಕಂಬರಾಮಾಯಣದಲ್ಲಿ ಸ್ತನಗಳನ್ನು ಎದೆಯನ್ನು ಕೊಯ್ದ ಅಂತ ಹೇಳಿದೆ ಕ್ಯಾನ್ಸರ್ ಆಪರೇಷನ್ ಮಾಡಿದ ಹಾಗೆ ಎದೆಯನ್ನು ತೆಗೆದುಬಿಟ್ಟ ಅವಳು ಏನು ಹಾಗೂ ರಕ್ತದ ಮುಡು ಹೇಗೆ ಚೆಲ್ಲಿತ್ತು ಕಂಬರಾಮಾಯಣ ಅತ್ಯಂತ ಘೋರವಾಗಿ ವರ್ಣನೆ ಮಾಡಿದ್ದಾರೆ ಅವಳನ್ನ ಆದರೆ ಚಂಪೂ ರಾಮಾಯಣಕಾರರು ಇದಕ್ಕೂ ಒಂದು ಅರ್ಥವನ್ನು ಹೇಳ್ತಾರೆ ಚಂಪು ರಾಮಾಯಣ ವಾಲ್ಮೀಕಿಗೆ ಬಂಗಾರದ ಚೌಕಟ್ಟು ಹಾಕಿದಂತಹ ಸುಂದರ ಕಾವ್ಯ ಲಕ್ಷ್ಮಣನಿಗೇನು ವೇಳೆ ಹಾಗೆ ಇರಲಿಲ್ಲ ಇವಳು ಒಮ್ಮೆ ಲಕ್ಷ್ಮಣನ್ ನೋಡ್ತಾಳೆ ಒಬ್ಬ ರಾಮನನ್ನು ನೋಡ್ತಾಳೆ ಉಸಿರು ಕಟ್ಟಿಬಿಟ್ಟಿದೆ ಆ ಕಾಮಾವಸ್ಥೆಯಲ್ಲಿ ಮೇಲಕ್ಕೆ ಕೆಳಕ್ಕೆ ಕಾಮಾವಸ್ಥೆ ಒಂದು ಸಣ್ಣ ವಿಷಯದಲ್ಲೂ ಬಂದವರಿಗೆ ಹೇಗಾಗತ್ತೆ ನೋಡಿದ್ದೀರಿ ಉಸಿರು ಕಟ್ಟಿ ಇಲ್ಲೆಲ್ಲಿ ಸತ್ತು ಹೋಗ್ತಾಳೋ ಅಂತ ಲಕ್ಷ್ಮಣನಿಗೆ ಭಯ ಮತ್ತೆ ಇವಳು ಹೆಣ ಬೇರೆ ನಾನೇ ಸುಡಬೇಕಲ್ಲ ವಿರಾಧನಿಂದ ಹಿಡಿದು ಎಲ್ಲ ಸಂಸ್ಕಾರ ಇವನೇ ಮಾಡಬೇಕಲ್ಲ ಅಂತ ಉಸಿರಾಡಲಿ ದೊಡ್ಡದಾಗಿ ಎಂಬುದು ಮೂಗನ್ನು ದೊಡ್ಡದು ಮಾಡುವುದಕ್ಕೋಸ್ಕರವಾಗಿ ಕತ್ತರಿಸಿದ ಸೀತಾಮಾಹರ್ತು ಕಾಮ ಅಸುಲಭ ವಿಷಯ ಪ್ರಾರ್ಥನೋದ್ದಾಮ ಕಾಮ ಸೌಮಿತ್ರಿ ಶಸ್ತ್ರಪಾಣಿ ದಶಮುಖ ಭಗಿನೀಂ ತಾಮನಾರ್ಯಾಂ ನಿವಾರ್ಯ ಕಾಮಕ್ರೋಧಾತ್ಮಿಕಾನಾಂ ಅಹಮಹಮಿಕಯ ಪ್ರೇಂಕತಾಮಾಯತಾನಾಂ ತಸ್ಯಾಹ ಉಸಿರು ದೊಡ್ಡದಾಗಿ ಹೋಗಲಿ ಅಂತ ಆ ಮೂಗಿನ ಹೊಳ್ಳೆ ತುಂಬಾ ಸಣ್ಣದಾಗಿತ್ತೋ ಏನು ಕಚ್ಚೆ ಸತ್ತು ಹೋಗಿಬಿಡ್ತಾಳಲ್ಲ ಅಂತ ದೊಡ್ಡದು ಮಾಡೋಕೆ ಹೋದ ಅದು ಕೊಯ್ದು ಹೋಯ್ತು ಕಂಬರಾಮಾಯಣದಲ್ಲಿ ಅವಳು ಮೂಗು ಸೂರ್ಪಣಿಕೆ ಹೇಳ್ತಾಳೆ ಹೋದ್ರೆ ಹೋಯಿತು ಮೂಗು ಸ್ವಲ್ಪ ಎಕ್ಸ್ಟ್ರಾ ಎರಡು ಇಂಚ್ ಎಕ್ಸ್ಟ್ರಾ ಇತ್ತು ಹೋದ್ರೆ ಹೋಯಿತು ಅಂತಾಳೆ ಇದು ಬರೆದಿದ್ದಾರೆ ಕಂಬರಾಮಾಯಣದಲ್ಲಿ ಎಕ್ಸ್ಟ್ರಾ ಅದು ಉಪಯೋಗ ಇರಲಿಲ್ಲ ಏನಿಲ್ಲ ಸುಮ್ಮನೆ ಗಿಣಿ ಮೂಗಿನಾಗಿತ್ತು ಗಿಣಿ ಮೂಗಿದ್ರೆ ಕೆಲವರು ತಪ್ಪು ತಿಳ್ಕೊಳ್ತಾರೆ ಗಿಣಿ ಮೂಗಿದ್ದವರಿಗೆ ಇನ್ನೊಬ್ಬರ ವಿಷಯದಲ್ಲಿ ತಲೆ ತೋರಿಸುವ ಸ್ವಭಾವ ಮೂಗು ತೋರಿಸುವ ಸ್ವಭಾವ ದಯವಿಟ್ಟು ನಿಮ್ಮ ನಿಮ್ಮ ಮೂಗು ನೋಡ್ಕೊಳ್ಳೋಕೆ ಹೋಗಬೇಡಿ ಇದು ಹೇಳ್ತಾರೆ ಕೆಲವರು ಆ ಗಿಣಿ ಮೂತಿಯವರು ಇದ್ದಾರಲ್ಲ ಅವ್ರ ತಂಟೆ ಹೋಗಬೇಡ ಪಯನಾರ್ ಮಾಡಿಬಿಡ್ತಾರೆ ಅವರು ಎಂಬುದಾಗಿ ಮೂಗು ಹೋಯಿದ್ರು ವೈರಾಗ್ಯ ಬರಲಿಲ್ಲ ಅವಳಿಗೆ ಅಲ್ಲಿಂದ ಆಚೆಗೆ ಅಬ್ಬರಿಸಿಕೊಂಡು ಬರ್ತಾಳೆ ಅಬ್ಬರಿಸಿಕೊಂಡು ಎಲ್ಲಿಗೆ ಬರ್ತಾಳೆ ಕರನ ಹತ್ರ ಬರ್ತಾಳೆ ಈ ಕಥೆಯೆಲ್ಲ ಓಡಿಸಬೇಕು ಕರನಿಗೆ ರಾವಣನ ಕಡೆಯಿಂದ ಉಪದ್ರವ ಇಲ್ಲ ಫುಲ್ ಪವರ್ಸ್ ಏನ್ ಮಾಡ್ತೀಯೋ ಮಾಡು ಋಷಿಗಳು ಸತ್ರು ಸರಿ ಜನಸ್ಥಾನದಲ್ಲಿ ಒಬ್ಬ ಋಷಿ ಇರಬಾರದು ಆರ್ಷ ಸಂಸ್ಕೃತಿ ಇರಬಾರದು ಧರ್ಮ ಸತ್ಯ ಹೇಳೋರು ಇರಬಾರದು ಬರೀ ನಮ್ಮ ಸಂಸ್ಕೃತಿ ಕಾಮಕ್ರೋಧಗಳೇ ಬೆಳೀಬೇಕು ಅದಕ್ಕೇನು ಬೇಕೋ ನೀನು ಮಾಡು ಅಂತ ಅಪಣೆ ಕೊಟ್ಟಿದ್ದ ಇವಳು ಆವಾಗ ಆವಾಗ ಬಂದು ಉಪದ್ರವ ಕೊಡೋಳು ಇದು ಮಾಡು ಅವ್ರನ್ನ ಕೊಲ್ಲು ಇವ್ರನ್ನ ಕೊಲ್ಲು ಈ ಸುಮ್ಮನೆ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಬಿಡ್ತಿರ್ಲಿಲ್ಲ ಅವಳು ಇವತ್ತು ಬಂದು ಅಬ್ಬರಿಸಿಬಿಟ್ಲು ಸಭೆಯಲ್ಲಿ ಮೂರ್ಖ ಗ್ರಾಮ್ಯ ಸುಖದಲ್ಲಿ ಕೂತಿದ್ದೀಯೆ ಹೆಂಡ ಕುಡಿತಾ ಇದ್ದೀಯೇ ಏನಾಯ್ತು ಅಂತ ಗೊತ್ತಿಲ್ಲ ತಿಳ್ಕೊಳ್ಳದೆ ಕೂತಿದ್ದೀಯಲ್ಲ ಅಂದ ಹೌದು ತಿಳ್ಕೊಳ್ ನೀನು ಮೂಗೆಲ್ಲಿ ಹೋಯ್ತು ಅಂತ ಕೇಳ್ದ ಅವನು ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಜಿನಾಂಬರವು ಎಲ್ಲಿ ಯಾರು ಕೊಯ್ದ್ರು ಅಂತ ಹೇಳಲಿಲ್ಲ ರಾಮಲಕ್ಷ್ಮಣ ರೂಪವನ್ನು ವರ್ಣನೆ ಮಾಡ್ತಾಳೆ ತರುಣವು ಅದು ಕೇಳಿದ್ನೆ ಅವರು ಅವನು ಕೊಲೆ ಮಾಡಿದ್ದ ನೀ ನೋಡಿದ್ಯಾ ಅಂದ್ರೆ ಅವ್ರ ಸ್ವಾಮಿ ಒಳ್ಳೆ ಚೆನ್ನಾಗಿ ನಾಮ ಹಾಕೊಂಡಿದ್ರು ಅವರು ಎಲ್ಲಿದ್ರು ನಾಮ ಶುರು ಮಾಡಿದ್ರು ನೀವು ಇದಕ್ಕೆ ಅದನ್ನು ಕೇಳಲಿಲ್ಲ ಅವರು ಟು ದಿ ಪಾಯಿಂಟ್ ಹೇಳಬೇಕು ತರುಣವು ರೂಪ ಸಂಪನ್ನವು ತರುಣರಾಗಿದ್ದರೂ ರೂಪ ಇಲ್ಲದೆ ಇರಬಹುದು ರೂಪ ಇರುವವರಿಗೆ ತಾರುಣ್ಯ ಇಲ್ಲದೆ ಇರಬಹುದು ಸುಕುಮಾರೌ ಮಹಾಬಲವು ನೋಡುವುದಕ್ಕೆ ಮೃದುವಾದ ಶರೀರ ಆದರೆ ಅಷ್ಟೇ ಬಲಿಷ್ಠವಾದದ್ದು ಸೌಕುಮಾರಿಯ ಮೃದುವಾದ ಶರೀರ ನಿನಗೆ ಆತ ಗೊತ್ತಾಯಿತು ಒಬ್ಬ ಮೂಗು ಹಿಡ್ಕೊಂಡಲ್ಲ ಆ ಮೂಗು ಹಿಡಿದ ರೀತಿಯಲ್ಲಿ ಇದು ಆಸ್ಪತ್ರೆಗಳಲ್ಲಿಯೂ ಇಂಥ ವ್ಯವಹಾರಗಳು ನಡೀತವಂತೆ ಯಾರೋ ಇಂಜೆಕ್ಷನ್ ಕೊಡೋಕೆ ಬರ್ತಾರೆ ಅವರು ಇಂಜೆಕ್ಷನ್ ಕೊಟ್ರೆ ನರ್ಸನ್ನೇ ನೋಡಿ ಇನ್ನು ಸ್ವಲ್ಪ ಇಂಜೆಕ್ಷನ್ ಕೊಡು ಕೊಡು ಅಂತ ಮುಟ್ತಾಳಲ್ಲ ಅಂತ ಇಂಥ ಪೋಲಿ ಜನಗಳು ಉಂಟು ಲೋಕದಲ್ಲಿ ಅದು ಸಾಯೋ ಜಾಗವೇ ಬದುಕೋ ಜಾಗವೇ ನೋಡಿದೆ ಎಲ್ಲಿಯೂ ಮನುಷ್ಯನಿಗೆ ಕಾಮಕ್ರೋಧಗಳ ಈ ಬಿಚ್ಚಾಟ ಹೇಗೆ ನಡೆಯುತ್ತೆ ಸುಕುಮಾರೌ ಮಹಾಬಲವು ಪುಂಡರೀಕ ವಿಶಾಲಾಕ್ಷವು ಎಷ್ಟು ದೀರ್ಘವಾದ ಕಣ್ಣುಗಳು ತಾವರೇ ಪುಷ್ಪದ ಹೆಸರುಗಳಂತೆ ಚೀರ ಅಂಬರವು ನಾರ್ಬಡಿ ಉಟ್ಕೊಂಡಿದ್ದಾರೆ ಕೃಷ್ಣಾಜಿನ ಧರಿಸಿದ್ದಾರೆ ಇಷ್ಟಿದ್ದರೂ ಅವರ ರೂಪ ಎದ್ದು ಕಾಣ್ತಾ ಇದೆ ಫಲಮೂಲಾಶನವು ದಾಂತವು ಬರೀ ಹಣ್ಣು ಹಂಪಲ ತಿಂತಿದ್ದಾರೆ ಪುಷ್ಟಿಕರವಾದ ಪದಾರ್ಥವಿಲ್ಲ ತಾಪಸೌ ಧರ್ಮಚಾರಿಣ ತಪಸ್ಸಲ್ಲಿದ್ದಾರೆ ಧರ್ಮಾಚರಣೆ ಮಾಡ್ತಾ ಇದ್ದಾರೆ ಪುತ್ರವು ದಶರಥಸ್ಯ ಅಷ್ಟಾಂ ಭ್ರಾತರವು ಲಕ್ಷ್ಮಣವು ದಶರಥನ ಮಕ್ಕಳು ರಾಮಲಕ್ಷ್ಮಣರು ಇಲ್ಲಿ ಟು ದಿ ಪಾಯಿಂಟ್ಗೆ ಬಂದ್ಲು ನೀನೇನ್ ಮಾಡಿದೆ ಅವ್ರು ಯಾಕೆ ಮೂಗ್ಕೊಯ್ದ್ರು ಅದು ಪಾಯಿಂಟ್ಗೆ ಬಂದೇ ಇಲ್ಲ ಎರಡು ಶ್ಲೋಕ ವೇಸ್ಟ್ ಮಾಡಿದಳು ಯಾತಕ್ಕೆ ವೇಸ್ಟ್ ಮಾಡಿದಳು ಅಂದ್ರೆ ಸುಪ್ತ ಪ್ರಮತ್ತ ಕುಪಿತಾನಾಂ ಭಾವಜ್ಞಾನಂ ದೃಷ್ಟಂ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಕೆಲವರ ಮನಸ್ಸಿನ ಒಳಭಾವನೆಗಳನ್ನ ತಡೆದು ಹಿಡಿದುಕೊಳ್ಳೋದಕ್ಕಾಗೋದಿಲ್ಲ ಯಾರು ಮಲಗಿರ್ತಾರೆಯೋ ಗಾಢ ನಿದ್ರೆಯಲ್ಲಿ ಅವರನ್ನು ಎಬ್ಬಿಸಿ ಸ್ವಾಮಿ ಹೇಳಿ ಅಂತಂದ್ರೆ ಅವರು ತನ್ನ ಮಾತೃಭಾಷೆಯಲ್ಲೇ ಮಾತಾಡ್ತಾರೆ ಅವಾಗ ಬೇಕಾದ್ರೆ ನೋಡಿ ಒಬ್ಬನ್ ಕೇಳ್ತಿದ್ರು ನೀನು ತಮಿಳು ತೆಲುಗು ಮಲಯಾಳವೋ ಏನಯ್ಯ ಎಲ್ಲ ಭಾಷೆ ಮಾತಾಡ್ತೀಯಲ್ಲ ಅವನು ಯಾವ ಭಾಷೆ ಕೇಳಿದ್ರೆ ಅದು ಉತ್ತರ ಕೊಡೋನು ಗಾಢ ಇದ್ದಾಗ ಉರುಳಿಸಿ ಎಬ್ಬಿಸಿದ್ರೆ ದೇವರಯ್ಯ ತಲೆಗೆ ನೋಡೋದು ಗೊತ್ತಾಯ್ತು ಅವನಿಗೆ ಅಲ್ಲಿ ನಿಜವನ್ನೇ ಹೇಳ್ತಾರೆ ಸುಪ್ತ ಪ್ರಮತ್ತ ಹೆಂಡ ಕುಡಿದವನು ಕುಪಿತಾನಾಂ ಕೋಪದಲ್ಲಿದ್ದವನು ಇವರ ಭಾವಜ್ಞಾನ ಗೊತ್ತಾಯಿತು ಎಂಬಂತೆ ಇವಳಿಗೆ ಮೂಗು ಕೊಯ್ದರು ಕೊಯ್ದದ್ದು ಅದರ ಬಗೆಗೆ ಲಕ್ಷ್ಯವಿಲ್ಲ ರೂಪ ಮನಸ್ಸಿಗೆ ಕಟ್ಟಿದೆ ಅದಕ್ಕೆ ಅವಳು ಕಾರಣವಲ್ಲ ಅದು ರಾಮನ ರೂಪದ ಕಾರಣ ಆ ರೂಪ ಎಂಥವರಿಗೂ ಮನಸ್ಸಿಗೆ ಕಟ್ಟುವುದು ತರುಣ ರಾಮಚಂದ್ರನ ತಾರುಣ್ಯ ವಿರೂಪವಾದರೂ ವೈರಾಗ್ಯ ಬರಲಿಲ್ಲ ಅವಳಿಗೆ ವಿರೂಪ ಆದ್ಮೇಲಾದ್ರೂ ಬರಬೇಕೋ ಇಲ್ವೋ ಬರಲಿಲ್ಲ ಕಾಮಮೋಹಿತಳಾಗಿ ಆ ರಾಮನ ರೂಪ ಆಗಿತ್ತು ಅನುಕೂಲರಿಗೂ ಪ್ರತಿಕೂಲರಿಗೂ ರಾಮರೂಪ ದರ್ಶನ ಅನುಕೂಲನಾದಂತಹ ಹನುಮಂತನನ್ನು ಕೇಳ್ತಾಳೆ ಸೀತಾದೇವಿ ನೀ ರಾಮದೂತನಾಗಿದ್ರೆ ರಾಮ ಹೇಗಿದ್ದಾನೆ ಹೇಳು ರಾಮಕಮಲ ಪತ್ರಾಕ್ಷ ಸರ್ವಸತ್ವ ಮನೋಹರ ರೂಪ ಔದಾರ್ಯ ಗುಣಗಳಿಂದ ಸೀತೆ ನಿನ್ನಂತೆಯೇ ಹುಟ್ಟಿನಿಂದಲೇ ಗುಣವಂತನಾಗಿದ್ದಾನೆ ಅವನೂ ವರ್ಣನೆ ಮಾಡ್ತಾನೆ ಶೂರ್ಪಣಿಕೆಯು ವರ್ಣನೆ ಮಾಡ್ತಾಳೆ ಎರಡು ವರ್ಣನೆಗಳಲ್ಲಿ ಏನು ವ್ಯತ್ಯಾಸವಿಲ್ಲ ಭಗವಂತ ನಿರ್ವಿಕಾರ ಎಲ್ಲರಿಗೂ ಒಂದೇ ರೂಪ ದರ್ಶನ ಕೊಡ್ತಾನೆ ತರುಣವು ವಯಸ್ಸು ರೂಪ ಎರಡು ಒಂದಕ್ಕೊಂದಕ್ಕೆ ಹೊಂದುತ್ತಾ ಇದೆ ಅಕ್ಷತ್ವ ಭಗವಂತನಿಗೆ ಅಸಾಧಾರಣ ಲಕ್ಷಣ ಜಿತಂತೆ ಅಕ್ಷ ಕಪ್ಯಾಸಂ ಪುಂಡರೀಕಂ ಶ್ರುತಿಯಲ್ಲಿ ಕೂಡ ಹೇಳ್ತಾರೆ ಅಪಿ ಚ ಬದ್ಧಮುಕ್ತ ನಿತ್ಯಾತ್ಮಕ ಕೋಟಿ ಉಭಯ ವಿಭೂತಿಂ ಏಕ ಪ್ರಯತ್ನೇನ ಕಟಾಕ್ಷೇತು ವಿಶಾಲತ್ವಂ ಅಷ್ಟೊಂದು ಕಣ್ಯಾತಿಗೆ ದೇವರಿಗೆ ಸಂಸಾರದಲ್ಲಿ ಬದ್ಧರು ಸಂಸಾರ ಬಿಟ್ಟು ಹೋದ ಮುಕ್ತರು ಸಂಸಾರ ಗಂಧವೇ ಇಲ್ಲದ ನಿತ್ಯರು ಹಿಂದೆ ಆಗಿ ಹೋದವರು ಮುಂದೆ ಬರತಕ್ಕವರು ಎಲ್ಲರನ್ನೂ ಒಂದೇ ಕಾಲದಲ್ಲಿ ನೋಡಿ ನೀವು ಚೆನ್ನಾಗಿರಿ ಅಂತ ಅನುಗ್ರಹ ಮಾಡುವುದಕ್ಕೆ ಅಷ್ಟು ದೊಡ್ಡ ಕಣ್ಣಂತೆ ಭಗವಂತನಿಗೆ ನಮಗೆ ತೀರ ಸಣ್ಣ ಕಣ್ಣುಗಳು ಅಂಥ ಆ ರಾಮಚಂದ್ರನ ರೂಪ ನಯನ ಪುಷ್ಪ ಬಾಣತ್ವ ಮುಕ್ತಂ ಇನ್ನೊಂದು ವ್ಯಾಖ್ಯಾನ ಹೇಳಿದ್ರು ರಾಮಚಂದ್ರ ಒಂದು ಚೇಷ್ಟೆ ಮಾಡಿದ್ದಂತೆ ಕಣ್ಣಿನಲ್ಲಿ ಇವನಿಗೆ ಮನ್ಮಥನಿಗೆ ಪಂಚಬಾಣ ಅಂತ ಹೇಳ್ತಾರೆ ಅರವಿಂದ ಮಶೋಕಂಚ ಚೂತಂಚ ನವಮಲ್ಲಿಕ ಅವನು ಹೂವಿನ ಬಾಣಗಳನ್ನೇ ಬಿಡ್ತಾನಂತ ಅವನೊಬ್ಬನೇ ಮನ್ಮಥ ಅವನು ಬಿಡೋದು ಬರೀ ಹೂವಿನ ಬಾಣ ಯಾರ ಮೇಲಾರು ಬಿಟ್ಟ ಅಂದ್ರೆ ಅದು ಇನ್ನೆಲ್ಲಿಯೋ ಹೋಗಿ ಯಾರ ಮೇಲೆಯೋ ಪ್ರೀತಿ ಉಂಟಾಗುತ್ತೆ ಮನ್ಮಥನ ಬಾಣ ತಡೆದುಕೊಳ್ಳೋದು ಕಷ್ಟ ಕುಸುಮ ಬಾಣ ಪುಷ್ಪ ಬಾಣ ಅದ್ರಲ್ಲಿ ಮೊದಲನೇ ಬಾಣ ಯಾವುದು ಅರವಿಂದಂ ತಾವರೆ ಪುಷ್ಪ ರಾಮಚಂದ್ರ ತನ್ನ ಕಣ್ಣುಗಳಿಂದ ಒಂದು ತಾವರೆ ಪುಷ್ಪದ ಬಾಣವನ್ನು ಸೂರ್ಪಣಿಕೆ ಮೇಲೆ ಎಸೆದ ಅದಿಷ್ಟು ಕಲಿಕೆ ಹೋಯಿತವಳು ಮನಸ್ಸನ್ನ ತೇನ ಶೂರ್ಪಣಕ ಮನೋದಾರಕತ್ವ ವ್ಯಜ್ಯತೆ ಆದರೆ ಮನ್ಮಥನ ಬಾಣ ವ್ಯರ್ಥ ಆಗಬಾರದಲ್ಲ ಶಿವನಿಗೂ ಪಾರ್ವತಿಗೂ ಒಂದುಗೂಡಿಸಿದ್ದಲ್ಲ ಅಂದ್ರೆ ಇವಳಿಗೆ ತಾಮಸ ಭಾವ ಇದ್ದದ್ರಿಂದ ಸಿದ್ಧಿಯಾಗಲಿಲ್ಲ ದೇವರೆದರಿಗೆ ನೀವು ನಿಲ್ಬಹುದು ತುಪ್ಪದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮದರ್ಶನ ಎಲ್ಲರೂ ಮಾಡ್ತಾರೆ ನಿಮ್ಮ ಮನಸ್ಸು ಸಾತ್ವಿಕ ಸ್ಥಿತಿಯಲ್ಲಿಲ್ಲದೆ ಇದ್ರೆ ರಾಮ ಕಟಾಕ್ಷ ನಿಮಗೇನು ಮಾಡೋದಿಲ್ಲ ಬರೀ ಕಲ್ಲು ಕಾಣಿಸಬಹುದು ಶಿಲೆ ಕಾಣಿಸಬಹುದು ನಿಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ಆ ರಾಮನನ್ನು ನೋಡಿ ನೀವು ಏನು ಎಷ್ಟು ವಿಕಾರ ಹೊಂದ್ತೀರಿ ಪ್ರಭು ಅವತ್ತು ದಶರಥ ಪುತ್ರನಾಗಿದ್ದು ಅವರಿಗೇನು ದರ್ಶನ ಕೊಟ್ಟಿವೋ ಅದನ್ನು ಇವತ್ತು ಕೊಡ್ತಾ ಇದೆಯಲ್ಲ ಅಂತ ಅಲ್ಲೇ ಕುಸಿದು ಬಿಡ್ತೀರಿ ಕರಗುತ್ತೀರಿ ಕವಿತ್ವ ಬರದೇ ಇದ್ದವರಿಗೆ ಕವಿತ್ವ ಬರುತ್ತೆ ಸಂಗೀತ ಬರದೇ ಇದ್ದವರ ಬಾಯಲ್ಲಿ ಸಂಗೀತವನ್ನು ಹಾಡಿಸಿಬಿಡ್ತಾನೆ ಭಗವಂತ ತ್ಯಾಗರಾಜರನ್ನ ಕೆಣಕಿ ಕೆದಕಿ ಅಷ್ಟು ಹಾಡನ್ನು ಹಾಡಿಸಿದವನು ರಾಮ ಆ ರಾಮನ ರೂಪ ತ್ಯಾಗರಾಜನ ಕ್ರೆಡಿಟ್ ಕೊಡಬೇಡಿ ಪುರಂದರದಾಸರು ಕೊಡಬೇಡಿ ಅವರು ದೊಡ್ಡವರಲ್ಲ ನಾ ಹೇಳಲಿಲ್ಲ ಅವರ ವಾಚಕತ್ವ ಅವರ ಶಕ್ತಿ ಅವರ ಸಂಗೀತ ಸಾಮರ್ಥ್ಯ ಇದೆಲ್ಲಕ್ಕೂ ಕಾರಣ ಭಗವಂತನ ರೂಪ ನಾರದರೇನು ಪುಣ್ಯ ಮಾಡಿದ್ರು ಮಹಾರಾಜರೇನು ಪುಣ್ಯ ಮಾಡಿದ್ರು ರಾಮ ಆ ಎರಡಕ್ಷರ ಶಬ್ದ ಅವ್ರಿಗೇನು ಮನಸ್ಸಿಗೆ ಪರಿಣಾಮ ಮಾಡ್ತಿತ್ತು ಎಲ್ಲರಿಗೂ ಏನು ಹಂಚ್ತಾ ಇದ್ರು ಅದು ಅನುಭವಿಸಿದವರು ಗೊತ್ತಾಗುತ್ತೆ ರಾಮ ನಾನು ಹೇಳ್ತೇನೆ ಏನು ಪರಿಣಾಮ ಆಗುತ್ತೆ ನಿಮ್ಮಲ್ಲಿ ನೋಡಿ ಮಂತ್ರೋಪದೇಶ ತಗೊಳ್ತೀರಿ ನಿಮ್ಗೆ ಆಗಬೇಕಾದ್ರೆ ನೀವು ಕಸರತ್ತು ಮಾಡಿರಬೇಕು ಎಲ್ಲ ಕೌಸಲ್ಯ ಅಂತ ಒಂದು ಶಬ್ದ ಕೇಳಿದ್ರೆ ಕರ್ಗೋಗ್ತೇವೆ ಆ ರಾಮನ ಅನೇಕ ಶ್ರೀನಾಮಗಳು ರಾಮಾಯಣದಲ್ಲಿ ರಾಮಾಯಣ ಸಾಹಸ್ರಿ ಒಂದು ಸಾವಿರ ಶ್ರೀನಾಮಗಳ ಮೇಲಿದೆ ವಿಷ್ಣು ಸಹಸ್ರನಾಮದಲ್ಲಿದ್ದ ಹಾಗೆ ರಾಮಾಯಣದಲ್ಲೇ ಒಂದು ಸಹಸ್ರನಾಮ ಇದೆ ಅದ ಹುಡುಕಿ ಬರೆದಿದ್ದಾರೆ ಆದ್ದರಿಂದ ರಾಮಚಂದ್ರ ಸ್ವಾಮಿ ತನ್ನ ಕಣ್ಣುಗಳಿಂದ ಒಂದು ಪುಷ್ಪಬಾಣವನ್ನು ಬಿಟ್ಟ ಇದು ಇವಳಿಗೆ ಸಿದ್ಧಿಸಲಿಲ್ಲ ಮನಸ್ ಕಲಿಕಿತು ಪ್ರೇಮ ಸಿದ್ಧಿಯಾಗಲಿಲ್ಲ ಗೋದಾದೇವಿಗೆ ಸಿದ್ಧವಾಯಿತು ಕಾಮದೇವ ಭಗವಂತನನ್ನೇ ಕಾಮದೇವ ಅಂತ ಕರೀತಾಳೆ வெள்ளெனுண்மணல் ತೆರುವಣಿಂದು ವೆಳ್ವರೈಪ್ಪದರ್ ಮುನ್ನಂ ತೊರೆಪಡಿಂದು ಈ ಪಾಶುರಗಳು ನೋಡಿಕೊಳ್ಳಿ ಆಚಾರ್ಯ ತಿರುಮಳಿ ಮೊದಲು ಮೂರು ನಾಲ್ಕು ಪಾಶುರದಲ್ಲಿ ಮನ್ಮಥ ನನಗೂ ನನ್ನ ರಂಗನಾಥನಿಗೂ ಸಂಬಂಧವನ್ನು ಏರ್ಪಡಿಸುವಂತ ಕಾಮದೇವನ ಕಾಲಿಗೆ ಅವಳು ಬೀಳ್ತಾಳೆ ಅಗಲಿದವರನ್ನ ಒಂದುಗೂಡಿಸುವುದು ಈ ಲೋಕದಲ್ಲಿ ಮೂರು ಜನ ದೇವತೆಗಳ ಕರ್ತವ್ಯ ಒಂದನೇದು ಹನುಮಂತ ಎರಡನೇದು ಗಣಪತಿ ಮೂರನೇದು ಮನ್ಮಥ ಇದು ಆರ್ಡರ್ ಹೇಗೆ ಬೇಕಾದ್ರೆ ಹೇಳಿ ಮದುವೆ ಮಾಡಿಸಯ್ಯ ಒಳ್ಳೆಯವರ ಕೊಡು ಅಂತ ಕೇಳಿದ್ರೆ ನಾನೇ ಇದ್ದೇನೆಲ್ಲ ಅಂತ ಹೇಳೋವನಲ್ಲ ಹನುಮಂತ ಅಂಥ ಬ್ರಹ್ಮಚಾರಿ ಲಂಕೆಯಲ್ಲಿ ಕೋಟಿ ಕೋಟಿ ಸ್ತ್ರೀಯರು ಹಾವಭಾವ ವಿಲಾಸಗಳಲ್ಲಿ ಗಂಡಸು ಬರ್ತಾನೆ ಅಂತ ಗೊತ್ತಿಲ್ಲದೆ ಮಲಗಿದ್ದಾರೆ ಮೈ ಮೇಲೆ ಎಗ್ಗಿಲ್ಲದೆ ಕುಡಿದು ಮಲಗಿದ್ದಾರೆ ಅವ್ರನ್ನೆಲ್ಲ ದೂರದಿಂದ ನೋಡೋದಲ್ಲ ಹತ್ರನೇ ಹೋಗಿ ಕಣ್ಣು ಮೂಗು ನೋಡಿ ಇವಳು ಸೀತೆಯೇನೋ ಅಲ್ವೋ ಅಂತ ಪರೀಕ್ಷೆ ಮಾಡುವಂತಹ ದುಸ್ಥಿತಿ ಹನುಮಂತನಿಗೆ ಇದು ತಪ್ಪು ಅಂತ ತಾನೇ ಹೇಳ್ಕೊಳ್ತಾನೆ ಸುಂದರಕಾಂಡದಲ್ಲಿ ಆಮೇಲೆ ತಾನೇ ಇಲ್ಲ ಇಲ್ಲ ಯಾಕೆಂದ್ರೆ ನನ್ನ ಮನಸ್ಸು ವಿಕಾರ ಹೊಂದಲಿಲ್ಲ ನಾನು ನೋಡಿದ್ದು ಸರಿ ಸೀತೆ ಕಳೆದು ಹೋದಳು ಅಂತ ಬೇರೆ ಕಡೆ ಹುಡುಕೋಕ್ಕಾಗತ್ತೆ ಹೆಂಗಸರಲ್ಲೇ ಹುಡುಕಬೇಕು ರಾಮತೀರ್ಥರು ಒಂದು ಕಥೆ ಒಬ್ಬರು ಮನೆಯಲ್ಲಿ ಬಂಗಾರ ಸೂಜಿ ಇತ್ತಂತೆ ಮನೆಯಲ್ಲೆಲ್ಲೋ ಬಿದ್ದೋಯಿತು ಕತ್ಲೆ ಒಂದೇ ಕತ್ಲೆ ಎಲೆಕ್ಟ್ರಿಕ್ ದೀಪ ಇರಲಿಲ್ಲ ಅವರೇನ್ ಮಾಡಿದ್ರು ಬೀದಿ ಹೊರಗಡೆ ಹೋಗಿ ಎಲೆಕ್ಟ್ರಿಕ್ ದೀಪದಡಿಯಲ್ಲಿ ಹುಡುಕ್ತಾ ಇದ್ರಂತೆ ಇಲ್ಲ ಹುಡುಕ್ತೀವಿ ಮನೆಯಲ್ಲಿ ದೀಪ ಇಲ್ಲ ಇದು ಹೊರಗಡೆ ದೀಪ ಇದೆ ಅಂತ ಹುಡುಕ್ತೀವಿ ಕತೆ ಚೆನ್ನಾಗಿದೆ ನೋಡಿ ಎಲ್ಲ ಭಗವಂತನೆಂಬ ಸೂಜಿ ಬಂಗಾರ ಸೂಜಿ ಹೃದಯದಲ್ಲಿದೆ ಇಲ್ಲಿ ಹುಡುಕೋದು ಬಿಟ್ಟು ಎಲ್ಲೆಲ್ಲಿಯೋ ಹುಡುಕದ್ರೆ ಎಲ್ಲಿ ಸಿಗ್ತಾನೆ ಭಗವಂತ ಮೊದಲು ಇದನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಆದ್ದರಿಂದ ಮನ್ಮಥನ ಕಾಲಿಗೆ ಬಿದ್ದಳು ಅಲ್ಲಿ ಮನ್ಮಥ ಅಂದ್ರೂ ಕೃಷ್ಣನೇ ಹೊರತು ಬೇರೆಯಲ್ಲ ಅತಿ ಸಂಕಟವನ ಸಂಚಾರೇಪಿ ಅಂಬ್ಲಾನ ನೇತ್ರವು ಪುಂಡರೀಕ ವಿಶಾಲಾಕ್ಷವು ಅತ್ಯಂತ ಕಠಿಣವಾದ ಕಾಡಲ್ಲಿ ಸಂಚಾರ ಮಾಡಿದ್ದಾರೆ ರಾಮಲಕ್ಷ್ಮಣರು ಬರಿಗಾಲಿನಿಂದ ಅವರ ಕಂಗಳ ಸೊಬಗು ಕೊಂಚವೂ ಬಾಡಿಲ್ಲ ಮೇಲೆ ಸಾಮಾನ್ಯ ಮನುಷ್ಯರಲ್ಲ ಶತ್ರು ದರ್ಶನೇಪಿ ಉತ್ತರೋತ್ತರ ಉತ್ಸಾಹೇನ ಅತಿ ವಿಸ್ತೃತ ನೇತ್ರವು ಶತ್ರುಗಳೇ ಬಂದು ನೋಡಿದರೂ ರಾಮನಿಗೆ ಉತ್ಸಾಹವಂತೆ ಓಹೋ ದಿವಸ ಉಪನ್ಯಾಸಕ್ಕೆ ಬರ್ತಿದ್ದವರಂತೂ ಸರಿಯೇ ಉಪನ್ಯಾಸ ಅಂದ್ರೆ ಏನಿದೆ ಅಂತ ಮೂಗು ಮುರಿದವರೊಬ್ಬರು ಬಂದಿದ್ದಾರಲ್ಲ ತುಂಬಾ ಸಂತೋಷ ಅಂತ ನಮಗೆ ಕಣ್ಣು ದೊಡ್ಡದಾಗುವ ಹಾಗೆ ಭಗವಂತನೂ ಕಣ್ಣು ದೊಡ್ಡ ಮಾಡ್ಕೊಳ್ತಾರೆ ನಮ್ಮನ್ನು ದ್ವೇಷ ಮಾಡೋರು ಬಂದಿದ್ದಾರಲ್ಲ ಅಂತ ಬನ್ನಿ ಬನ್ನಿ ಅಂತ ಅವರನ್ನು ಕರೆಯುವಂತೆ ಭಗವಂತನ ನೇತ್ರಗಳು ಸದಾ ವಿಸ್ತಾರವಾಗಿರುತ್ತೆ ನೀಂಡವ ಪೆರಿಯ ವಾಯ್ ಕಣ್ಗಳು ಎನ್ನೈ ಪೇದಮೈ ಸೈದನವೇ ಶೂರ್ಪಣಿಕೆ ರಾಮನನ್ನು ಮರೆಯುವುದಕ್ಕೇ ಆಗಲಿಲ್ಲ ಕೊನೆಯ ತನಕ ರಾವಣ ಸತ್ತು ಮೇಲೂ ಉಳ್ಕೊಂಡ್ಳು ರಾವಣ ಸತ್ತು ಮೇಲೆ ಲಂಕೆಯೆಲ್ಲ ಸುಟ್ಟು ಆದ ಮೇಲೆ ಯುದ್ಧ ಆದ ಮೇಲೆಯೂ ಶೂರ್ಪಣಿಕೆ ಬದುಕಿದ್ದಳು ಅವಳೇನು ಮಾಡ್ತಿದ್ಲು ಆ ರಾಮನ ರೂಪವನ್ನೇ ಜಪ ಮಾಡ್ತಿದ್ಲು ಪಾಪಿ ಕೊನೆಯ ತನಕ ಇದು ಹೇಗಿತ್ತು ಅಂತ ಕೇಳಿದ್ರೆ ನಂಬಿಯೈ ಹೇಳಿ ಭಾಷಣ ಚನ್ಕುರುಂಗುಡಿ ನಿನ್ರ അച്ചമ്പൊനേ ತಿರುಮೂರ್ತಿಯೈ ಉಂಬರ್ ഉംബർവാനവരാതിയം ശോതിയൈ അമ്പിരാനൈ ಎನ್ ಸೊಲ್ಲಿ ಮರಪ್ಪನೋ ಮೊದಲನೇ ಶತಕ ಮೊದಲನೇ ದಶಕದಲ್ಲಿಯೇ ನಮ್ಮಾಳ್ವಾರರು ತಿರುಕುರುಂಗುಡಿ ಸ್ವಾಮಿಗೆ ಮಂಗಳಾಶಾಸನ ಮಾಡುತ್ತಾರೆ ಆ ಕ್ಷೇತ್ರದ ಹೆಸರು ಕೇಳಿದ್ದೀರಲ್ವೇ ತಿರುಕುರುಂಗುಡಿ ಹೋಗಿದ್ದೀರಾ ಮೊದಲಿಗೆ ಸಮೀಪದಲ್ಲಿ ಆ ಕಡೆ ನಾಂಗುನೇರಿ ವಾನಮಾಮಲೈ ಈ ಕಡೆಯಲ್ಲಿ ತಿರುಕುರುಂಗುಡಿ ಟಿ ವಿ ನವರು ಹುಟ್ಟಿದೂರದು ತಿರುಮಂಗಿ ಆಳ್ವಾರಿಗೆ ಮೋಕ್ಷ ಆದ ಜಾಗ ಆ ದೇವಸ್ಥಾನ ಹೋಗ್ತಾ ಇದ್ರೆ ಒಳಗೆ ಹೋಗ್ತಾ ಇರ್ತೀರಿ ಆ ಸ್ವಾಮಿಯ ವೈಭವ ನಾವು ಎರಡು ಸಲ ಕಣ್ಣಿಂದ ಅನುಭವಿಸಿದ್ದೇವೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅನಾದಿ ದಾರು ಮೂರ್ತಿ ಮರದಲ್ಲಿ ಮಾಡಿದ ವಿಗ್ರಹದಲ್ಲಿ ಒಂದು ಆ ಮೂರ್ತಿ ವುಡನ್ ಫಿಗರ್ ಆ ಸ್ವಾಮಿಯ ಮೈ ಮೇಲೆ ಸುಮಾರು ಅರ್ಧ ಸೆಂಟಿಮೀಟರ್ನಷ್ಟು ಬಂಗಾರದ ಕವಚವನ್ನ ಐದಾರು ಸಾವಿರ ವರ್ಷಗಳ ಹಿಂದೆಯೇ ಹೊದ್ದಿಸಿ ಅದರ ಮೇಲೆ ಪೇಂಟ್ ಮಾಡಿದ್ದಾರೆ ಆ ಶಂಖ ಚಕ್ರ ಅವನ ತುಟಿ ಅವನ ಮುಖ ಅವನ ನಾಮ ಅದನ್ನು ನೋಡಿ ನಾಯಕಾಭಾವದಲ್ಲಿ ಆಳ್ವಾರರು ಗಣೇಶಲ್ಲುಹೇನ್ ಅದು ತಿರುಕುರುಮುಡಿ ಸ್ವಾಮಿ ವಿಷಯದಲ್ಲಿ ಎರಡು ಕಡೆ ಪ್ರಸ್ತಾಪ ಎಂಗನಯೋ ಮೀರ್ಹಾಳ್ ನೆನ್ನೆ ಹೇಳಿದೆ ಎನ್ನೈ ಮುನಿಮದಿ ನೀರ್ ನಂಗಳ್ ಕೋಲ ಚೆರುಕುರುಗುಣಿ ಚೆರುಕುರುಂಗುಡಿ ನಂಬಿ ನಾನ್ ಕಂಡಪಿನ್ ശങ്കിനോടും നേമിയോടും താമരൈ കൺകളോടും ശങ്കനിവായി ഒന്നിനോടും ശൽഹിന്റത് എൻ നെഞ്ചമേ ನಮಗೂ ಅದೇ ಅನುಭವ ಆಯಿತು ನಾವೇನು ಶೂರ್ಪಣಿಕೆಯಲ್ಲ ಇದು ಈ ಪದ್ಯ ನಾಯಕ ಭಾವದಲ್ಲಿ ನಮ್ಮಳ್ವಾರರು ಅಲ್ಲಿ ನಿಂತುಬಿಟ್ಟಿದ್ದಾರಂತೆ ಆ ತಿರುಕುರುಂಗುಡಿ ನಂಬಿಯನ್ನು ಅರ್ಚಾಮೂರ್ತಿ ವೈಭವವನ್ನು ನೀವು ಅಲ್ಲಿ ದರ್ಶನ ಮಾಡಬೇಕು ಈ ಪಾಶ್ರ ಅನುಭವಿಸಬೇಕು ಈ ರಾಮಾಯಣ ಪ್ರಸಂಗವನ್ನು ಅನುಭವಿಸಬೇಕು ಮಂಗಳಾಶಾಸನ ಮಾಡಬೇಕು ಯಾತ್ರೆ ಹೋಗೋ ಕ್ರಮ ಇದು ಸಖಿಯರೆಲ್ಲ ಬಂದರು ಇವಳನ್ನು ನೋಡಿದ್ರು ಈ ಟೂರಿಸ್ಟ್ ಬಸ್ಸಲ್ಲಿ ಹೋದವರು ಒಬ್ರು ಯಾರು ಪ್ರಬಂಧ ತಿಳ್ಕೊಂಡವರಿದ್ರೆ ತಿರುಕೋಟ್ ಟ್ಯೂರ್ನಲ್ಲಿ ನಿಂತು ಬಿಟ್ರೆ ಡ್ರೈವರ್ ಹಾರ್ನ್ ಮಾಡ್ಕೋತಾ ಕೂತಿರ್ತಾನೆ ಸತ್ತರೂ ನೀವು ಟೂರಿಸ್ಟ್ ಹೋಗಬೇಡಿ ಯಾತ್ರೆ ಹೋಗೋದಿದ್ದ ಸ್ವತಂತ್ರವಾಗಿ ಹೋಗಬೇಕು ನಾವು ಹೋದಾಗೆ ಮನಸ್ಸಿಗೆ ಬಂದಷ್ಟು ದಿವಸ ಒಂದು ಕಡೆ ಇರಬೇಕು ಹೊರಡಂದ್ರೆ ಹೊರಡಬೇಕು ಕೂಡಂದ್ರೆ ಕೂಡಬೇಕು ಅದು ಯಾತ್ರೆ ಇಲ್ಲದೆ ಯಾತನೆ ಆಗಿಬಿಡುತ್ತೆ ಹಿಂಸೆ ಆಗಿಬಿಡುತ್ತೆ ಅವನು ಹಾರ್ನ್ ಮಾಡ್ತಾ ಇರ್ತಾನೆ ಟೆನ್ ಮಿನಿಟ್ಸ್ ಬೇಗ ಬರ್ಬಿಡ್ಬೇಕು ಆ ಡ್ರೈವರ್ಗೇನು ಆಸೆ ಇಲ್ಲ ಯಾರು ಟೂರ್ ಕಂಡಕ್ಟ್ ಮಾಡ್ತಾರೆ ಅವರಿಗೆ ದುಡ್ಡು ಹೋಗ್ತದಲ್ಲ ಇನ್ನೊಂದು ದಿವಸ ಸ್ಟಾರ್ಟ್ ಆದರೆ ಬೇಗ ಬನ್ನಿ ಬೇಗ ಬನ್ನಿ ನೀವು ನಿಂತಿರ್ತೀರಿ ಅಯ್ಯೋ ಅಂದ ಸ್ವಾಮಿ ಆಳ್ವಾರ್ ಪಾಸರು ಸೊನ್ನಾರೆ ಪೆರವಾಳ ಅನುಭವಕ್ಕೆ ಹೊಂಡಾಮ ನಿಂತಿರ್ತೀರಿ ನಮ್ಮ ಆಳ್ವಾರು ನಿಂತಿದ್ದಾರೆ ಸಖಿಯರು ಕರೆದ್ರು ಸಾಕು ಬಾರೆ ಎಷ್ಟೊತ್ತು ನೋಡ್ತೀಯ ಅವನ್ನ ನೋಡಿದ್ಯಾ ನೋಡ್ತಾ ಅಲ್ಲ ದೊಡ್ಡವರು ವಯಸ್ಸಾದವರು ಎಂಗನಯೋ ಅನ್ನೆ ಮೀರ್ ಅಮ್ಮ ತಾಯಂದ್ರೆ ಯಾಟಕ ಮನನ್ ಪೀಡಿಸಿ ಕರೆತಾ ಇದ್ದೀರಿ ಎನ್ನೈ ಮುನಿವದಿನೀರ್ ಮುನಿಯೋದು ಕನ್ನಡದಲ್ಲಿ ಕೋಪಿಸ್ಕೊಳ್ಳೋದು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀರಿ ನೀವು ನಿಂತ್ಕೊಂಡು ನೋಡಿ ನಿಮಗೂ ಹೀಗೆ ಆಗುತ್ತೆ ನಂಗಳ್ ಕೋಲ சிறு ನಂಬಿಯೈ ನಾನು ಕಂಡ கண்ட பின் ನಿಂತಿದ್ದಾನೆ ಸ್ವಾಮಿ ಅವನು ನಾನು ನೋಡಿದ ಮೇಲೆ ಆಹಾ ಶಂಗಿನೋಡುಂ ശകരത്ത ദേമിയോടും ತಾಮರೈ ಕಣ್ಗಳೋಡುಂ ಅವನ ಚಕ್ರವೇನು ಶಂಖವೇ ಬೇರೆ ಯಾವ ದೇವಸ್ಥಾನದಲ್ಲಿಯೋ ಸ್ವಾಮಿಗೆ ಅಂತಹ ವಿಚಿತ್ರವಾದ ಶಂಖ ಚಕ್ರಗಳಿಲ್ಲ ನೀವು ಅಲ್ಲಿ ನೋಡಿಯೇ ದರ್ಶನ ಮಾಡಬೇಕು ಹದಿನೇಳು ಜನ ಬಂದಿದ್ರು ನಮ್ಮ ಜೊತೆಯಲ್ಲಿ ಕಥೆ ಹೇಳ್ತಾ ಇದ್ದೆ ಧ್ವಜಸ್ತಂಭ ಹತ್ರ ನಿಂತಿದ್ದು ಅರಿಯರ್ಗಳೆಲ್ಲ ಹೋಗಿಬಿಟ್ರು ಅವ್ರ ಕೈಯಲ್ಲಿದ್ದ ತಾಳಗಳನ್ನೆಲ್ಲ ಕರಗಿಸಿ ಅಲ್ಲಿ ದೊಡ್ಡ ಗಂಟೆ ಮಾಡಿದ್ದಾರೆ ಚರಿತ್ರೆ ಹೇಳ್ತಾ ಕೂತಿದ್ದೆ ಎಲ್ಲ ನಿಂತಿದ್ದು ಅವರು ಪಟ್ಟಾಭಿರಾಮ ಭಟ್ರು ಹೊರಗಡೆ ನಿಂತಿರಿ ಸ್ವಾಮಿ ಸಂದರ್ಭ ನೋಡಿ ಒಳಗೆ ಕರೀತೇನೆ ಅಂದ್ರು ಅವನಿಗೆ ಪಂಚೆ ಗಿಂಚೆ ಎಲ್ಲ ಸರಿ ಮಾಡಿ ಅಲಂಕಾರ ಬಾಡಿದ ಪುಷ್ಪ ಎಲ್ಲ ತೆಗೆದು ಹೊಸದಲ್ಲ ಸಾಯಂಕಾಲ ಐದು ಗಂಟೆ ಸರಿ ಮಾಡಿ ಆ ತಲೆ ತೆಗಿಬೇಕು ಆರತಿ ಕೈಲಿ ಹಿಡ್ಕೊಂಡಿದ್ದಾರೆ ಪರಿಚಾರಕರು ತಲೆ ಹೀಗಂದ್ರು ಸ್ವಾಮಿ ಮುಖದ ಹತ್ರ ಹಿಡಿದಿದ್ದಾರೆ ಆರತಿ ನಮ್ಮ ಜೊತೆಯಲ್ಲಿ ಬಂದಿದ್ದವರು ಹಾ ಐ ಕ್ಯಾನ್ ಸ್ಟಿಲ್ ವಿಜುವಲೈಸ್ ನಲವತ್ತು ದೇವಸ್ಥಾನ ದರ್ಶನ ಮಾಡಿದ್ದೀವಿ ಹತ್ತು ದಿವಸದಲ್ಲಿ <coughs> ಒಂದು ದೇವಸ್ಥಾನದಲ್ಲಿಯೂ ನಮ್ಮ ಜೊತೆಯಲ್ಲಿದ್ದವ್ರಿಗೆ ಆ ಭಾವನೆ ಆ ಅಂದ್ರು ನಂಬಿಯೈ ನಾನ್ ಕಂಡ കണ്ടപിൻ ಶಂಗಿನೋಡು ನೇಮಿಯೋಡು ತಾಮರೈ ಕಣ್ಗಳೋಡು ಶಂಕನಿವಾಯಿ ಒಂದು ನೋಡು ಶಲ್ ಹಿಂದದು ಎನ್ನೆಂಜಮೆ ಮನಸ್ಸು ಅಲ್ಲಿ ಹೋಗಿಬಿಟ್ಟಿದೆ ನಾನೇನ್ ಮಾಡಲಿ ಎನ್ನೆಂಜಿನಾಲ್ ನೋಕೆ ಕಾಣಿ ಮುಂದೆ ಹೇಳ್ಕೊಂಡು ಹೋಗಿ ಹತ್ತು ಪದ್ಯ ಅನುಭವಿಸ್ತಾ ಇದ್ರೆ ನಿಮ್ ಜನ್ಮ ಸಾರ್ಥಕವಲ್ಲ ಅಂತೇನು ನಾನು ಒಂದೊಂದು ಪದ್ಯವನ್ನೂ ನಮ್ಮಾಳ್ವಾರರ ಪಾಸುರಗಳನ್ನು ನನ್ನ ಮನಸ್ಸಿಂದ ನೋಡಿ ನಿಮ್ಮ ಮನಸ್ಸಿಂದ ನೋಡಿದ್ರೆ ಬರೀ ವಿಗ್ರಹ ನನ್ನ ಒಳಗಿನ ಕಣ್ಣಿಂದ ನೋಡಿದ್ರೆ ಅವನು ಮಧುವಣಿಗ ನಂಬಿ ಐ ತೆನ್ ಕುರುಂಗುಡಿ ನಿಂದ್ರ ಈ ದಕ್ಷಿಣ ಕುರುಂಗುಡಿಯಲ್ಲಿ ನಿಂತಿದ್ದಾನೆ ಸ್ವಾಮಿ ಅದ್ ಏತಿಗಳು ಶಂಪೊನ್ ಏತಿಗಳು ಕೆಂಪು ಬಂಗಾರದ ಅಂದ್ರೆ ಅದ್ಭುತ ಆ ಬಂಗಾರದಲ್ಲಿ ಎಷ್ಟೋ ಶೇಡ್ಸ್ ಇರುತ್ತೆ ಅಪರಂಜಿ ಅಂದ್ರೆ ಹಳದಿ ಹೆಚ್ಚು ಪುಟಕ್ಕಿಕ್ಕಿದ ಬಂಗಾರ ಆ ಹೊಳಿತಾ ಇದ್ದಾನೆ ಥಳ ಥಳ ಅಂತ ತಿರುಮೂರ್ತಿಯೈ ಉಂಬರ್ ವಾನವರ್ ಆದಿಯಂ ಶೋಧಿಯೈ ನಿತ್ಯ ಸೂರ್ಯಗಳೆಲ್ಲ ಬಂದು ಅವನ ದರ್ಶನಕ್ಕೋಸ್ಕರ ಇಂದ್ರಾಯುಗಳು ತಮ್ಮ ಲೋಕ ಬಿಟ್ಟು ಬಂದು ನಿಂತಾರೆ ಎಂಬಿರಾನೆ ಇಂಥ ಸ್ವಾಮಿಯನ್ನ ಎನ್ ಸೊಲ್ಲಿ ಮರಪ್ಪನೋ ಏನಂತ ಹೇಳಿ ಮರೆಯಲಿ ಎಂದ್ರು ಮರೆತು ಬಿಡು ಅಂದ್ರು ಪಕ್ಕದಲ್ಲಿದ್ದವರು ಸಾಕು ಇನ್ನೊಂದು ಟೂರಿಸ್ಟ್ ಹೋಗಬೇಕು ಅವನನ್ನು ಮರೆತು ಬಿಡು ಅಲ್ಲಿ ನಂಬಿಳ್ಳೆ ಹೇಳ್ತಾರೆ ಇವನನ್ನು ಏನು ಕಾರಣ ತೋರಿಸಿ ಮರೆಯಿರಿ ಒಬ್ಬ ಹುಡುಗಿ ಒಬ್ಬನ ಪ್ರೀತಿ ಮಾಡಿದ್ದಾಳೆ ಅವನು ಮರೆತು ಬಿಡು ಅವರ ಮದುವೆ ಮಾಡ್ತೇನೆ ಅಪ್ಪನ್ ತಗೊಂಡು ಏನ್ ಮಾಡ್ತೀರಿ ಆ ಹುಡುಗಿ ಕೇಳ್ತಾಳೆ ಅವನೇ ಬೇಕು ತಂದೆ ಹೇಳಿದ ಕೊಂದು ಬಿಡುತ್ತೇನೆ ನಿನ್ನನ್ನ ಮರೆತು ಬಿಡಬೇಕು ಹುಡುಗಿ ಆಗಿದ್ರೆ ಪಾಶರ ಓದಿದ್ರೆ ಅವನನ್ನು ಮರೆಯುವುದಕ್ಕೆ ಅವನಲ್ಲಿ ಏನು ದೋಷ ಇದೆ ಅದನ್ನು ಹೇಳು ಭಗವಂತನ ಗುಣಪೂರ್ತಿ ಇಲ್ಲವೇ ಸೌಂದರ್ಯ ಪೂರ್ತಿ ಇಲ್ಲವೇ ಸೌಲಭ್ಯ ಪೂರ್ತಿ ಇಲ್ಲವೇ ವಶೀಕರಣ ಸಾಮರ್ಥ್ಯ ಪೂರ್ತಿ ಇಲ್ಲವೇ ಸರ್ವಸ್ವದಾನ ಶಕ್ತಿ ಪೂರ್ತಿ ಇಲ್ಲವೇ ಅವತಾರ ಪ್ರಯುಕ್ತ ಕಾಂತಿ ಪೂರ್ತಿ ಇಲ್ಲವೇ ಜೀವಕಾರುಣ್ಯ ಪೂರ್ತಿ ಇಲ್ಲವೇ ಪ್ರೇಮ ಘನತ್ವ ಪೂರ್ತಿ ಇಲ್ಲವೇ ಯೌವನ ಔಜ್ವಲ್ಯ ಮಾಧುರ್ಯ ಔದಾರ್ಯ ಯಾವುದು ಪೂರ್ತಿ ಇಲ್ಲ ಮೊದಲು ಒಂದು ಕಾರಣ ಕೊಡಿ ಎನ್ಸೊಲ್ಲಿ ಮರಪ್ಪನೋ ಆ ನಂಬಿಳ್ಳೆ ಕಾಮೆಂಟ್ರಿ ಹಾಗೆ ಕನ್ನಡಕ್ಕೆ ಬರೆದಿಟ್ಟಿದ್ದೆ ನಮಗೂ ಬರಲಿ ಅಂತ ಜನ್ಮ ಪಡೆದಿದ್ದಕ್ಕೆ ನಂಬಿಳ್ಳೆ ಓದಬೇಕು ಏಳು ಮುಪ್ಪತ್ತಾರಾಯರ ಬಿಡಿ ಕಾಮೆಂಟ್ರಿ ಆ ಕೃಷ್ಣಾವತಾರ ಅನುಭವಿಸ್ತಾರೆ ಸ್ವಾಮಿ ಒಂದೊಂದು ಪದ್ಯದಲ್ಲಿ ರಾಮಾವತಾರದಲ್ಲಿ ಕರಗಿಸಿ ಬಿಡುತ್ತಾರೆ ಆಳ್ವಾರು ಹೇಳಿದ್ದು ದೊಡ್ಡದಲ್ಲ ನಂಬಿಳ್ಳೆ ಕಾಮೆಂಟ್ರಿ ಆಗಿದೆ ಅದನ್ನು ಓದಬೇಕು ನೀವು ದಕ್ಷಿಣ ಸಂಪ್ರದಾಯ ನಾನೇನ್ ಏನು ಹೇಳಿ ಮರೆಯಲಿ ಅದೇ ಸ್ಥಿತಿ ಶೂರ್ಪಣಿಕೆಗೆ ಹೇ ಕೊಯ್ದವನು ಯಾತ ಕೊಯ್ದ ಹೇಳು ಅಂದ್ರೆ ಸೊಲ್ಲಿ ಮರಪ್ಪನೋ ಅವನ ಸೌಂದರ್ಯ ಆಗಿದೆ ಹೀಗಿದೆ ಅಂತ ಒಂದೇ ಸಮ ಹೇಳ್ತಾ ಇದ್ದಾಳೆ ಆಮೇಲೆ ಪಾಯಿಂಟ್ಗೆ ಬಂದ್ಲು ಇವರೇನ್ ದೇವತೆಗಳು ಮನುಷ್ಯರೋ ಗೊತ್ತಿಲ್ಲ ಅವರ ಮಧ್ಯದಲ್ಲೊಬ್ಬಳಿದ್ದಾಳೆ ತರುಣಿ ರೂಪ ಸಂಪನ್ನ ಸರ್ವಾಭರಣಭೂಷಿತ ದೃಷ್ಟ ತತ್ರಮಯಾನಾರಿ ತಯೋರ್ಮಧ್ಯೆ ಸುಮಧ್ಯಮ ಕೆಟ್ಟ ಧ್ವನಿ ರಾಕ್ಷಸ ಸಂಸ್ಕೃತಿ ಇಬ್ಬರು ಗಂಡಸರು ಒಳ್ಳೆ ಸುಂದರರು ಬಂದಿದ್ದಾಳೆ ಅವರ ಮಧ್ಯದಲ್ಲಿ ಒಬ್ಬಳೇ ಒಬ್ಬಳು ಸರಿ ಬಂದಿದ್ದಾಳೆ ನಡತೆ ಚೆನ್ನಾಗಿದೆಯೋ ಇಲ್ಲವೋ ರಾಕ್ಷಸ ಸಂಸ್ಕೃತಿ ಇವಳಿಗೆ ರಾಮ ಒಲಿಬೇಕಾಗಿತ್ತು ತಾಮಸ ಸಂಸ್ಕೃತಿಯವರಿಗೆ ಹೇಗೆ ಒಲಿತಾನೆ ಭಗವಂತ ಅವನು ಬುದ್ಧಿವಂತನಾಗಿದ್ರೆ ನಿನ್ನ ಮೂಗು ಕೊಯ್ಯುವಂತಹ ಅಪರಾಧ ನೀ ಏನು ಮಾಡಿದೆ ಅಂತ ವಿಚಾರಣೆ ಮಾಡಬೇಕಾಗಿತ್ತು ವಿಚಾರಣೆ ಮಾಡಲಿಲ್ಲ ರಾಕ್ಷಸ ಸಂಸ್ಕೃತಿಯಲ್ಲಿ ತಮ್ಮವರು ತಪ್ಪೇ ಮಾಡಿದ್ರು ವಿಚಾರಣೆ ಮಾಡೋದಿಲ್ಲ ಪಾರ್ಟಿ ಪಾಲಿಟಿಕ್ಸ್ ಇದ್ದ ಹಾಗೆ ಅದು ಸರಿಯೇ ಅದು ಇಷ್ಟೆಲ್ಲ ಗಣಿಯವರು ಲೂಟಿ ಮಾಡಿದ್ರಲ್ಲ ಹೌದು ನಮ್ಮವರು ಸರಿಯೇ ಅದು ನೀವು ಮಾಡಿದ್ರೆ ತಪ್ಪು ನಾವು ಮಾಡಿದ್ರಲ್ಲ ಅದು ಕೋರ್ಟ್ ಕೊಟ್ಟರು ಅಷ್ಟೇ ಸಿಬಿಐ ಕೊಟ್ಟರು ಅಷ್ಟೇ ಎಲ್ಲಿ ಕೊಟ್ಟರು ಅಷ್ಟೇ ಮುಚ್ಚುವ ಸಾಮರ್ಥ್ಯ ಅವರಿಗಿದೆ ಆದ್ದರಿಂದ ಈ ಪಾರ್ಟಿ ಪಾಲಿಟಿಕ್ಸ್ ನಿನ್ನ ಮೂಗು ಕೊಯ್ದರೆ ಅವರು ಆ ಮಾಡ್ತೇನೆ ಏನು ಮಾಡಬೇಕು ಅವನಿಗೆ ಪ್ರಶ್ನೆ ಮಾಡುವ ಶಕ್ತಿಯೂ ಇರಲಿಲ್ಲ ಅವ್ರು ಹೇಳ್ದಾಗ ಕೇಳಬೇಕು ಅಂತ ಹೇಳಿದ್ನಲ್ಲ ರಾವಣ ಏನಿಲ್ಲ ಆ ಲಕ್ಷ್ಮಣರನ್ನ ಕೊಂದು ಅವರ ತಲೆಯನ್ನು ನನಗೆ ತೋರಿಸಬೇಕು ಹಾ ಬಹಳ ಸುಲಭ ಅಂದ ಕಡ್ಲೆಕಾಯಿ ಪರೀಕ್ಷೆಗೆ ಹೋಗಿ ಎರಡು ಸೇರಿ ಕಡಲೆಕಾಯಿ ತಗೊಂಡ್ಬಂದ ಹಾಗೆ ಲಕ್ಷ್ಮಣ ತಲೆ ತಗೊಂಡ್ಬರೋದು ಬಹಳ ಸುಲಭ ಅವನೇನ್ ಮಾಡಿದ ಹದಿನಾಲ್ಕು ಜನ ರಾಕ್ಷಸ ಮುಖಂಡರನ್ನ ಕರೆದು ನೀವು ಹೋಗಿ ಈಗಲೇ ರಾಮ ಲಕ್ಷ್ಮಣ ತಲೆ ತಗೊಂಡ್ಬಂದು ಸೈನ್ಯ ಇನ್ನೇನು ಕಾಣುತ್ತೆ ತಂದು ಬಿಡಿ ಅವರು ಹೋದ್ರು ರಾಮ ಲಕ್ಷ್ಮಣ ಹೇಳಿದ ಇದೇ ಸಾಮಾನ್ಯವಾದವಳಲ್ಲ ಜಗಳ ತಂದಿರ್ತಾಳೆ ಇವಳು ತಾಟಿಗೆ ಹಾಗಲ್ಲ ಪಾಲಿಟಿಷಿಯನ್ ಇವಳು ಸ್ವಲ್ಪ ಎಚ್ಚರವಾಗಿರೋಣ ಅಂತ ಹೇಳ್ತಾ ಹೇಳ್ತಾ ಇರುವಷ್ಟರಲ್ಲಿ ಅವು ಹದಿನಾಲ್ಕು ಜನ ಬಂದರು ಘೋರ ರಾಕ್ಷಸರು ಅವರಲ್ಲಿ ಯಾವುದು ಅಸ್ತ್ರ ಶಸ್ತ್ರ ಮಿಸೈಲು ಒಂದು ದಿವ್ಯವಾದಂತಹ ವಿದ್ಯೆ ಇಲ್ಲ ಒಡ್ರಿದ್ದಾಗ ಬಂದರು ಒಂದು ಬಾಣ ಪ್ರಯೋಗದಿಂದ ಹದಿನಾಲ್ವರನ್ನು ಸಂಹಾರ ಮಾಡಿಬಿಟ್ಟ ರಾಮಚಂದ್ರ ಮರದ ಮರೆಯಲ್ಲಿ ನಿಂತಿದ್ದು ಸೂರ್ಪಣಿಕೆ ಅಯ್ಯೋ ಕೆಲಸ ಕಟ್ಟಿತು ಅಂತ ಮತ್ತೆ ಕರ್ನಲ್ಲಿ ಹೋಗಿ ಪೊಲ್ಟ ಪೊಲ್ಟ ಎಲ್ಲ ಪೊಲ್ಟ ಇದೆಲ್ಲ ನಮ್ಮ ತಂದೆ ಉದಾಹರಣೆ ಕೊಡೋರು ಅವತ್ತು ಮಂತ್ರೆ ಹೇಗಿದ್ದು ಕಸುಬರಿಗೆ ಕೆಲಸ ಅಂತ ಹೇಳಿದ್ದೆ ಶೂರ್ಪಣಿಕೆ ಕೆಲಸ ಏನು ಮರಿಬೇಡಿ ಹೇಳಿದ್ನ ಮನೆಯಲ್ಲಿ ಹಳೆ ಕಾಲದಲ್ಲಿ ಒರಳು ಕಾಲದಲ್ಲಿ ಚಟ್ನಿ ಅಂತ ರುಬ್ಬುತ್ತಿದ್ರು ಈಗೆಲ್ಲ ಮಿಕ್ಸಿ ಬಂದ್ಮೇಲೆ ಇದು ಹೇಳೋ ಕಟ್ಟ ಆ ಚಟ್ನಿ ರುಬ್ಬುವಾಗ ಆ ಗುಂಡು ಕಲ್ಲಿಗೆ ಅದಕ್ಕೆ ಬೇರೆ ಅದು ಬ್ರಾಹ್ಮಣ ಅದಕ್ಕೊಂದು ಜುಟ್ಟಿರಲಿ ಅಂತ ಒಂದು ಗೂಟ ಬೇರೆ ಹಾಕಿರ್ತಾರೆ ಅದು ಇಟ್ಕೊಂಡು ಅದನ್ನು ತಿರುಗಿಸಬೇಕು ಅದು ತಿರುಗಿಸ್ತಾ ಇರುವಾಗ ಬಲಗೈ ಏನು ಮಾಡುತ್ತೆ ಅಂದ್ರೆ ಒರಳಿನಿಂದ ಸಿಡಿದು ದೂರ ಬರುವುದನ್ನು ಒಳಗೆ ತಳ್ಳಿ ಕೊಡುವಂತೆ ಶೂರ್ಪಣಿಕೆ ರಾಮನೆಂಬ ಒರಳಿಗೆ ರಾಕ್ಷಸನ್ ತಳ್ತಾ ಇದ್ದಾಳೆ ಒಂದೇ ಸಮ ಹದಿನಾಲ್ಕು ಜನ ಆಯಿತು ಇಷ್ಟು ಜನ ಆಯಿತು ಅಷ್ಟು ಜನ ಆಯಿತು ರುಬ್ಬುಗುಂಡಿಗೆ ಆಹುತಿ ಕೊಡೋ ಕೆಲಸ ಇದು ಕರನಿಗೆ ಇನ್ನಷ್ಟು ಬೇಜಾರಾಯಿತು ಆ ಹಾಗಿದ್ರೆ ಇನ್ನಷ್ಟು ಜನ ಕಳಿಸ್ತೇನೆ ಅಂತ ಒಂದು ತುಕಡಿಯನ್ನು ಕಳಿಸಿದ ಆ ತುಕಡಿಯನ್ನು ರಾಮಚಂದ್ರ ನಿರ್ನಾಮ ಮಾಡಿದ ಕೂಡಲೇ ಏನು ಯಾರಿಗೂ ಬಗ್ಗೆ ಇದ್ದವರು ನಮ್ಮ ಸೈನ್ಯ ಎಲ್ಲ ಹೇಗಾಯ್ತಲ್ಲ ಅಂತ ದೂಷಣನನ್ನ ತ್ರಿಶಿರಸ್ಸನ್ನ ಕಳಿಸ್ತಾನೆ ತಾನೇ ಬರ್ತಾನೆ ಈ ಯುದ್ಧವೆಲ್ಲ ಹೆಚ್ಚು ವರ್ಣನೆ ಮಾಡೋದಿಲ್ಲ ಸ್ವಯಂ ಖರನೇ ಯುದ್ಧ ಭೂಮಿಗೆ ಬರ್ತಾನೆ ಅವನು ಗದಾಯುದ್ಧದಲ್ಲಿ ಪ್ರವೀಣ ಮತ್ತು ಮಹಾಮಾಯಾವಿ ಇದು ರಾಮ ನೋಡಿದ ಓಹೋ ದೊಡ್ಡ ಸೈನ್ಯ ಬರ್ತಾ ಇದೆ ಒಬ್ಬರಲ್ಲ ಈ ಊರಲ್ಲಿ ಎಲ್ಲ ದುಷ್ಟರೇ ಅಂತ ಕಾಣುತ್ತೆ ಇವರಿಗಿಷ್ಟು ಜನಕ್ಕೆ ಶಾಸನ ಮಾಡೋಣ ಅಂತ ಲಕ್ಷ್ಮಣನ್ ಹೇಳ್ದ ಇದು ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅಲ್ಲಿ ಗುಹೆ ಕಾಣಿಸುತ್ತೆ ನೋಡು ನಿಮ್ಮ ಮತ್ತಿಗೆಯನ್ನ ಗುಹೆಯಲ್ಲಿಟ್ಟು ನೀವು ಅವಳು ಹೊರಗೆ ಬರದೇ ಇರುವಾಗ ನೀವು ನೋಡ್ಕೋತಾ ಇರು ನಾನೊಬ್ಬನೇ ಮುಗಿಸ್ತೇನೆ ಲಕ್ಷ್ಮಣ ಹೇಳ್ದ ಇದೇನಣ್ಣ ನಾ ಬಂದಿರೋದೇ ನಿನ್ನ ಸೇವೆಗೆ ಅಷ್ಟೊಂದು ಜನ ಎದುರಿಗಿದ್ದಾರೆ ನೀನು ಒಬ್ಬನೇ ಹೇಗೆ ಯುದ್ಧ ಮಾಡ್ತೀಯ ನಾನು ನಿನ್ನ ಜೊತೆಗೆ ಬರ್ತೇನೆ ರಾಮ ಹೇಳಿದ ನೀನು ಪೂಜೆ ಮಾಡುವ ನನ್ನ ಕಾಲುಗಳ ಮೇಲೆ ಆಣೆ ಇದರಲ್ಲೊಂದು ತಮಾಷೆ ಇದೆ ನೀ ಸುಮೇರು ಹೇಳಿದ್ರೆ ಕೇಳು ಗುಹೆ ಬಾಗಿಲು ನಿಂತ್ಕೋ ಹೋಗು ಹೋಗಿ ನಿಂತ್ಕೊಂಡ ಈ ಕಡೆ ಭಯಂಕರ ಯುದ್ಧ ನಡೆಯಿತು ಒಂದು ಸ್ವಲ್ಪ ಒಂದು ಕಡೆ ಆಯಕಟ್ಟು ಜಾಗ ಮಾಡಿಕೊಳ್ಳಕ್ಕೆ ಒಂದು ಹೆಜ್ಜೆಯನ್ನು ಹಿಂದೆ ಮುಂದೆ ಸರಿ ಮಾಡಿಕೊಳ್ತಾನೆ ರಾಮಚಂದ್ರ ಯುದ್ಧ ಭೂಮಿಯಲ್ಲಿ ಮುಂದೆ ಕಾಲ ಹಿಂದೆ ಹೋದೆ ಈ ದೊಡ್ಡ ಪಂಚಾಯಿತಿ ಇದು ಒಂದು ಅದು ಬೇರೆ ಬೈತಾರೆ ರಾಮನಿಗೆ ವಾಲಿ ವಾಲಿವಧೆ ಇದು ಒಂದು ಪ್ರಸಂಗ ಅಲ್ಲ ಬಸ್ಸಲ್ಲಿ ಕೂತಿರ್ತೀವಿ ಇಟ್ಟಿರ್ತೀವಿ ಸ್ವಲ್ಪ ಕಾಲು ನೋವಾಯ್ತು ಅಂತ ಹಿಂದೆ ಮುಂದೆ ಕಾಲು ಹಿಂದೆ ಕಾಲು ಸರಿ ಮಾಡಿದ್ದೇನೆ ಸ್ವಾಮಿ ಕಾಲು ಇಟ್ಟಿದ್ದೀರಿ ಪ್ರಯಾಣ ಹೊರಟವು ಹಿಂದೆ ಕಾಲು ಇಟ್ಟರು ಅಂತ ಕೇಳಿದ ಮಾಡಲಿ ಅದು ಪೊಸಿಷನ್ ಚೇಂಜ್ ಮಾಡೋದು ಹೆದರಿಕೆಯಿಂದ ಅಲ್ಲ ಅಲ್ಲಿ ಬರೀ ಹೆಣಗಳು ಬಿದ್ದಿದ್ದು ಸುಡ್ತಾ ಇದ್ದಾರೆ ಬಾಣ ರಾಮ ಬಾಣ ಹೇಗಿತ್ತು ಮುಂದೆ ಅಕಂಪನ ಕೈಯಲ್ಲಿ ಕೇಳ್ತೀರಿ ರಾಮಬಾಣದ ಗತಿ ಬಹಳ ವಿಚಿತ್ರ ಸತ್ತು ಸತ್ತು ತಪ ತಪ ತಪ ತಪ ಬೀಳ್ತಾ ಇದ್ದಾರೆ ಆ ಹೆಣಗಳಲ್ಲಿ ಜಾಗ ಇರಲಿಲ್ಲ ಒಂದು ಕಡೆ ಕಾಲು ಸರಿ ಮಾಡಿಕೊಂಡ ರಾಮಚಂದ್ರ ಬಾಣ ಪ್ರಯೋಗ ಮಾಡಿದ ಮಾಡಿದ ಒಂದು ಮುಕ್ಕಾಲು ಗಂಟೆ ಅರ್ಧಾಧಿಕ ಮುಹೂರ್ತೇನ ಮುಕ್ಕಾಲು ಗಂಟೆಯಲ್ಲಿ ಅಷ್ಟು ಜನ ಸತ್ತು ಬಿದ್ದರು ಕರನು ಸತ್ತ ದೇವತೆಗಳೆಲ್ಲ ಮೇಲೆ ಆಕಾಶದಲ್ಲಿ ನಿಂತುಕೊಂಡು ಅಯ್ಯೋ ಇದು ಅಸಮವಾದ ಯುದ್ಧ ವಿಷಮವಾದ ಯುದ್ಧ ಹದಿನಾಲ್ಕು ಸಾವಿರ ಒಂದು ಕಡೆ ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ಬರೀ ಮೋಸಗಾರರು ಈ ಕಡೆಯಲ್ಲಿ ನೋಡಿದ್ರೆ ಏಕಶ್ಚ ರಾಮೋ ಧರ್ಮಾತ್ಮ ಧರ್ಮ ಬಿಡದೆ ರಾಮನೇ ಒಬ್ಬ ಒಂದು ಕಡೆ ಕಥಂ ಯುದ್ಧಂ ಭವಿಷ್ಯತಿ ಈ ಯುದ್ಧ ಹೇಗಾಗುತ್ತೆ ಅವರೆಲ್ಲ ಹೇಳ್ತಾ ಇದ್ರು ಮೇಲ್ಗಡೆಯಲ್ಲಿ ನೋಡ್ತಾ ಇದೆ ಇಂದವನೇ ರಾಮಚಂದ್ರ ಬಾಣ ಪ್ರಯೋಗ ಮಾಡಿದರೆ ಹದಿನಾಲ್ಕು ಸಾವಿರ ಅಷ್ಟು ದೊಡ್ಡ ಸೈನ್ಯವು ತಪ ತಪ ತಪ ಬಿತ್ತು ಅಷ್ಟೋ ಜನ ಬ್ರಾಹ್ಮಣರು ಯಾಜ್ಞವಲ್ಕ್ಯ ಶಿಷ್ಯರು ಶುಕ್ಲ ಯಜುರ್ವೇದಿಗಳು ಸ್ಕಾಂದ ಪುರಾಣದಲ್ಲಿದೆ ಮಹೇಶ್ವರ ತೀರ್ಥರು ಎತ್ತಿ ತೋರಿಸ್ತಾರೆ ರಾವಣನೇ ಸ್ವಯಂ ಬ್ರಾಹ್ಮಣ ಸೂರ್ಪಣಿಕಿ ಬ್ರಾಹ್ಮಣರವಳು ಬ್ರಾಹ್ಮಣರಾಗಿರ್ಬೋದೆ ಹದಿನಾಲ್ಕು ಸಾವಿರ ಒಂದು ಬಿಳ್ಳೆ ಉಡಿ ಎಲ್ಲ ಸತ್ತು ಬಿದ್ದರು ಬಿದ್ದ ಮೇಲೆ ಹಿಂತಿರುಗಿ ನೋಡಿದ ರಾಮಚಂದ್ರ ಗುಹೆ ಕಡೆಯಲ್ಲಿ ಸೀತೆ ಓಡು ಬರ್ತಾ ಇದ್ಲು ಬಂದವಳೆ ರಾಮನನ್ನು ಆಲಿಂಗನ ಮಾಡಿಕೊಳ್ತಾಳೆ ತಂದೃಷ್ಟ ಶತ್ರು ಹಂತಾರಂ ಮಹಾವಾಕ್ಯ ಮಹರ್ಷೀಣ ಸುಖಾವಹಂ ಬಭೂವ ಹೃಷ್ಟಾ ವೈದೇಹಿ ಭರ್ತಾರಂ ಪರಿಷಸ್ವಜೇ ಕೋದಂಡದಂಡಮವಲಂಬ್ಯ ವಿನೀಯವರ್ಮ ಕಿಂಚಿತ್ ಪರಿಶ್ರಮಭೃತಂ ಪ್ರಿಯಮೀಕ್ಷಮಾಣ ರಾಕ್ಷಸರನ್ನು ಕೊಂದು ಕೂಡಲೇ ಬಿಲ್ಲ ಕಟ್ಟಿದ್ದ ಹಗ್ಗವನ್ನು ಇಳಿಸಿಬಿಟ್ಟ ರಾಮಚಂದ್ರ ಹಿಡ್ಕೊಂಡು ನಿಂತಿದ್ದಾನೆ ಬೆವರು ಸುರಿತಾ ಇದೆ ಸೀತೆಯನ್ನು ಕೂರಿಸಿ ನೋಡಿದ ಏನಂದಿದ್ದೆ ಅವತ್ತು ಕಾಡು ಕರ್ಕೊಂಡು ಹೋಗಿ ಅಂತ ಸ್ವಯಂ ಪುರುಷ ವಿಗ್ರಹಂ ನೀವೇನು ಹೆಂಗಸೋ ಗಂಡಸೋ ಅಂತ ಕೇಳಿದ್ದಲ್ಲ ಈಗ ನೋಡು ನಾ ಗಂಡಸೋ ಹೆಂಗಸೋ ಅಂತ ಲಕ್ಷ್ಮಣನ್ ಸೇರಿಸ್ಕೊಂಡಿದ್ರೆ ಅವನಿದ್ದರಿಂದ ಆಯಿತು ನಿಮ್ ಬೇಳೆ ಬೇಯಿತು ಅಂತ ಹೇಳಿಬಿಡ್ತಿದ್ರು ಸೀತಾದೇವಿ ಅವಳೇನು ಸಾಮಾನ್ಯ ಅಲ್ಲ ಮಾತಿನಲ್ಲಿ ಆದ್ರೆ ಲಕ್ಷ್ಮಣ ನೋಡ್ತಾ ಇದ್ರು ಇವತ್ತು ನಿನ್ನ ಅತ್ತಿಗೆ ಬೈಬಾರದು ಅವಳು ಬಾಯಿ ಫೇಸ್ ಮಾಡಿಬಿಡ್ತೇನೆ ಇವತ್ತು ಅವಳಿಗೆ ನೋಡು ಮಾಡಿದ್ದೇನೆ ಅಂತ ಕೋದಂಡ ವಿನೀಯ ವಿನೀಯವರ್ಮ ಕವಚ ತೆಗೆದಿದ್ದಾನೆ ಕಿಂಚಿತಿ ಪರಿಶ್ರಮ ಭೃತಂ ಪ್ರಿಯಮೀಕ್ಷಮಾಣ ಆ ಗಂಡನ ನೋಡಿದ್ದಾಳೆ ಅಂಥ ಮಹಾವೀರನಿಗೆ ಬಹುಮಾನ ಕೊಡಬೇಕಲ್ಲ ಒಂದು ಮಗು ಚೆನ್ನಾಗಿ ಮಾತನಾಡ್ತು ಸಂಸ್ಕೃತದಲ್ಲಿ ರಾಮಾಯಣ ಶ್ಲೋಕ ಹೇಳಿತು ವಿದ್ವಾಂಸರು ಬಹುಮಾನ ಕೊಡುತ್ತಾರೆ ಎಂಟು ವರ್ಷದ ಹುಡುಗ ಮ್ಯಾಂಡೋಲಿನ್ ಬಾರಿಸಿದ ಅವನು ಶ್ರೀನಿವಾಸ್ ಎದುರು ಕೂತಿದ್ರು ಶೇಷಗೋಪಾಲನ್ ಕೈಯಲ್ಲಿದ್ದ ನವರತ್ನ ಖಚಿತ ಉಂಗುರವನ್ನು ತೆಗೆದು ಅವನ ಕೈಗೆ ಹಾಕಿಬಿಟ್ರು ಒಳ್ಳೆಯದು ಕಣ್ಣೆದ್ರೆ ನಡೆದ್ರೆ ಬಹುಮಾನ ಕೊಡಬೇಕು ಯೋಗ್ಯತೆ ಇದ್ದವರು ಪಕ್ಕದವರು ಬೆರಳು ಉಂಗುರ ತೆಗೆದುಕೊಡುವುದಲ್ಲ ನಿಮ್ಮ ಕೈಯಿಂದ ಕೊಡಬೇಕು ಸೀತಾದೇವಿಯನ್ನು ಬಹುಮಾನ ಕೊಡ್ತಾಳೆ ಬನ್ನಿ ನಾಥ ಎಂಬುದಾಗಿ ಎರಡು ತೋಳನ್ನು ಬಿಚ್ಚಿ ಲಕ್ಷ್ಮಣ ಅಲ್ಲಿದ್ದಾನೆ ಎನ್ನುವುದನ್ನು ಮರೆತು ರಾಮನನ್ನು ಆಲಿಂಗನ ಮಾಡಿಕೊಂಡಳು ಕ್ಷತ್ರಿಯರಮಣಿ ಗಂಡನಿಗೆ ಏನು ಬಹುಮಾನ ಕೊಡಬೇಕು ಅಂತ ಗೊತ್ತಿದ್ದವಳು ತಂದೃಷ್ಟ ಯಂ ದೃಷ್ಟ ಯಾವ ತಮ್ ದೃಷ್ಟ ಒಬ್ಬನೇ ರಾಮ ಅಂತ ದೇವತೆಗಳು ಹೇಳಿದ್ರಲ್ಲ ಹದಿನಾಲ್ಕು ಸಾವಿರ ರಾಕ್ಷಸರಿಗೆ ಹದಿನಾಲ್ಕು ಸಾವಿರ ರಾಮನಂತೆ ಕಂಡವನು ತಮ್ ದೃಷ್ಟ ಶತ್ರು ಹಂತಾರಂ ಮಹರ್ಷೀಣಾಂ ಸುಖಾವಹಂ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆ ಮಾಡಿದವನು ಶ್ರೀಮನ್ ಮಹಾವಿಷ್ಣು ಅಂತ ತೋರಿಸಿಕೊಟ್ಟವನು ಭಗವಂತನಿಗೆ ಅಸಾಧಾರಣವಾದ ವ್ಯಾಪಾರವನ್ನ ಕೂಡಿ ಪುರುಷೋತ್ತಮತ್ವವನ್ನು ಸ್ಥಾಪನೆ ಮಾಡಿದವನು ಅವನು ನೋಡಿ ಬಭೂವ ಸೀತಾದೇವಿ ಗುಹೆ ಒಳಗೆ ಕೂತಿದ್ದವಳು ಲಕ್ಷ್ಮಣ ಬಿಡೋ ನನ್ನನ್ನ ಅದೇನಾಯ್ತೋ ನೋಡಬೇಕು ಬಾಯಿ ಉಚ್ಕೊಂಡು ಕೂತಿರಿ ಯಜಮಾನರಪ್ಪಣೆ ನೋಡತಕ್ಕದ್ದಲ್ಲ ಅವಳಿದ್ದವಳು ಅಲ್ಲ ಸತ್ತವಳು ಅಲ್ಲ ಈಗ ಬಭೂವ ಜೀವ ಬಂದಿದ್ದಂತೆ ಅವಳಿಗೆ ಬಭೂವ ಹೃಷ್ಟ ವೈದೇಹಿ ತುಂಬಾ ಸಂತೋಷವಾಯಿತು ಯಜಮಾನನನ್ನ ಪರಿಷಸ್ವಜೆ ಪರಿತಃ ಸಸ್ವಜೆ ಆಲಂಗನ ಮಾಡಿದ್ದಾಳೆ ಹೇಗೆ ಮಾಡಿದ್ದಾಳೆ ಪರ್ಯಾಪ್ತಂ ಸಸ್ವಜೆ ರಾಮಚಂದ್ರ ಸಾಕೋ ಅನ್ನೋ ತನಕ ಆಲಿಂಗನ ಮಾಡಿದ್ದಾಳೆ ಬಿಡು ಬಿಡು ಅಂತ ಹೇಳಬೇಕು ರಾಮಚಂದ್ರ ಪಶ್ಚಾತ್ ಪುರಸ್ತಾತ್ ಪಾರ್ಶ್ವದಶ್ಚ ಈ ಮಕ್ಕಳನ್ನು ತಬ್ಬಿಕೊಳ್ಳೋ ಹಾಗೆ ರಾಮನನ್ನು ಮುಂದುಗಡೆಯಿಂದ ಹಿಂದುಗಡೆಯಿಂದ ಪಕ್ಕದಿಂದ ತೋಳ ಕಡೆಯಿಂದ ನಮ್ರಾಮಾಲ್ವೆ ನಮ್ರಾಮಾಲ್ವೆ ನಮ್ರಾಮಾಲ್ವೆ ಅಂತ ಪರಿತಃ ಸಸ್ವಜೆ ನಿರವಧಿಕ ಪ್ರೇಮ ಭಾರ ಭರಿತೆಯ ಸ್ವಯಂ ಮಾಲಿಲಿಂಗೆ ಲಕ್ಷ್ಮಣಸ್ಯ ಪಶ್ಚಾತ್ ಲಕ್ಷ್ಮಣ ನೋಡ್ತಾ ಇದ್ದಾನು ಭಾವಮೈದ ಭಾವಮೋಹಿತನಾದ್ರೆ ಹೀಗೆಲ್ಲ ಮಾಡಬಹುದು ಅಂದ್ರೆ ಸುಮ್ಮನೆ ಇದು ವೀರ ಪ್ರಸಂಗ ಇಲ್ಲಿ ಬಹುಮಾನ ಕೊಡಬೇಕು ಗುರುತಿಟ್ಟಿದ್ದೇನೆ ಊರಿಗೆ ಬನ್ನಿ ಅಯೋಧ್ಯೆಯಲ್ಲಿ ಕೊಡ್ತೇನೆ ಅಂದ್ರೆ ಅಲ್ಲೇನು ಚೆನ್ನಾಗಿರುತ್ತೆ ಹತ್ತು ಜನರ ಎದುರಿಗೆ ಕೊಡಬೇಕು ಒಂದು ಮದಗಳಿದ್ದನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಆ ಪಾಶುರದ ಅರ್ಥವೆಲ್ಲ ಇದೆ ಶ್ಲೋಕದಲ್ಲಿ ತಿರುಪಾವೆ ಪ್ರಬಂಧದ ಒಂದು ಪಾಶರದಲ್ಲಿ ಭಗವಂತ ಭಗವತಿ ಇಬ್ಬರೂ ಸೇರಿರತಕ್ಕಂಥ ಆ ದಿವ್ಯ ಸಂದರ್ಭ ಲೋಕಕ್ಕೆ ಅತ್ಯಂತ ಮಂಗಳಕರವಾದದ್ದು ಇದರ ಲಕ್ಷ್ಮೀ ತತ್ವ ತವ ಸ್ಪರ್ಶಾದೀಶಂ ಸ್ಪೃಶತಿ ಕಮಲೇ ಮಂಗಳಪದಂ ಶ್ರೀ ಕೋಶ ಭಗವಂತನಿಗೆ ಮಂಗಳ ಪರತ್ವ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಾಯತನಂ ಹರಿಯ ಮಂಗಳತ್ವ ಆಚರಿಂದ ಬಂತು ಲಕ್ಷ್ಮೀ ಆಲಿಂಗನದಿಂದ ಉಂಟಾಯಿತು ಸ್ವರೂಪಂ ಸ್ವಾತಂತ್ರ್ಯಂ ಭಗವತೈದಂ ಚಂದ್ರವದನೆ ತ್ವದಾಶ್ಲೇಷೋತ್ಕರ್ಷಾತ್ ಭವತಿ ಖಲು ನಿಷ್ಕರ್ಷ ಸಮಯೇ ಲೋಕಕ್ಕೆ ಅಧಿಪತಿ ಯಾರು ಲಕ್ಷ್ಮೀಪತಿ ಲಕ್ಷ್ಮೀಪತಿ ಅಂದ್ರೆ ಲಕ್ಷ್ಮೀ ಲಕ್ಷ್ಮ್ಯಾ ಸಮಾಲಂಗಿತ ವಾಮಭಾಗಂ ಲಕ್ಷ್ಮೀ ನೃಸಿಂಹಂ ಶರಣಂ ಪ್ರಪದ್ಯೆ ಲಕ್ಷ್ಮೀ ಇರುವ ಜಯಂತಿ ಪಂಚಾಯುಧಾಜಿ ಸ್ವಯಮೇ ಬಿಭ್ರತಿ ತದ್ಭಾರಖೇದಮಿವತೆ ಪರಿಹರ್ತು ಕಾಮಃ ಶ್ರೀರಂಗಧಾಮ ಮಣಿಮಂಜರಿಗಾಹತೆ ತ್ವಂ ರಂಗರಾಜೋತ್ಸವ ಪರಾಶರ ಸಾಮಾನ್ಯ ಭೋಗ್ಯಮಪಿ ಕೌಸ್ತುಭ ವೈಜಯಂತಿ ಕೌಸ್ತುಭ ಕಲ್ಲು ವಜ್ರಮಣಿ ಅದು ಧರಿಸಿದ್ದಾನೆ ವೈಜಯಂತಿ ಮಂಡಿ ತನಕ ಹಿಡಿಯುವಂತಹ ದೊಡ್ಡ ಮಾಲಿಕೆ ಹಾಕೊಂಡಿದ್ದಾನೆ ಪಂಚಾಯುಧಾನಿ ಶಂಖಚಕ್ರಾಧ್ಯಾಯುಧಗಳು ಇಷ್ಟೆಲ್ಲ ಭಾರ ಇದೆಯಲ್ಲ ಹೇಗೆ ಧರಿಸ್ತಾನೆ ಅಂದ್ರೆ ಅಯ್ಯೋ ಭಾರ ತಡೆಯೋಕ್ಕಾಗೋದಿಲ್ಲ ಲಕ್ಷ್ಮಿ ಬಾಯಲ್ಲಿ ಅವಳನ್ನು ತಬ್ಬಿಕೊಂಡು ಆಯುಧಗಳ ಭಾರವನ್ನು ಸಹಿಸ್ತಾನಂತೆ ಭಗವಂತ ಲೋಕದ ಭಾರದ ಕ್ಷೇಮವನ್ನು ಸಹಿಸ್ತಾನಂತೆ ಅಂಕುತ ಸತ್ವ ವಿಷ್ಣು ಪುರಾಣ ಯತಸತ್ವಂ ತಥೋ ಲಕ್ಷ್ಮೀ ಪಶ್ಯತಾಂ ಸರ್ವದೇವಾನಾಂ ಯಯೌ ವಕ್ಷಸ್ಥಲಂ ಹರೇ ಸಮುದ್ರ ಕಾಲದಲ್ಲಿ ದೇವತೆಗಳೆಲ್ಲ ನೋಡ್ತಾ ಇರುವಾಗಲೇ ಅವರೆಲ್ಲ ಹಾರ ಹಿಡ್ಕೊಂಡಿದ್ದಾರೆ ಲಕ್ಷ್ಮಿ ನಮಗೆ ಹಾರ ಹಾಕ್ತಾಳೆ ಅಂತ ಲಕ್ಷ್ಮಿ ಹೋಗಿ ಭಗವಂತನ ಎದೆಯಲ್ಲಿ ಕೂತು ಬಿಟ್ಲು ಇದು ಅಮಂಗಳ ಸಂದರ್ಭ ಅಶ್ಲೀಲವಲ್ಲ ಅದು ಲೋಕಕ್ಕೆ ಕ್ಷೇಮ ಭಗವಂತನನ್ನು ಅಂಗೀಕಾರ ಮಾಡಿದಳು ನೀವೇ ಸಮರ್ಥರು ಎಂಬುದಾಗಿ ಆದರೆ ಅಷ್ಟು ದೊಡ್ಡ ಅದ್ಭುತ ಪ್ರಸಂಗ ನೋಡೋದಕ್ಕೆ ಅಲ್ಲಿ ಒಬ್ಬರೂ ಇರಲಿಲ್ಲ ಏನು ಮಾಡೋಣ ನಾವಾದರೂ ಇರಬಾರ್ದಾಗಿತ್ತೆ ಅಲ್ಲಿ ಜನಸ್ಥಾನದಲ್ಲಿ ಒಬ್ಬ ಋಷಿ ಇಲ್ಲ ಋಷಿಗಳನ್ನೆಲ್ಲ ತಿಂದು ಮುಗಿಸಿದ್ದಾರೆ ಹರದೂಷಣರು ಕರದೋಷದೆಲ್ಲ ಸತ್ತು ಹೋದರು ಲಕ್ಷ್ಮಣ ಒಬ್ಬ ದೇವತೆಗಳು ಋಷಿಗಳು ಗಂಧರ್ವರು ಆಕಾಶದಲ್ಲಿ ನೋಡಿ ಸಂತೋಷ ಪಡ್ತಿದ್ದಾರೆ ಪ್ರತಿನಿತ್ಯ ದೇವರು ಪೂಜೆ ಮಾಡುವಾಗ ಮಂತ್ರಪುಷ್ಪಗಳಲ್ಲಿ ಈ ಶ್ಲೋಕವನ್ನು ಸೇರಿಸುವಂತಹ ಪದ್ಧತಿ ಅದ್ಭುತ ಶ್ಲೋಕ ಯಾರೂ ಇರಲಿಲ್ಲ ಅಂದೆ ಒಬ್ಬ ಇದ್ದ ಅಲ್ಲಿ ತ್ವರಮಾನಸ್ತತೋಗತ್ವ ಜನಸ್ಥಾನಾದ ಕಂಪನಃ ಆ ಊರಲ್ಲೊಬ್ಬ ಇದ್ದ ಅವನ ಹೆಸರು ಅಕಂಪನ ಅಂತ ಸಂಪತ್ತೈಂಗಾರ ಅಂತ ಹೆಸರು ಒಂದು ಪೈಸೆ ಜೋಬಲಿಲ್ಲ ಅಂದ ಹಾಗೆ ಇವನಿಗೆ ಅಕಂಪನ ಯಾರಿಗೂ ಹೆದರದೇ ಇದ್ದವನು ಅವತ್ತು ಅವನು ಹೆದರಿ ಸತ್ತಷ್ಟು ಯಾರೂ ಸತ್ತಿರಲಿಕ್ಕಿಲ್ಲ ಲೋಕದಲ್ಲಿ ಅವನೇನ್ ಮಾಡಿದ ತ್ವರಮಾಣ ಅತ್ಯಂತ ಅರ್ಜೆಂಟ್ ಅಂತ ಹೇಳಿ ಲಂಕೆಗೆ ಪ್ರವೇಶ ಲಂಕಾಂ ವೇಗೇನ ರಾವಣಂ ವಾಕ್ಯಮಬ್ರವೀತಿ ರಾವಣ ಹೇಳಿದ ಸ್ವಾಮಿ ಅಭಯ ಕೊಟ್ರೆ ಹೇಳ್ತೇನೆ ಇದ್ದದ್ದನ್ನ ಅಂದ ಅಭಯ ಯಾಕೋ ಅಂತ ರಾವಣ ಅದಕ್ಕೇ ಭಯವಾಗ್ತಾ ಇದೆ ಎಂದೆ ನಾನು ಕೊಲ್ಲೋದಿಲ್ಲ ಅಂತಂದ್ರೆ ಇದ್ದದ್ದನ್ನಿದ್ದ ಹಾಗೆ ಹೇಳ್ತೇನೆ ಕೊಲ್ಲೋದಿಲ್ಲ ಹೇಳೋದು ನೀವು ಜನಸ್ಥಾನ ಅಂತ ಇಟ್ಟಿದ್ರಲ್ಲ ಅದು ಹತಸ್ಥಾನವಾಯಿತು ವಾರು ಉಳಿಲಿಲ್ಲ ಚರಿತ್ರೆ ಹೇಳೋದಿಕ್ಕೆ ಎಲ್ಲ ಸತ್ತು ಹೋಗ್ಬಿಟ್ರು ಆ ಹದಿನಾಲ್ಕು ಸಾವಿರ ಭಯಂಕರ ರಾಕ್ಷಸರು ಕರದೋಷಣಾದಿಗಳು ಸತ್ತು ಹೋಗಿಬಿಟ್ರೆ ನಿಜ ಹೇಳ್ತೀಯೋ ಇಲ್ವೋ ಕೊಂದು ಬಿಡ್ತೇನೆ ಅಂತ ಅದಕ್ಕೆ ಅಭಯ ಕೇಳಿದ್ದು ಅಂದ ಅವನು ನಿಜ ಹೇಳಿದ್ರೆ ಕೊಂದು ಬಿಡ್ತೇವೆ ಮೊಘಲ್ ಸುಲ್ತಾನರು ಮಾಡ್ತಿದ್ರು ಆ ಕೆಲಸನ ಒಳ್ಳೆ ಕಟ್ಟಡ ಕಟ್ಟಿಸೋದು ಶಿಲ್ಪಿ ಕೈಯಲ್ಲಿ ಕೊನೆ ಕೂಲಿ ಕೊಡ್ತೇನೆ ಅಂತ ಅವನ್ನೇ ಬಿಡೋದು ಇನ್ನೊಂದು ಕಟ್ಟಡ ಅಂತ ಅದು ಕಟ್ಟಿಬಿಟ್ರೆ ಅದು ಕೈಯ ತೆಗೆದು ತೆಗೆದುಬಿಡು ಕಾಲು ತೆಗೆದುಬಿಡೋದು ಕೊಂದು ಬಿಡೋದು ಇದು ಈ ಮೂರ್ಖತನ ಈ ರಾವಣನ ದಳ್ಬಾರು ಏನಂದೆ ಇನ್ನೊಂದು ಸಲ ಹೇಳು ಇಲ್ಲ ಸ್ವಾಮಿ ಏನಾಯ್ತೋ ಗೊತ್ತಿಲ್ಲ ರಾಮ ಲಕ್ಷ್ಮಣರು ಅಂತ ಬಂದಿದ್ದಾರೆ ದಶರಥನ ಮಕ್ಕಳಂತೆ ನೀವಿಟ್ಟಿದ್ದು ಸೈನ್ಯ ತಗೊಳ್ಳಿ ಅಲ್ಲಿ ಯಾರೂ ಉಳಿಲಿಲ್ಲ ಅವನೇ ನಿಂದನು ದೇವೇಂದ್ರನೋ ಯಾವ ಶಕ್ತಿಯೋ ರುದ್ರಶಕ್ತಿಯೋ ಮತ್ತೊಂದು ಶಕ್ತಿಯೋ ನಮಗೆ ಗೊತ್ತಿಲ್ಲ ರಾಮೋ ನಾಮ ಮಹಾತೇಜ ಶ್ರೇಷ್ಠ ಸರ್ವಧನುಷ್ಮತ ಹಾಗೆ ಬಿಲ್ ಹಿಡಿಯೋದು ಬಾಣಪ್ರಯೋಗ ಮಾಡೋದು ನಾನು ಎಲ್ಲಿ ಕಂಡಿಲ್ಲ ಹತ್ರ ಬಂದು ಕೇಳಿದ ರಾವಣ ಭಯವಾಯಿತು ಅವನಿಗೂ ಇದನ್ನು ಕೇಳಿ ಇಷ್ಟು ದೊಡ್ಡ ಸೈನ್ಯ ಹೋಗ್ಬಿಡ್ತು ಅಂದ್ರೆ ಡಬ್ಲ್ಯೂ ಟಿ ಒ ಟವರ್ಸ್ ಹೊಡೆದ್ರೆ ಹುಷ್ ಸಾವಿರಗಾಯ್ತಲ್ಲ ಏನಾಯ್ತು ಏನಾಯ್ತು ಯಾಕಾಯ್ತು ನಿಮ್ಮದೇ ಏರೋಪ್ಲೇನು ನಿಮ್ಮದೇ ಪೆಟ್ರೋಲು ಅದರೊಳಗಿಂದ ತಂದು ಮುಸಲ್ಮಾನರು ಹೊಡೆದು ಅಂದ್ರೆ ರಾಮಾಯಣದಲ್ಲಿ ಲಂಕಾದಹನಕ್ಕೆ ಏನ ಸಂದರ್ಭ ಅತ್ತ ಹೇಳ್ತೀವಿ ಅದೇ ಸೂಚನೆ ಅದು ಆ ಸಂಸ್ಕೃತಿ ಪೂರ್ತಿ ಹೋಗುವ ಕಾಲ ಬಂತು ಅಪ್ರದೃಶ್ಯವಾದದ್ದೊಂದು ಹೋಯಿತು ನೋಡಿ ರಾಮಾಯಣದ್ದು ಒಂದು ದಿವಸಕ್ಕೆ ನಡೀಲಿಲ್ಲ ಇದು ಕಥೆ ಅದು ಒಂದು ದಿವಸಕ್ಕೆ ಮುಗಿಯೋದಿಲ್ಲ ಹತ್ರ ಕರ್ಕೊಂಡೋಗಿ ತಲೆ ಹಿಂದೆ ಕೇಳಿದ ಆಯುಧಂ ಕಿಂಚ ರಾಮಸ್ಯ ಹದಿನಾಲ್ಕು ಸಾವಿರ ಜನನ ಕೊಂದ ಒಂದೇ ಸಲಕ್ಕೆ ರಾಮ ಅಂದ್ರೆ ಬಾಂಬ್ ತಂದಿದ್ದಾನೆ ಮಿಸೈಲ್ ಇದು ಮಂತ್ರ ಹಾಕಿದನೇ ಏನಾಗಿದ ಯಾರಿಗೋ ಅಂದ ಅವನು ಕೈಯಲ್ಲಿ ನೋಡೋದಕ್ಕೆ ಬಿಲ್ಲಿದೆ ಆ ಬಿಲ್ಲಲ್ಲಿ ಹೂಡಿದ ಬಾಣ ಬಿಟ್ಟರೆ ಶರ ರಾಮೇಣ ತೋತ್ಸೃಷ್ಟಾ ರೂಪಪುಂಖಾ ಪದತ್ರಿಣ ಒಂದೊಂದು ಬಾಣಕ್ಕೂ ಬಂಗಾರದ ರೆಕ್ಕೆಗಳಿವೆ ಆ ಬಾಣ ಏನು ಮಾಡುತ್ತೆ ಸರ್ಪಾಹ ಪಂಚಾನನಾ ಬಿಲ್ಲಿಂದ ಹೊರಗೆ ಬರುವುದು ಒಂದೇ ಬಾಕಿ ಬಂದು ಕೂಡಲೇ ಹಾವಾಗಿ ಬಿಡುತ್ತೆ ಆ ಬಾಣಗಳು ಭಕ್ಷ್ಯ ಎಂತಿಸ್ಮ ರಾಕ್ಷಸಾನ ಆ ರಾಕ್ಷಸನೆಲ್ಲ ತಿಂದು ಹಾಕಿಬಿಟ್ಟಿವೆ ಆ ಬಾಣಗಳು ಏನಯ್ಯ ಬಾಣ ಬಿಟ್ಟರೆ ನೇರವಾಗಿ ಹೋಗಬೇಕು ಇದು ಹೇಗಯ್ಯ ಹೋಯ್ತು ರಾಮನ ಬಾಣ ಏನ ಏನ ಜಗಚ್ಛಂತಿ ರಾಕ್ಷಸ ಅಭಯಕರುಷಿತಾ ತೇನ ತೇನ ಸ್ಮ ಪಶ್ಯಂತಿ ರಾಮಮೇವಾಗ್ರದ ಸ್ಥಿತಂ ಯಾವ ಯಾವ ದಿಕ್ಕಲ್ಲಿ ಓಡಿ ಹೋಗಿ ಬದುಕಬೇಕು ಅಂತ ರಾಕ್ಷಸರು ನೋಡಿದ್ರು ಆ ಮಾರ್ಗದಲ್ಲೆಲ್ಲ ಅಚ್ಚಿಸ್ಕೊಂಡು ಹೋಗುತ್ತೆ ಕ್ರಿಕೆಟ್ ಆಗಿ ಹೋಗುತ್ತೆ ಬಾಣ ಇನ್ನು ಓಡೋಕ್ಕಾಗೋಲ್ಲ ಅಂತ ನಿಂತರೆ ಎದುರಿಗೆ ರಾಮ ಕಾಣಿಸ್ತಾನೆ ಈ ಭಯದಲ್ಲೇ ಸತ್ತು ಹೋದರು ಬಾಣಗಳು ತಿಂದು ಹಾಕಿಬಿಟ್ಟು ರಾವಣನಿಗೆ ಬಾಯಿ ಒಣಗಿತು ಒಂದು ಕೋಕೋ ಕೋಲಾ ತಗೊಂಡ್ ಅಂದ ಬಾಯಿ ಒಣಗುತ್ತಾ ಇದೆ ಇದು ರಾಮನ ಬಾಣದ ಮಹಿಮೆ ಕೇಳಿ ಫಸ್ಟ್ ಟೈಮ್ ನೀ ಹೇಳೋದು ನಿಜವೇನೋ ಅಂದ ರಾಮದರ್ಶನ ಬಾಣದರ್ಶನ ಮಾಡಿದ ಅಕಂಪನನಿಗೆ ಈಗ ರಾಮಾವತಾರದಲ್ಲಿ ದಶಾವತಾರ ಜ್ಞಾನ ಉಂಟಾಗಿದೆ ಅಪ ಇಷ್ಟು ರಾಮಾಯಣ ಬರೆದಿದ್ದಾರೆ ವಾಲ್ಮೀಕಿ ನೋಡಿ ಒಬ್ಬರೂ ಇದನ್ನು ಅನುಸರಿಸ ಇದಕ್ಕೆ ರಹಸ್ಯ ಮರ್ಮ ಎಲ್ಲ ಹೇಗೆ ಬಿಟ್ಟಿದ್ದಾರೆ ಅವನು ನೋಡೋದಕ್ಕೆ ಸುಮ್ಮನೆ ಹೇಳ್ತಾನೆ ಮಾತು ಆದರೆ ಅದರಲ್ಲಿ ದಶಾವತಾರ ವರ್ಣನೆ ಇದೆ ಹೇಗೆ ಮಾಡ್ತಾನೆ ಈ ರಾಮ ಸಾಮಾನ್ಯನಲ್ಲ ಪ್ರಭು ಅಸಾಧ್ಯ ಕುಪಿತೋ ರಾಮ ವಿಕ್ರಮೇಣ ಮಹಾಯಶಾಹ ಕೋಪಗೀಪ ಬಂದ್ರೆ ಸಾಮಾನ್ಯನಲ್ಲ ನನಗನ್ನಿಸ್ತದೆ ಊಹೆ ಏನು ಊಹೆ ಆ ಪಗಾಯ ಸುಪೂರ್ಣಾಯಾಹ ವೇಗಂ ಪರಿಹರೇಚ್ಛರೈಹಿ ನೀರು ತುಂಬಿದ ಸಮುದ್ರವನ್ನು ನದಿಯನ್ನು ಬಿಲ್ಲು ಬಾಣ ತೋರಿಸಿಯೇ ಅವನು ಹೆದರಿಸಿ ನಿಲ್ಲಿಸಿ ಬಿಡಬಲ್ಲ ಮುಂದೆ ಸೇತುವೆ ಕಟ್ಟಬಲ್ಲ ನೋಡಿ ಅಲ್ಲಿಲ್ಲೇ ಹೇಳ್ತಾ ಇದ್ದಾನೆ ಕೃಷ್ಣಾವತಾರದಲ್ಲಿ ನದಿ ಸ್ಥಗಿತವಾಯಿತು ಆ ತಲೆಯ ಮೇಲೆ ವಸುದೇವ ಮಗುವನ್ನು ಎತ್ಕೊಂಡು ಹೋಗೋದಿಕ್ಕೆ ನದಿ ವೇಗವನ್ನು ತಡೆಯಬಲ್ಲ ಕೃಷ್ಣಾವತಾರ ಸೂಚನೆ ಮಾಡಿದ ಸತಾರಗ್ರಹ ನಕ್ಷತ್ರಂ ನಭಶ್ಚಾಪ್ಯವಸಾದಯೇತ್ ನಕ್ಷತ್ರ ಗ್ರಹಮಂಡಲಿ ತುಂಬಿರತಕ್ಕ ಆಕಾಶವನ್ನು ತೂತು ಮಾಡವಲ್ಲ ವಾಮನಾವತಾರ ತ್ರಿವಿಕ್ರಮಾವತಾರ ಹೇಳ್ತಾ ಇದ್ದಾನೆ ಅಸೌರಾಮಜ್ಜು ಮಜ್ಜಂತೀಂ ಶ್ರೀಮಾನ್ ಅಭ್ಯುದ್ಧರೆ ಎನ್ಮಹೀಂ ಒಂದ್ ವೇಳೆ ಭೂಮಿ ನೀರಲ್ಲಿ ಮುಳುಗಿದರೆ ಮೇಲಕ್ಕೆತ್ತವಲ್ಲ ಯಾವ ಅವತಾರ ವಾಮನಾವತಾರವನ್ನು ಹೇಳಿದ ಭಿತ್ವಾ ವೇಲಾಂ ಸಮುದ್ರಸ್ಯ ಲೋಕಾನಾಪ್ಲಾವಯೇ ದ್ವಿಭು ನೀರಲ್ಲಿ ಜಡಿ ಜಗತ್ತನ್ನ ಕೊಚ್ಚಬಲ್ಲ ಮತ್ಸ್ಯಾವತಾರ ಹೇಳ್ತಾ ಇದ್ದಾನೆ ವೇಗಂ ವಾಪಿ ಸಮುದ್ರಸ್ಯ ವಾಯುಂ ವಾ ಚರೈಹಿ ಗಾಳಿಯನ್ನು ನೀರನ್ನು ಅಡ್ಡಗಟ್ಟವಲ್ಲ ಸಂಹೃತ್ಯವಾ ಪುನರ್ಲೋಕಾನ್ ವಿಕ್ರಮೇಣ ಮಹಾಯುಷಾ ಶಕ್ತಃ ಸಪುರುಷ ವ್ಯಾಘ್ರಹ ಸೃಷ್ಟುಂ ಪುನರಪಿ ಪ್ರಜಾ ಇಡೀ ಲೋಕಗಳನ್ನೆಲ್ಲ ಹಾಳಿಗೆಳೆಹಿ ಪುನಃ ಸೃಷ್ಟಿ ಮಾಡಬಲ್ಲ ಸಾಮರ್ಥ್ಯವುಳ್ಳವನು ಶ್ರೀಮನ್ನಾರಾಯಣ ಆಲದೆಲೆ ಮೇಲೆ ಮಲಗತಕ್ಕವನು ಅದೊಂದು ಹೇಳಲಿಲ್ಲ ಒಬ್ಬಪ್ಪ ಕೃಷ್ಣ ತಾತಾಚಾರ್ಯರು ತೋರಿಸಿದರು ಗೋವಿಂದರಾಜರಲ್ಲಿಲ್ಲ ಇವರು ರಾಕ್ಷಸನಕ್ಕೆ എവ്വളവ് ಜ್ಞಾನ ಭಾರೀಯ ರಾಮಾಯಣದಲ್ಲಿ ರಾಮಚಂದ್ರನ ಪರತ್ವವನ್ನು ತಿಳ್ಕೊಂಡು ಮಾತನಾಡಿದವರೆಲ್ಲ ಇಲ್ಲ ಕಪಿಗಳು ಇಲ್ಲ ಕರಡಿಗಳು ಇಲ್ಲ ರಾಕ್ಷಸರು ಒಬ್ಬರೂ ಋಷಿಗಳು ಬಾಯಿ ಬಿಟ್ಟು ಹೇಳಲಿಲ್ಲ ಅಹಂ ವೇದ್ಮಿ ಮಹಾತ್ಮ ಅಷ್ಟೇ ವಿಶ್ವಾಮಿತ್ರ ಹೇಳಿದ್ದು ಅಗಸ್ತ್ರ ಚರಿತ್ರೆ ನನ್ನ ಹೇಳಿದೆ ವಸಿಷ್ಠರು ಬಾಯೇ ಬಿಡಲಿಲ್ಲ ದೇವತೆಗಳು ಯಾರೂ ಬಾಯಿ ಬಿಡಲಿಲ್ಲ ಇದು ರಾಕ್ಷಸರಿಗೆ ಗೊತ್ತಾಯಿತು ಇವನು ಯಾರು ಎಂಬುದಾಗಿ ಅಂದರೆ ಅವರನ್ನು ವಶೀಕರಣ ಮಾಡುವುದಕ್ಕೆ ತೋರಿಸ್ತಾ ಇದ್ದಾನೆ ಸ್ವರೂಪ ನ ಹಿ ರಾಮೋ ದಶಗ್ರೀವ ಶಕ್ಯೋ ಜೇತುಂ ತ್ವಯಾಯುಧಿ ಅವನ ಜೊತೆ ಯುದ್ಧ ಗಿದ್ದ ಮಾಡಿ ಗೆಲ್ಲೋದಕ್ಕೆ ಹೋಗಬೇಡ ನಿನಗೆ ಸೇಡ್ ಏನಾದರೂ ಒಂದು ಉಪಾಯ ಬೇಕಿದ್ರೆ ತಸ್ಯವಧೋಪಾಯ ತಮ್ಮಮ ಏಕಮನಾಹ ಶೃಣು ಒಂದು ಎಂದು ಕೇಳು ಉಪದೇಶ ಸೀತಾಪಹಾರ ಉಪದೇಶ ಇಷ್ಟೆಲ್ಲ ಚೆನ್ನಾಗಿ ಹೇಳಿ ಕೊನೆಯಲ್ಲಿ ಆ ಸೀತೆಯನ್ನು ಕದ್ಕೊಂಬ ಅಂತ ಹೇಳ್ತಾ ಅದೇ ರಾಕ್ಷಸ ಬುದ್ಧಿ ರಾಮ ಯಾರು ಅಂತ ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಸರಿಯಾಗಿ ಹೇಳಬೇಡವೆ ಆ ರಾಮ ತಾನೇ ಸಾಯಬೇಕಾಗಿದ್ರೆ ಭಾರ್ಯಾ ತಸ್ಯೋತ್ತಮ ಲೋಕೆ ಸೀತಾ ನಾಮ ಸುಮಧ್ಯಮ ಇವನಲ್ಲಿ ನೋಡಿದ್ದ ಗುಹೆಯಲ್ಲಿ ನೋಡಿದ್ದ ಹೋಗಿ ಅವನು ಅಡ್ಕೊಂಡಿದ್ದು ರಾಮನು ಗೊತ್ತಿಲ್ಲ ಶ್ಯಾಮ ಸಮವಿಭಕ್ತಾಂಗಿ ಉತ್ತಮ ಕುಲದ ಸ್ತ್ರೀ ಸ್ವಲ್ಪ ಮೈ ಕಪ್ಪಿದೆ ಎಣ್ಣೆಗೆಂಪು ಮೇಲೆ ಕೆಳಗೆ ನಾಭಿಯಿಂದ ಕೆಳಗಡೆ ಮೇಲುಗಡೆ ಸಮಸಮವಾಗಿದ್ದಾಳೆ ಸ್ತ್ರೀರತ್ನಂ ರತ್ನಭೂಷಿತ ನಯೋ ದೇವಿ ನ ಗಂಧರ್ವಿ ನಾಪ್ಸರ ನಾಪಿ ದಾನವಿ ಅಂಥ ಸ್ತ್ರೀ ಲೋಕದಲ್ಲಿಲ್ಲ ಅವಳು ಯಾರನ್ನ ಆಲಿಂಗನ ಮಾಡ್ತಾಳೆಯೋ ಅವಳ ಗಂಡ ದೀರ್ಘಾಯುಷ್ಮಂತನಾಗ್ತಾನೇನೋ ಸಂದರ್ಭವಿಲ್ಲ ನಿನಗೇನಾದರೂ ಅಭಿಪ್ರಾಯವಿದ್ದರೆ ಇವತ್ತೇ ಬಲಗಾರನ್ನ ಮುಂದಿಟ್ಟು ಆ ರಾಮನಿಗ್ರಹಕ್ಕೆ ಪ್ರಯತ್ನ ಮಾಡು ತಸ್ಯಾಪಾರ ಭಾರ್ಯಾನ್ ತ್ವಾಂ ಪ್ರಮಥ್ಯತು ಮಹಾವನೇ ಪ್ರಮಥ್ಯ ಅಂದ್ರೆ ಯುದ್ಧ ಮಾಡಿ ಅಂತ ಒಂದರ್ಥ ವಂಚಯಿತ್ವ ಅಂತ ಒಂದರ್ಥ ಗೋವಿಂದಾಜರು ಹೇಳ್ತಾರೆ ಯುದ್ಧ ಮಾಡು ಅಂತ ಅರ್ಥವಲ್ಲ ಬೇಡ ಅಂತ ಅವನೇ ಹೇಳ್ತಾ ಇದ್ದಾನಲ್ಲ ವಂಚನೆ ಮಾಡಿ ಸೀತಾದೇವಿಯನ್ನು ಕದ್ದುಕೊಂಡು ಬಾ ಉಧ್ರಿಯತಾಂ ಅಗ್ನೌ ಚಕ್ರಿಯತಾಂ ಹೇಳಿದ ಹಾಗೆ ಶ್ರಾದ್ದದಲ್ಲಿ ಬ್ರಾಹ್ಮಣರು ನಿಮಂತ್ರಣ ಮಾಡಿ ಅವರಿಗೆಲ್ಲ ಆಹ್ವಾನ ಕೊಟ್ಟು ಏನೇನು ಪಾದ ತೊಳಿಬೇಕು ಅಂದಾಗ ನಿಮ್ಮ ಅಪಣೆ ಕೊಟ್ಟರೆ ಅಗ್ನಿಯಲ್ಲೂ ಒಂದು ಹೋಮ ಮಾಡಿಬಿಡ್ತೇನೆ ಅಂತ ಹೇಳುವ ಹಾಗೆ ಬಲಗಾಲನ್ನು ಮುಂದಿಡು ಉಧ್ರಿಯತಾಂ ಶ್ರಾದ್ದಕ್ಕೆ ಏರ್ಪಾಡು ಮಾಡು ಅಂತ ಹೇಳಿದ ಹಾಗೆ ಹೋಗು ಅಂತ ಈ ದುರ್ಬುದ್ಧಿಯನ್ನು ಅಕಂಪನ ಉಪದೇಶ ಮಾಡಿದ ಅದು ತಿರುಗಿ ವಿಚಾರಣೆ ಇಲ್ಲ ಖರ ಹೇಗೆ ಮಾಡಿದ್ನೋ ಇವೊಂದು ಹಾಗೆ ಏನಾಯಿತು ಯಾತಕ್ಕಾಯಿತು ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ಸೂರ್ಪಣಿಕೆ ಬಂದಿದ್ಲು ಅವನು ಹೇಳಲೇ ಇಲ್ಲ ಮಾತನ್ನ ಅವಳ ಅತಿಕ್ರಮದಿಂದ ಇಷ್ಟೆಲ್ಲ ಆಯಿತು ಗೊತ್ತಿಲ್ಲ ಅಲ್ಲ ದೊರೆಯಾದವನು ವಿಚಾರಣೆ ಮಾಡಬೇಡುವೆ ಹಿಂದೆ ಮುಂದೆ ವಿಚಾರಣೆ ಮಾಡಬೇಡುವೆ ಸೀತಾದೇವಿ ಹೇಗಿದ್ದಾಳೆ ಅಂತ ಚಾಪಲ್ಲಿ ಹತ್ತಿಸಿದ ಕೂಡಲೇ ಹಾಗೆ ಬರ್ತೇನೆ ಸೇರ್ ತೀರಿಸ್ಕೊಳ್ತೇನೆ ಅಂತ ಹೊರಟ ಆಚೆಗೆ ಮಡಗಾಸ್ಕರ್ ಹತ್ರ ಮಾರೀಶಸ್ನಲ್ಲಿ ಕೂತಿದ್ದ ಮಾರೀಚ ಸನ್ಯಾಸಿ ಸನ್ಯಾಸಿಯಾಗಿದ್ದ ಆಹಾ ಬಹಳ ಶ್ರೇಷ್ಠವಾದದ್ದು ಯಾವ ಮಠವೋ ಏನು ಕಥೆಯೋ ದೊಡ್ಡ ಆಶ್ರಮ ಮಾಡಿದ್ದಾನು ಮಾರೀಚ ಕಂಬರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಸನ್ಯಾಸಿಗಳು ಲೋಕಕ್ಕೆ ಬೇಕು ಆದರೆ ಹೇಗಿರಬೇಕು ಪೂರ್ವಾಶ್ರಮ ಚರಿತ್ರೆ ಹೇಗಿದ್ದ ಪ್ರಯೋಜನವಿಲ್ಲ ಶಾಸ್ತ್ರ ತಿಳ್ಕೊಂಡು ಜನರಲ್ಲಿ ಕಾರುಣ್ಯ ಭಾವದಿಂದ ತಪಸ್ಸನ್ನು ಮಾಡಿ ಕಾಮಕ್ರೋಧಗಳನ್ನು ಗೆದ್ದವರಿದ್ರೆ ಸನ್ಯಾಸಿ ಬರೀ ಕಾಷಾಯ ದಂಡ ಇದ್ರೆ ಸನ್ಯಾಸಿ ಆಗೋದಿಲ್ಲ ಅವನಲ್ಲಿ ಹೋದ ಹೋಗೋ ಹೊತ್ತಿಗೆ ಅರ್ಧರಾತ್ರಿ ಆಗಿತ್ತು ಈ ದುಷ್ಟನ ಸಹವಾಸವೇ ಬೇಡ ಅಂತ ಎಷ್ಟೋ ಸಾವಿರ ಮೈಲಿ ದೂರದಲ್ಲಿದ್ದ ಮಾರೀಚನಿಗೆ ಅರ್ಧರಾತ್ರಿಯಲ್ಲಿ ಆಶ್ರಮದ ಬಾಗಿಲನ್ನು ಕೊಟ್ಟೋ ರೀತಿಯಲ್ಲಿಯೇ ರಾವಣ ಬಂದಿದ್ದಾನೆ ಅಂತ ಗೊತ್ತಾಯಿತು ನಾಲಿಗೆ ಒಣಗಿತು ಅದೆಲ್ಲ ಬಿಟ್ಬಿಟ್ಟಿದ್ದೀನಲ್ಲ ತಿರುಗಿ ಯಾಕೆ ಬಂದ ಇವನು ಅಂತ ಹೇಳಿ ಬಾಗಲು ತೆಗೆದು ಮೊತ್ತ ಮೊದಲನೇದು ಕಚ್ಚಿತ್ ಸುಕುಶಲಂ ರಾಜನ್ ನಿಮ್ಮ ಮನೆಯೆಲ್ಲ ಸೌಖ್ಯವೇ ಅಂತ ಕೇಳಿದ ಅರ್ಧರಾತ್ರಿಯಲ್ಲಿ ವೈದ್ಯರ ಮನೆ ಬಾಗಲು ಬಿಡಿದ್ರೆ ಪುರೋಹಿತರ ಮನೆ ಬಾಗಿಲು ಬಡಿದ್ರೆ ಏನರ್ಥ ವೈದ್ಯರ ಮನೆ ಬಾಗಲು ಬಡಿದ್ರೆ ಅರ್ಜೆಂಟು ಬನ್ನಿ ನೀವು ಲಕ್ಷ ರೂಪಾಯಿ ಕೊಟ್ಟರು ಬೆಂಗಳೂರಲ್ಲಿ ವೈದ್ಯರು ಮನೆಗಳಿಗೆ ಬರೋದಿಲ್ಲ ಅದೆಲ್ಲ ಹಳ್ಳಿಗಳಲ್ಲಿ ಇನ್ನು ಗತಿಗೆಟ್ಟ ಡಾಕ್ಟರ್ಗಳು ಮನೆಗೆ ಬರ್ತಾರೆ ಇಲ್ಲಿ ಹೆಣನೇ ಆಗಿದ್ರು ನೀವೇ ಎತ್ಕೊಂಡು ಹೋಗಬೇಕೆ ಹೊರತು ಅಲ್ಲಿ ತಲೆ ಮಾಡೋರು ಮನೆಗೆ ಬರೋದಿಲ್ಲ ವೈದ್ಯರು ಬರ್ತಾರೆ ಯೋಚನೆ ಮಾಡಿ ಅವರಿದ್ದಲ್ಲಿ ಈಗ ಹೋಗಿ ಸಾಷ್ಟಾಂಗ ಹಾಗೆ ಮಾಡಿಸ್ಕೊಂಡ್ ಬರಬೇಕು ಇವತ್ತೊಂದು ಫಜೀತಿ ಪಟ್ಟಿದ್ದೆ ನಾನು ಎಲ್ಲಿ ಹೋಗ್ತಿದ್ನೋ ಅದು ಮುಚ್ಚಿಬಿಟ್ಟಿದ್ದಾನೆ ಇನ್ನೊಂದು ಕಡೆ ಬಸ್ ಸ್ಟಾಪ್ ಅಂತಾರೆ ರಸ್ತೆ ಅಗದಿದ್ದಾರೆ ಅಲ್ಲೊಂದು ಸಣ್ಣ ಮರದ ಪಟ್ಟಿ ನನ್ನ ಬಾರ ತಡೀತಿಲ್ಲೋ ಗೊತ್ತಿಲ್ಲ ಅವನೇ ಬಂದು ಬನ್ನಿ ಅಂತ ಹೇಳ್ಕೊಂಡು ಹೋಗಿ ಎಲ್ಲ ಕ್ಷೌರ ಮಾಡಿ ಯಾತಕ್ಕೆ ಹೇಳ್ತೇವೆ ಅಂದ್ರೆ ಮನೆಗೆ ಬರೋ ಕಾಲ ಹೋಯಿತು ಅವ್ರು ಬಂದು ಸುಮ್ಮನೆ ಇರೋದಿಲ್ಲ ತಮಟೆ ಗಿಮಟ ತಗೊಂಡ್ಬಂದು ಹತ್ತು ಸಾವಿರ ಕೊಡಿ ಅದು ಕೊಡಿ ಇದು ಕೊಡಿ ಇಪ್ಪತ್ತೆಂಟು ಹಿಂಸೆ ಮಾಡ್ತಾರೆ ರಾವಣ ಹೋದ ಅರ್ಧ ರಾತ್ರಿಯಲ್ಲಿ ಮನೆಯಲ್ಲೆಲ್ಲ ಕ್ಷೇಮೆಯಿಂದ ಮಾರೀಚ ಅವನು ಹೇಳ್ದ ಅದೆಲ್ಲ ಆಮೇಲಿನ ಮಾತು ಈಗ ನಾ ಹೇಳಿದಷ್ಟು ಕೆಲಸ ಮಾಡುದು ನಮ್ಮ ಜನಸ್ಥಾನದಲ್ಲಿ ಹೌದು ಹೌದು ಗೊತ್ತು ನನಗೆ ಹರ ದೋಷಣ ಎಲ್ಲ ಹದಿನಾಲ್ಕು ಸಾವಿರ ಅಷ್ಟೋ ಜನರು ಮುಗಿಸಿದ್ದಾನೆ ಯಾನ್ ಯಾ ರಾಮ ಅಯ್ಯೋ ರಾಮ ಅಂತ ಹೇಳಬೇಡ ನನ್ನ ಹೆಸರಿಗೆ ಅವನ ಹೆಸರು ಕೇಳಿದ್ರೆ ವಾಂತಿ ಭೇದಿ ಆಗುತ್ತೆ ನನಗೆ ಸತ್ಯ ಹೋಗಿಬಿಡ್ತೇನೆ ಅದು ಹೇಳೋಕೆ ಇಷ್ಟು ದೂರ ಬಂದ್ಯಾ ನೀನು ಛೇ ಛೇ ಛೇ ಆ ರಾಮ ಅಂತ ಹೆಸರನ್ನು ಜಪ ಮಾಡ್ತಿದ್ದಾನೆ ಸನ್ಯಾಸಿ ರಾಮ ಹೆಸರು ಬೇಡ ಅವನಿಗೆ ರಾವಣ ಹೇಳ್ದ ನಾನಿನ್ನೇನು ಹೇಳ್ತಿಲ್ಲ ನೀನು ಅಲ್ಲಿ ಹೋಗಿ ಆ ಸೀತಾದೇವಿಯನ್ನು ವಂಚನೆ ಮಾಡೋಕೆ ಏನೋ ನನಗೆ ತುಂಬ ಫೇವರೈಟ್ ಆಗಿರೋ ವಂಚನೆ ವೇಷ ಅಂದರೆ ಜಿಂಕೆ ವೇಷ ಅದನ್ನು ಹಾಕು ಮಾಮೂಲಿಯಾಗಿ ನಾ ಸೀತೆಯನ್ನು ಎತ್ಕೊಂಡು ರಾಮ ಲಕ್ಷ್ಮಣ ಬೇರ್ಪಡೆ ಮಾಡ್ತೇನೆ ಅಂದ ಮೇಲೆ ದುರ್ಗುಟ್ಟುಕೊಂಡು ನೋಡಿದ ಮಾರೀಚ ಅವನನ್ನ ಲೇ ನಿನಗೆ ಯಾರು ಹೇಳ್ಕೊಟ್ರೋ ಈ ದುರ್ಬುದ್ಧಿಯನ್ನ ಆಖ್ಯಾತಾಕೇನ ಸೀತಾವ ಮಿತ್ರ ರೂಪೇಣ ಶತ್ರುಣ ತ್ವಯಾ ರಾಕ್ಷಸ ಶಾರ್ದೂಲ ಕೋ ನಿಂದಿತಃ ಆ ಸೀತೆ ನಿನಗೇನು ಅಪರಾಧ ಮಾಡಿದ್ಲು ನಿನ್ನ ಕೋಟಿ ಕೋಟಿ ಸ್ತ್ರೀಯರು ಕಟ್ಕೊಂಡವರು ಇಟ್ಕೊಂಡವರು ತಗೊಂಬಂದವರು ಲೆಕ್ಕವೇ ಇಲ್ಲ ಅವನಿಗೊಬ್ಬಳೇ ಹೆಂಡತಿ ರಾಮನಿಗೆ ನಿನಗೇನು ತೊಂದರೆ ಮಾಡಿಲ್ಲ ಅವನ ತಂಡಕ್ಕೆ ಆತಕ್ಕೆ ಹೋಗ್ತೀಯೇ ಏನಾಯಿತು ಹಿಂದೆ ಮುಂದೆ ವಿಚಾರ ಮಾಡಿದೆ ಹೀಗೆಲ್ಲ ಮಾಡೋ ತಪ್ಪು ಅಂತ ಅರ್ಧ ಗಂಟೆ ಕಾಲ ಮುಕ್ಕಾಲು ಗಂಟೆ ಕಾಲ ಅವನೇನು ಋಷಿಯಾಗಿದ್ದ ಅಲ್ಲಿ ತನಕ ಏನು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ವಾಕ್ಯ ಕಂಡುಕೊಂಡಿದ್ದ ಅದನ್ನು ಉಪದೇಶ ಮಾಡಿದ ರಾವಣ ಅದನ್ನು ಕೇಳಿದ ಅದು ಪರಮಾಶ್ಚರ್ಯ ಪ್ರಸೀದ ಲಂಕೇಶ್ವರ ರಾಕ್ಷಸೇಂದ್ರ ಲಂಕಾಂ ಪ್ರಸನ್ನೋ ಭವ ಸಾಧು ಗಚ್ಚ ನೀ ಪ್ರಸನ್ನನಾಗು ಊರಿಗೆ ಹೋಗು ತ್ವಂ ಸ್ವೇಷು ದಾರೇಶು ರಮಸ್ವ ನಿತ್ಯಂ ನಿನ್ನ ಪತ್ನಿಯಲ್ಲಿ ನೀ ಸುಖವಾಗಿರು ರಾಮಸಭಾರ್ಯೋ ರಮತಾಂ ವನೇಶು ತನ್ನ ಪತ್ನಿಯಲ್ಲಿ ರಾಮ ಸುಖವಾಗಿರಲಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಇದು ಖಾಜಿ ನ್ಯಾಯ ಮಾಡಿದವನು ಮಾರೀಚ ಈ ವಾಕ್ಯ ಹೇಳ್ತಾರೆ ಇದು ಮಾರೀಚಂದು ತಾನೇ ಅನೇಕರು ಊರಿಗೆ ಹೋದ ಇನ್ನು ಸ್ವಲ್ಪ ಅದು ಪುಷ್ಪಕದಲ್ಲಿ ಬಂದಿದ್ದಾನೆ ಎರಡು ಗಂಟೆಯಲ್ಲಿ ಹೋಗಿಬಿಟ್ಟ ಅಂತ ಕಾಣುತ್ತೆ ಲಂಕೆಗೆ ಬಂದ ರಾತ್ರಿ ನಿದ್ದೆ ಮಾಡಿದ ಅಥವಾ ಎಚ್ಚರ ಆಗಿತ್ತೋ ಬೇಜಾರಾಗಿತ್ತೋ ಮಾರೀಷ ಬೇಡ ಅಂತಾನೆ ಅವನು ಅಕಂಪನ ಹೋಗು ಅಂತಾನೆ ಏನ್ ಮಾಡ್ಲಿ ಅಂತ ಬೆಳಿಗ್ಗೆ ಸ್ನಾನ ಸ್ನಾನಗೇನ ಮಾಡಿ ಕರ್ಪೂರ ಗಂಧ ಎಲ್ಲ ಬಳ್ಕೊಂಡು ಸಭೆಯಲ್ಲಿ ಕೂತಿದ್ದಾನೆ ಸೂರ್ ಪಣಿಕೆ ಹಾಜರಾದಳು ಯಾವ ಟೈಮ್ ಟೈಮಿಂಗ್ ಅನ್ನೋದು ಬಹಳ ಮುಖ್ಯ ರಾಜಕಾರಣಿಗಳಲ್ಲಿ ಟೈಮಿಂಗ್ ಒಂದು ಮಾತು ಒಂದು ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ನೋಡಿ ಅವನು ಚೈನಾದವನು ಅಧ್ಯಕ್ಷ ಬರಬೇಕು ಅಷ್ಟರಲ್ಲಿ ಅಂಬಾಸಡರ್ ಹೇಳ್ತಾನೆ ಅರುಣಾಚಲ ಪ್ರದೇಶ ನಮ್ಮದು ಒಂದು ದಿವಸ ಎರಡು ದಿವಸ ಮುಂಚೆ ಹೇಳೋದಿಲ್ಲ ಆ ಮೀಟಿಂಗ್ ಇವತ್ತು ಬರ್ದಿದ್ದಾರೆ ಅದನ್ನ ಭಾರತೀಯರ ಮನಸ್ಸು ಕುಗ್ಗಿರಬೇಕು ನಮ್ಮ ಕೆಲಸ ಮಾಡ್ಕೊಂಡಿರಬೇಕು ಏಕಮುಖ ಸಂಬಂಧ ಅವರ ಬಿಸಿನೆಸ್ ಇಂಪ್ರೂವ್ ಆಗಿರಬೇಕು ನಮ್ಮ ಬಿಸಿನೆಸ್ ಹಚ್ಚಿರಬೇಕು ನಮಗೇನೂ ಸಿಕ್ಕಿರಬಾರದು ಇದು ನಡೀತಾ ಇದೆ ಅಲ್ಲಿ ಬಿಟ್ವೀನ್ ಚೈನಾ ಅಂಡ್ ಇಂಡಿಯಾ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸಿ ಮಾಡುವುದು ಅದು ಟೈಮಿಂಗ್ ಆ ಕರೆಕ್ಟ್ ಟೈಮಿಗೆ ಬಂದಿದ್ದಾಳೆ ಬಂದವಳು ರಾವಣನೆದುರು ನಿಂತ್ಕೊಂಡ್ಲು ಈ ಕಡೆ ಆ ಕಡೆ ಏನು ಗೊಡ್ಡೋಲಗ ಅವನು ವೈಭವ ಪ್ರಿಯ ಉತ್ಸವ ಪ್ರಿಯ ವಿಚಾರ ಪ್ರಿಯನಲ್ಲ ವೈಭವ ಬೇಕು ಅವನಿಗೆ ಗ್ಲೋರಿ ಗ್ಲಾಮರ್ ವಿಚಾರಣೆ ಅಲ್ಲ ಬಂದವಳೇ ಆ ಅಣ್ಣನ ಸಭೆಯಲ್ಲಿ ಬಾಯಿಗೆ ಬಂದಾಗ ಬೈದ್ಲು ಅಮಾತ್ಯ ಮಧ್ಯೆ ಸಂಕೃದ್ಧ ಪರುಷಂ ವಾಕ್ಯಮ್ರವೀತಿ ಪ್ರಮತ್ತಃ ಕಾಮಭೋಗೇಶು ಸ್ವೈರವೃತ್ತಃ ನಿರಂಕುಶಃ ಸಮುತ್ಪನ್ನಂ ಭಯಂಘೋರಂ ಬೌದ್ಧವ್ಯಂ ಬೋದ್ಧವ್ಯಂ ಬುದ್ಧಸೇ ಹುಚ್ಚ ಕುಡಿತಾ ಇದ್ದೀಯೇ ಕಾಮಭೋಗದಲ್ಲಿ ಬಿದ್ದಿದ್ದೀಯೇ ಎಚ್ಚರಿಕೆ ತಪ್ಪಿದ್ದೀಯೇ ದುರಾಚಾರಿ ಇವಳು ಸದಾಚಾರಿ ನಿರಂಕುಶ ಹೇಳೋರು ಕೇಳೋರೆಲ್ಲ ನಿನಗೆ ಇವಳು ಯಾರಿದ್ರು ತನಗಿದ್ದ ದುರ್ಗುಣವನ್ನೆಲ್ಲ ರಾಮನಿಗೆ ರಾವಣನಿಗೆ ಆರೋಪ ಮಾಡಿ ಸಕ್ತಂ ಗ್ರಾಮ್ಯೇಶು ಭೋಗೇಶು ಈ ಹಳ್ಳಿ ಅದು ಹೋಗಲಿ ರಿಫೈನ್ಡ್ ಟೇಸ್ಟ್ ಸಾರು ಇದೆಯೇ ಹಳ್ಳಿ ಜನ ಪಡುವ ಸುಖದಲ್ಲಿ ಕೂತಿದ್ದೀಯೇ ಕಾಮವೃತ್ತಂ ಮಹೀಪತಿಂ ಲುಬ್ಧಂ ನವನ್ಯಂತೆ ಮೇವ ಪ್ರಜಾ ಇದು ಸುಭಾಷಿತ ಪಾಲಿಟಿಕ್ಸ್ ನೋಡಿ ಯಾರ ಮನೆಯಲ್ಲೋ ಬೆಂಕಿ ಕಡ್ಡಿ ತೀರಿದೆ ಅಗ್ನಿ ಹೊತ್ತಿಸ್ಬೇಕು ಅಡಿಗೆ ಮಾಡಬೇಕು ಸೌದೆ ಇಟ್ಟಿದ್ದಾರೆ ಸೌದೆ ಇದೆ ಅಗ್ನಿ ಇಲ್ವಲ್ಲ ಈಗ ತಾನೇ ಅವರು ಸ್ಮಶಾನದಲ್ಲಿ ಒಂದು ಹೆಣ ಸುಡ್ತಾ ಇದ್ದಾರೆ ಅದನ್ನ ಜರಿ ಕೆಂಡ ತಗೊಂಬಾರು ಅಂತ ಯಾರು ಹೇಳ್ತಾ ಇದೆಯಾ ನೋಡಿ ಅಲ್ಲಿ ಅಗ್ನಿ ಇರಬಹುದು ಹಾಗೆ ಉಪಯೋಗಕ್ಕೆ ಬರೋದಿಲ್ವೋ ರಾಜನೆಂಬುವನಲ್ಲಿ ಶಕ್ತಿ ಇದ್ದರೂ ಅವನು ಲೋಪಗಳಲ್ಲಿ ಕೂದಿದ್ದರೆ ಜನರು ಅವನನ್ನು ಸ್ಮಶಾನಾಗ್ನಿ ಅಂತ ಕಾಣ್ತಾರೆ ಮರ್ಯಾದೆ ಕೊಡುವುದಿಲ್ಲ ಮಾತು ಸರಿಯಾದ ಮಾತೆ ಆಡ್ತಾ ಇರೋ ತನ್ನ ಸ್ವಾರ್ಥಕ್ಕೆ ಸ್ವಯಂ ಕಾರ್ಯಾಣಿಯ ಕಾರೇನಾನು ತಿಷ್ಠತಿ ಪಾರ್ಥಿವ ರಾಜ್ಯದ ರಕ್ಷಣೆ ಯಾವುದೊರೆ ತಾನಾಗಿಯೇ ಪ್ರಯತ್ನ ಮಾಡುವುದಿಲ್ಲವೋ ಸತ್ವೈ ರಾಜ್ಯೇನ ತೈಶ್ಚ ಕಾರ್ಯೈಹಿ ವಿನಶ್ಯತಿ ಅವನು ಯಾವ ಕಾರ್ಯಕ್ರಮಗಳನ್ನು ಸಕಾಲದಲ್ಲಿ ಕೈಗೊಳ್ಳೋದಿಲ್ಲ ಅದರ ಜೊತೆಯಲ್ಲಿ ಅವನು ಹೋಗಿಬಿಡ್ತಾನೆ ಸ್ವಾತಂತ್ರ್ಯ ಬಂತು ಚೈನಾದವರು ಅಟ್ಯಾಕ್ ಮಾಡಿದ್ರು ನಮ್ಮ ಮಿಲಿಟರಿ ತಯಾರೇ ಆಗಿರಲಿಲ್ಲ ಅದರ ಫಲವನ್ನ ಕೃಷ್ಣ ಮೆನನ್ ಮೇಲೆ ಹಾಕಿ ತೀರಿಸಿಕೊಂಡ್ರು ಕೊಲ್ಲಬೇಕಾದದ್ದು ನೆಹರು ಅವರನ್ನು ರಾಷ್ಟ್ರದ್ರೋಹಿ ಕೆಲಸ ಮಾಡಿದ್ರು he did not improve the army he should been shot dead general Cariappa ಬಡ್ಕೊಂಡ್ರು ಹಾಫ್ ಅನ್ ಅವರ್ ಟೈಮ್ ಕೊಟ್ಟು ಮುಗಿಸ್ಬಿಡ್ತೀನಿ ಕಾಶ್ಮೀರ ಪ್ರಾಬ್ಲಮ್ ಇರೋದಿಲ್ಲ ನಿನಗೆ ತಿಮ್ಮಯ್ಯ ಬಡ್ಕೊಂಡ್ರು ಕೇಳಲಿಲ್ಲ ಕರ್ನಾಟಕದವರು ಯಾಕೆ ಕೇಳ್ತೇವೆ ಇವತ್ತು ನಮ್ಮ ಸಮಸ್ಯೆಗಳನ್ನೆಲ್ಲ ಸೃಷ್ಟಿ ಮಾಡಿದವರು ನೆಹರು ಎಲ್ಲಿ ಬೇಕಾದ್ರೆ ಹೇಳ್ತಾನೆ ನಾನು ಮಾತನ್ನು ಪ್ರೂವ್ ಮಾಡ್ತೇನೆ ಪುಸ್ತಕ ಬರೀತೇನೆ ಈ ದೇಶದ ಇವತ್ತು ಎಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದವರು ಅವರು ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾಳೆ ಅವರು ಯಾವತ್ತು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಸೂರ್ಪಣಿಕೆ ಹೇಳ್ತಿದ್ದಾಳೆ ಆಪತ್ತು ಬರುತ್ತೆ ಎನ್ನುವ ಸೂಚನೆ ಇದ್ದರೂ ಅದರ ಕಡೆಗೆ ಲಕ್ಷ್ಯ ಕೊಡದೆ ಅವನು ಉನ್ಮತ್ತನಾಗಿ ಭೋಗದಲ್ಲಿರ್ತಾನೆಯೋ ಅವನು ಅವನ ರಾಜ್ಯವು ಒಟ್ಟಿಗೆ ಹಾಳಾಗ್ತದೆ ತಂತು ಬಾಲ ಚ ಬುದ್ಧಿಹೀನಶ್ಚ ರಾಘವ ನೋಡಿ ರಾಕ್ಷಸ ನೀನು ಬುದ್ಧಿಹೀನ ಬಾಲ ಸ್ವಭಾವ ಏನಾಯಿತೆ ಎಂದ ಅವನು ರಾವಣ ಸುಮ್ಮನೆ ಬೈತಾ ಇದೆಯಲ್ಲ ಎಷ್ಟು ಜನರ ಎದುರಿಗೆ ತಂಗಿ ಅಂತ ಬಾಯಿ ಮುಚ್ಚಿಕೊಂಡಿದ್ದೇನೆ ಅದೇನಾಯಿತು ಮಗಳು ಮೊದಲು ಮೂಗೆಲ್ಲಿ ಹೋಯಿತು ಅಂದ ಆಮೇಲೆ ಅವನು ಮೂಗೆಲ್ಲಿ ಹೋಯಿತೆ ತರುಣವು ರೂಪ ಸಂಪನ್ನಂ ಸುಕುಮಾರವು ಮಹಾಬಲವು ಪುಂಡರೀಕ ವಿಶಾಲಾಕ್ಷೌ ಕೃಷ್ಣಾಜಿನಾಂಬರವು ರಾಮಸ್ಯತು ವಿಶಾಲಾಕ್ಷಿ ಪೂರ್ಣೇಂದು ಸದುಶಾನನ ಧರ್ಮಪತ್ನಿ ಪ್ರಿಯ ಭರ್ತು ನಿತ್ಯಂ ಹಿತೇ ರಥ ಸೀತೆಯನ್ನ ರಾಮನನ್ನ ಲಕ್ಷ್ಮಣನ ವರ್ಣನೆ ಮಾಡ್ತಾಳೆ ಸರಿ ಆ ಕಥೆ ಹೇಳೋದಂತೆ ಏನು ಹೇಳೋಕೆ ಹೊರಟಿದ್ದೆ ಏನು ಮಾಡ್ಬೇಕು ನಾನು ಹೇಳು ಅವಳು ಡಿಸ್ಕನೆಕ್ಟೆಡ್ ಅಂತ ಕಾಣಿಸ್ತದೆ ವಾಕ್ಯ ಒಂದಕ್ಕೊಂದಕ್ಕೆ ಸುಭಾಷಿತ ಶುಷ್ಕೈ ಕಾಷ್ಟೈ ಭವೇತ್ ಕಾರ್ಯಂ ಒಂದು ಸಂದರ್ಭ ಅಂದ್ರೆ ಒಣಗಿದ ಮಣ್ಣು ಹೆಂಟೆ ಕುಟ್ಟೆ ಹಿಡಿದ ಕಟ್ಟಿಗೆಯಿಂದ ಬೇಕಾದರೂ ಕೆಲಸ ಆಗುತ್ತೆ ಒಂದು ನಾಯಿ ನಿಮ್ಮನ್ನು ನೆಟ್ಟಿಸ್ಕೊಂಡ್ ಬರುತ್ತೆ ನೋಡ್ತೀರಿ ಸುತ್ತಮುತ್ತ ಕಲ್ಲಿಲ್ಲ ಕೋಲಿಲ್ಲ ಗೆಡ್ಲು ಹಿಡಿದಿದ್ದು ಒಂದು ತುಂಡು ಕೋಲು ಬಿದ್ದಿರುತ್ತೆ ನೀವು ಬಗ್ಗೆ ಕೈಗೆಟ್ಕೊಂಡ್ರೆ ಬಂದಷ್ಟೇ ಸಾಕು ಅಂತ ನಾಯಿ ಹೆದರಿ ಓಡಿ ಹೋಗುವುದುಂಟು ಅದರಿಂದ ಹೊಡಿತಾರಿಯೇ ಮಾಡ್ತಾರಿಯೇ ಅದರಲ್ಲಿ ಕುಟ್ಟೆ ಹಿಡಿದಿದೆ ಸ್ಟ್ರೆಂತ್ ಇದೆಯೇ ನಾಯಿ ವಿಚಾರಣೆ ಮಾಡೋದಿಲ್ಲ ಕಲ್ಸಿಕೋದಿಲ್ಲ ಮಣ್ಣನ್ನೇ ತಗೊಳ್ತೀರಿ ಅದಕ್ಕೂ ಹೆದರಿ ಓಡಿ ಹೋಗುತ್ತೆ ಲೋಷ್ಠೈರಪಿತ ಪಾಂಸುಭಿ ನತುಸ್ಥಾನಾತ್ ಪರಿಭ್ರಷ್ಟೈ ಕಾರ್ಯಂ ಸ್ಯಾದ್ವಸುಧಾಧಿಪೈ ಸ್ಥಾನ ಪರಿಭ್ರಷ್ಟೈ ಅಧಿಕಾರ ಕಳ್ಕೊಂಡವರಿಂದ ಮಾಜಿಗಳಿಂದ ಚೀತುಗಳಿಂದ ಲೋಕದಲ್ಲಿ ಯಾವ ಕೆಲಸ ಆಗೋದಿಲ್ಲ ಅವರು ಇದ್ದಾಗಲೇ ಮಾಡ್ಕೋಬೇಕು ರಾವಣ ಏನು ಈ ಮಾತನಾಡ್ತಾ ಅಂದ ನೀನು ಅಧಿಕಾರ ಕಳ್ಕೊಳ್ಳೋಕ್ಕಿದ್ದೀಯ ಸ್ವಲ್ಪ ದಿವಸದಲ್ಲಿ ಆಮೇಲೆ ನನಗೆ ಯಾರೂ ಸೊಪ್ಪು ಹಾಕೋದಿಲ್ಲ ಏನಾಯಿತೆ ಅಂದ ಅವನು ಏನಾಯಿತೆ ಋಷೀಣಾಮ್ ಅಭಯಂ ದತ್ತಂ ದಂಡಕಾರಣ್ಯವಾಸಿನ ಗಲ್ಲಿ ಕರೆಕ್ಷನ್ ಮಾಡ್ತಾಳೆ ರಾವಣನ ಸಮಾಚಾರ ಇಲ್ಲ ದಂಡಕಾರಣ್ಯದಲ್ಲಿ ಸುತೀಕ್ಷ್ಣಾಶ್ರಮದಲ್ಲಿ ಋಷಿಗಳಿಗೆ ಅಭಯವನ್ನು ಕೊಟ್ಟ ರಾಮಚಂದ್ರ ಅದರ ಅರ್ಥ ನಿನ್ನ ತಲೆ ಹೋಯಿತು ಅಂತ ಅಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡ್ರು ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಮಾಡ್ತಾರೆ ಚೈನಾದವರು ನಮ್ಮ ತಲೆ ಹೋಗುತ್ತೆ ನಿಮ್ಗೆ ಅರ್ಥ ಆಗಬೇಡವೆ ಅವರು ಕೊರಿಯಾ ತಯಾರು ಮಾಡ್ತಾರೆ ಪಾಕಿಸ್ತಾನ ತಯಾರು ಮಾಡ್ತಾರೆ ಇರಾನ್ ತಯಾರು ಮಾಡ್ತಾರೆ ನೀವು ಬಾಯಿ ಬಾಯಿ ಅಂತ ಕೂತಿದ್ದೀರಿ ಬಾಯ್ ಬಡ್ಕೊಂಡು China is we number one ಅವ್ ಹೇಳ್ದ ಅವನು ಜಾರ್ಜ್ ಫರ್ನಾಂಡಿಸ್ ಯಾತಿ ಹೇಳ್ತೇವೆ ಶತ್ರು ಮಿತ್ರರನ್ನು ಮೊದಲು ಗುರುತು ಹಚ್ಚಬೇಕು ಒಂದು ನಾಯಿಗೂ ಬುದ್ಧಿ ಇದೆ ನಿನಗೆ ಆ ಬುದ್ಧಿ ಇಲ್ವಲ್ಲ ನಾಯಿಗೆ ಹಾಕಿ ಬುದ್ಧಿ ಇದೆ ಹೋಗ್ತಾ ಇರ್ತೀರಿ ಚಳಿಗಾಲ ಅಷ್ಟೇ ಒಂದು ಮೂಲೆಯಲ್ಲಿ ಮುದುರ್ಕೊಂಡು ಬಿದ್ದಿರುತ್ತೆ ಒಂದು ನಾಯಿ ಅಕಸ್ಮಾತ್ ಕೈಯಲ್ಲಿ ಕೀ ಬಂಚಿತ್ತು ಕಾರ್ ನಡೆಸೋದು ಕೆಳಗೆ ಬಿತ್ತು ಅದು ಎತ್ಕೊಂಡಾಗ ಬಗ್ಗುತ್ತೀರಿ ನೀವು ಆ ನಾಯಿ ಗಂಡಲ್ಲಿ ನೋಡ್ತಾ ಇರುತ್ತೆ ಮಲಗಿದ್ರು ಅದು ಭಯ ನೀವು ಬಗ್ಗಿದ್ದು ಕೀ ಬಂದು ಚತ್ಕೊಳ್ಳೋದಕ್ಕೆ ಆ ನಾಯಿ ನೋಡಿಸಿ ಇವನು ಬಗ್ಗಿದ್ದಾನೆಲ್ಲ ಏನೋ ಮಾಡ್ತಾನೆ ಕಲ್ಲು ಅಂತ ತಿಳ್ಕೊಂಡು ಓಡುತ್ತೆ ರಾವಣ ನಿನಗೆ ನಾಯಿಗಿರೋ ಬುದ್ಧಿ ಇಲ್ಲವಲ್ಲ ಎಚ್ಚರಿಕೆ ಆತ್ಮ ಸಂರಕ್ಷಣೆಯನ್ನ ಮಾಡ್ಕೊಳ್ತೀವಿ ಹೇಗೆ ಅಂತ ಹೇಳಿದ ಮೇಲೆ ಆಯಿತು ಏನಾಯ್ತು ನೀವು ನೀನು ಮೂಗಿ ಆತ ಹೋಯ್ತು ಕಥೆ ಹೇಳು ಈಗ ತನಗೆ ಅನುಕೂಲವಾದ ರೀತಿಯಲ್ಲಿ ಸುಳ್ಳು ಹೇಳ್ತಾಳೆ ಆ ರಾಮ ಲಕ್ಷ್ಮಣ ಅಂತ ಇಬ್ರು ಬಂದಿದ್ದಾರೆ ರಾಕ್ಷಸರನ್ನು ಕೊಲ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ನಾನು ಏನು ಸಂದರ್ಭ ಬರೋಣ ಅಲ್ಲಿ ಹೇಗಿದ್ರು ಕಂಟೋನ್ಮೆಂಟ್ ಮೇಲೆ ಗವರ್ನರ್ ಇದ್ದೀನಲ್ಲ ನಿನಗೆ ಅನುಕೂಲವಾಗಲಿ ಬರೋಣ ಅಂತ ಹೋದ್ರೆ ಆಹಾ ಅವರ ಮಧ್ಯದಲ್ಲಿದ್ದಳಪ್ಪ ಸೀತೆ ಅಂತ ರಾವಣನ ಎಲ್ಲಿ ಚಪಲವಿತ್ತೋ ಆ ಚಪಲವನ್ನು ಕುದುರಿಸ್ತಾಳೆ ಗಾಳಿ ಬೀಸಿ ದುರ್ಬುದ್ಧಿಯನ್ನ ಸಪ್ತ ರಕ್ತ ತುಂಗನಖಿ ಶುಭ ಉಗುರಿನ ತುಂಬ ಆ ಕೆಂಪು ಬಣ್ಣ ಹಾಕಿ ಕಾಣಿಸುತ್ತೆ ಪೇಂಟ್ ಇಲ್ಲದೆ ಒಳಗಿನ ರಕ್ತದಿಂದ ರಕ್ತ ತುಂಗನಕಿ ಸೀತಾನಾಮ ವರಾರೋಹ ವೈದೇಹಿ ತನು ಮಧ್ಯಮ ವಿದೇಹರಾಜನ ಮಗಳು she knows all the history ಜನಕನ ಮಗಳು ಅಂತ ಗೊತ್ತು ರಾಮ ಯಾರು ಅಂತ ಗೊತ್ತು ತಾಟಕೆ ಸತ್ತಿದ್ದು ಗೊತ್ತು ಪರಶುರಾಮರ ಆ ಧನುಸ್ಸನ್ನು ಈಸಿಕೊಂಡಿದ್ದು ಗೊತ್ತು she knows the whole history Ayodhya Rama ಯಾತ ಕಾಡಿಗೆ ಬಂದಿದ್ದಾನೆ ರಾವಣನಿಗೆ ಗೊತ್ತಿಲ್ಲ ಇಷ್ಟು ಹಿಸ್ಟ್ರಿ ಗೊತ್ತಿದೆ but with a misuse power ರಾಜಕಾರಣಿ ಆಮೇಲೆ ಹೇಳಿದ್ಲು ಅವಳೇನು ದೇವತೆಯೋ ಮನುಷ್ಯರೋ ಯಕ್ಷರೋ ಗಂಧರ್ವಿಯೋ ಏನು ಗೊತ್ತಿಲ್ಲ ರಾವಣ ಅವಳು ಯಾರನ್ನ ಕೈ ಹಿಡಿತಾಳೆಯೋ ಅವನು ದೀರ್ಘಾಯುಷ್ಮಂತನಾಗ್ತಾನೆ ಯಸ್ಯ ಸೀತಾ ಭವೇದ್ ಭಾರ್ಯ ಎಂಚ ಹೃಷ್ಟ ಪರಿಶ್ವಜೇತ ಹರುಷದಿಂದ ಯಾವಳನ್ನು ತಬ್ಬಿಕೊಳ್ತಾಳೆಯೋ ಅತಿ ಸ ಸರ್ವೇಶು ಲೋಕೇಶ್ವಪಿ ಪುರಂದರಾತಿ ಇಂದನಿಗಿಂತ ಹೆಚ್ಚು ಆಯುಷ್ಯ ಉಂಟಾಗುತ್ತೆ ಅಂಥ ಆ ಸೀತೆಯನ್ನ ನಾನು ನೋಡಿದೆ ನಿನಗೆ ಅನುರೂಪಳಾದ ಹೆಂಡತಿ ಅಂತ ಬರೋದಕ್ಕೆ ಹೋದೆ ನನಗೆ ಈ ಸ್ಥಿತಿ ಆಯಿತು ನಿನ್ನ ನಿಮಿತ್ತವಾಗಿ ನನಗೆ ಈ ಸ್ಥಿತಿ ಆಯಿತು ತನಗೆ ಮೂಗು ಹೋದದ್ದಕ್ಕೆ ರಾವಣ ಕಾರಣ ಎಂಬುದಾಗಿ ಏನ್ ಟ್ವಿಸ್ಟ್ ಕೊಡ್ತಾಳೆ ನೋಡಿ ಇದು ಮಿಸ್ಚಿವಸ್ ಪಾಲಿಟಿಷಿಯನ್ಸ್ ಒಂದು ಮಿಸ್ಚಿವಸ್ ಜರ್ನಲಿಸ್ಟ್ ಒಂದು ಅವರಿಬ್ರು ಶೂರ್ಪಣಿಕೆ ಬುದ್ಧಿಯವರು ಏನೋ ನಡೆದಿರುತ್ತೆ ಯಾರಿಗೋ ಏಟು ಬಿದ್ದಿರುತ್ತೆ ಆ ಕಳ್ಳನೆ ಕಳ್ಳನೇ ಕೊರಮನೆ ಯಾವ ನಿಮಿತ್ತವಾಯಿತು ಅಂತ ನೋಡಿದೆ ಅವನ ಜಾತಿಯನ್ನು ಮುಂದಿಟ್ಟು ಇದು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹಾಕಿಬಿಡುವುದು ಕ್ರಿಸ್ತ್ ಕೊಡ್ತಾರೆ ನೋಡಿ ನಡೆದದ ಘಟನೆಗೆ ಅದು ಯಾವ ರೀತಿಯಲ್ಲಿ ಅದನ್ನು ಡಿಸ್ಕ್ರೈಬ್ ಮಾಡಬೇಕು ಈ ರಾಮಾಯಣದ ಮಹಾಪ್ರಸಂಗಗಳು ಆ ಪುಸ್ತಕದ ಮೊದಲನೇ ಚಾಪ್ಟರ್ ಇದನ್ನೆಲ್ಲ ಬರೆದಿದ್ದೇನೆ ನೋಡಿ ನಿಮ್ಗೆ ಹಿಡಿಸದೇ ಇದ್ದ ಪುಸ್ತಕ ಅದು ಯಾಕೆ ಬರೆದಿದ್ದೇನೆ ಅಂದ್ರೆ ಇವತ್ತು ಇದೆಲ್ಲ ಏನು ಈಗ ಹಲ್ಕ ಕೆಲಸ ಮಾಡ್ತಾರಲ್ಲ ಅದೆಲ್ಲವನ್ನು ಶೂರ್ಪಣಿಕೆ ಮಾಡಿದ್ದು ತಿರುಗಿಸಿದ್ದು ತನಗೆ ಅನುಕೂಲಕ್ಕೆ ಬರುವಂತೆ ಆದರೆ ಸೀತೆ ನಿನಗೆ ಒಲಿಯೋದು ಕಷ್ಟ ಸಾ ಸುಶೀಲ ಒಳ್ಳೆ ಶೀಲವುಳ್ಳವಳು ಅಲ್ಲಿ ಹೇಳ್ತಾಳೆ ಇಬ್ಬರು ಗಂಡಸರ ಮಧ್ಯೆ ಒಬ್ಬಳು ಹೆಂಗಸು ಬಂದಿದ್ದಾಳೆ ಅಲ್ಲಿ ಅನುಕೂಲವಾಯಿತು ಇಲ್ಲಿ ಸುಶೀಲ ವಪುಶ್ಲಾಘ್ಯ ರೂಪೇಣ ಅಪ್ರತಿಮಾ ಭವಿ ತವಾನುರೂಪ ಭಾರ್ಯ ರೂಪವಾದ ಹೆಂಡತಿ ಅವಳ ಮೈ ಹೀಗಿದೆ ಬೆನ್ ಹೀಗಿದೆ ತೊಡೆ ಹೀಗಿದೆ ಕೈ ಹೀಗಿದೆ ಎಲೆಯಲ ಎಲ ಒಂದು ಅಕ್ಷರ ಬಿಡದೆ ಆ ಸೀತಾದೇವಿಯ ರೂಪವನ್ನು ವರ್ಣಿಸ್ತಾಳೆ how observant must the stupid lady be ಕಣ್ಣಲ್ಲಿ ಅಳತೆ ಮಾಡ್ಕೊಂಡಿದ್ದಾಳೆ ರಾಮನಿದ್ರೆ ಹೇಳ್ತಾಳೆ ಇವಳು ಶೀಲವಿಲ್ಲ ಅವಳಿಗೆ ರೂಪ ಇಲ್ಲ ಸೊಂಟವೇ ಇಲ್ಲ ನಾನು ಅನುರೂಪಳಾದ ಭಾರ್ಯ ಅಲ್ಲಿ ಹೇಳ್ತಾಳೆ ತನಗೆ ಅನುರೂಪವಾಗಿ ಇಲ್ಲಿ ಬಂದು ಹೇಳ್ತಾಳೆ ಸೀತಾದೇವಿಯ ರೂಪವನ್ನೆಲ್ಲ ವರ್ಣನೆ ಮಾಡಿ ಆ ರಾಮಲಕ್ಷ್ಮಣರನ್ನ ಬಾಣಗಳಿಂದ ಕೊಂದು ತಲೆ ತಗೊಂಡ್ಬರಬೇಕು ನನಗೆ ಅದ ಲಾಭ ನಿನಗೆ ಸೀತೆಯ ಲಾಭ ನನಗೆ ಅವರ ತಲೆ ತಂದು ತೋರಿಸಬೇಕು ಹಾ ಅಂದ ರಾವಣ <coughs> ನೀನೇನ್ ಮಾಡಿದೆ ಅಂತ ಕೇಳೋ ಪ್ರಸಂಗ ಇಲ್ಲ ನಿನಗೋಸ್ಕರ ಮಾಡೋದಕ್ಕೆ ಹೋದೆ ಅಂತ ಹೇಳಿದ್ರಿಂದ ನಂಬಿದ ಅದನ್ನ ವಿಚಾರಣೆ ಇಲ್ಲ ಸರಿ ಅಂತ ಎದ್ದವನೇ ಸಭೆ ಮಾರೀಚ ಆಶ್ರಮಕ್ಕೆ ಎರಡನೇ ಸಲ ಹೋದ ಅವನಿನ್ನೂ ಬಾಗಿಲು ಹಾಕಿದ್ನೋ ಹಾಕಿರ್ಲಿಲ್ಲವೋ ಬಂದ ತಿರುಗಿ ರಾವಣ ಇದನ್ನು ನೋಡಿ ತಿರುಗಿ ಅಯ್ಯೋ ಪೀಡೆ ಬಂತಲ್ಲ ಯಾಕಪ್ಪ ಬಂದೆ ಆಗಲೇ ಹೋಗಿದ್ಯಲ್ಲೋ ತಿರುಗಿ ಯಾತಕ್ಕೆ ಬಂದಿಯಾ ನೀನು ಏನಿಲ್ಲ ಆರ್ತೋಸ್ಮಿ ಮಮ ಆರ್ತಸ್ಯ ಅರ್ಥಸ್ಯ ಭವಾನ್ ಹಿ ಪರಮಾಗತಿ ಮಾಮಾಂದ ಸೋದರ ಮಾವ ಮಾಮಾಶ್ರೀ ಇದು ಒಂದು ಮಾಮಾಶ್ರೀ ಶಕುನಿ ಒಂದು ಮಾಮಾಶ್ರೀ ಮನೆಹಾಳು ಮಾಮಾಶ್ರೀಗಳು ಕಂಸ ಒಂದು ಮಾಮಾಶ್ರೀ ಇದು ಮೂರು ಸೋದರ ಮಾವ ಹೇಗಿರಬಾರದು ತುಂಬ ದುಃಖದಲ್ಲಿದ್ದೇನೆ ಮರ್ಯಾದೆ ಹೋಯಿತು ಪ್ರೆಸ್ಟೀಜ್ ಇಶ್ಯೂ ಮಾಡಿಬಿಟ್ಟ ತಂಗಿಯ ಮೂಗನ್ನ ಕೊಯ್ದದ್ದನ್ನ he made it national issue ಎಲ್ಲ ಎಸ್ಕಲೇಟ್ ಮಾಡ್ತಾ ಇದ್ದಾನೆ ರಾಜಕಾರಣದಲ್ಲಿ ಯಾರೋ ಇಬ್ರು ಬೀದಿ ಜಗಳ ಮಾಡ್ತಾರೆ ಗಂಟಿಕೇರಿ ಅಂತ ಒಂದು ಬೀದಿ ಹುಬ್ಬಳ್ಳಿಯಲ್ಲಿ ಅದು ಅಸ್ತ್ರಶಸ್ತ್ರಗಳನ್ನು ಕಾರ್ಕಳ ಈ ಕಡೆ ಮಂಗಳೂರು ಕಡೆಗೆ ಮುಸಲ್ಮಾನರು ರಫ್ತು ಮಾಡುವಂತಹ ಒಂದು ದಾಸ್ತಾನಿನ ಜಾಗ ಬೊಂಬಾಯಿಂದ ಅಲ್ಲಿ ಬಂದು ಇಲ್ಲಿ ಬರುತ್ತೆ ಪೊಲೀಸರು ಹೇಳ್ತಾರೆ ಆ ಮಾತು ಕಳ್ಳಭಟ್ಟಿ ತಯಾರು ಮಾಡುವಂತಹ ಜಾಗ ಅಲ್ಲೇನೋ ಪೊಲೀಸರು ಹೇಳಿದ್ರು ಕಳ್ಳಭಟ್ಟಿ ಮಾಡಿದ್ದಕ್ಕೆ ಹೇಳಿದ್ರು ಶಿಕ್ಷೆ ಮಾಡಿದ್ರು ಅಷ್ಟು ಬಿಟ್ಬಿಟ್ಟು ನೀವು ಅದಕ್ಕೆ ಹಿಂದೂ ಮುಸ್ಲಿಂ ಇಂಟರ್ನ್ಯಾಷನಲ್ ಜಗಳ ಅಂತ ಆ ಸ್ವರೂಪವನ್ನು ಕೊಟ್ಟರೆ ಆಮೇಲೆ ಅದನ್ನು ಕಮ್ಮಿ ಮಾಡೋದಕ್ಕಾಗೋದಿಲ್ಲ once you internationalise an issue you can never reduce it scales of values ಅದನ್ನು ಇಳಿಸೋಕೆ ಬರೋದಿಲ್ಲ ಇಲ್ಲಿ ಹೇಳ್ತಾನೆ ನಾನು ತುಂಬ ದುಃಖದಲ್ಲಿದ್ದೆ ರಾಜ್ಯಕ್ಕೆ ಅಪಮಾನವಾಗಿ ಹೋಯಿತು ನನ್ನ ತಂಗಿ ಮೂಗು ಹೋಯಿತು ನೀನೇ ಗತಿ ಈಗ ನನಗೆ ಸಹಾಯ ಮಾಡಬೇಕು ಅದೇನಾಯ್ತೋ ಕತೆ ಹೇಳೋ ಏನಿಲ್ಲ ನನ್ನ ತಂಗಿ ಅಲ್ಲೆಲ್ಲೋ ಹೋಗಿದ್ಲು ಅಂತ ಕಾಣುತ್ತೆ ರಾಮ ಲಕ್ಷ್ಮಣರು ನನಾಮತ್ತಾಗಿ ಹಿಡಿದು ಅವಳ ಮೂಗನ್ನು ಕೊಯ್ಯುವುದುಂಟೆ ಆ ರಾಮಾಂದ್ರ ಯಾರು ಅವಳೆಲ್ಲ ಹೇಳಿದ್ದಾಳೆ ತಂಗಿ ಪಿತ್ರ ನಿರಸ್ತ ಅಪ್ಪನಿಗೆ ಬೇಡದೆದ್ದ ಮಗ ಆ ರಾಮ ಘಟೌಟ್ ಅಂತ ಅರಮನೆಯಿಂದ ಓಡಿಸಿದ್ದಾನೆ ನಿರಸ್ತ ಕ್ರುದ್ಧೇನ ಸಭಾರ್ಯ ಕ್ಷೀಣ ಜೀವಿತ ಹೆಂಡತಿ ಬೇರೆ ಕರ್ಕೊಂಡ್ಬಂದಿದ್ದಾನೆ ಹದಿಮೂರು ವರ್ಷ ಆಯಿತಂತೆ ಈಗಲೂ ಆಗಲೋ ಸಾಯೋದ್ರಲ್ಲಿದ್ದಾನೆ ದಾಡಿ ಬೆಳೆಸಿದ್ದಾನೆ ಹೊಟ್ಟೆಕ್ಕಿನ್ನೋ ಗತಿಯಲ್ಲ ಅವನಿಗೆ ರಾಮಕ್ಷಮಿಸಿ ನನ್ನನ್ನ ಸಹಂತ ತಸ್ಯ ಸೈನ್ಯಸ್ಯ ರಾಮ ಕ್ಷತ್ರಿಯ ಪಾಂಸನ ಕುಲಪಾಂಸನ ನಮ್ಮ ಸೈನ್ಯ ಎಲ್ಲ ಧ್ವಂಸ ಮಾಡಿಬಿಟ್ಟ ದುಶ್ಶೀಲ ರಾಮನಿಗೆ ನಡೀತಾ ಇಲ್ಲ ಕರ್ಕಶ ವರ್ಡ್ ಸ್ವಭಾವದವನು ತೀಕ್ಷ್ಣ ಹೆಂಗಸರ ಮೇಲೆ ಕೈ ಮಾಡ್ತಾರೆಯೇ ಮೂರ್ಖ ಲುಬ್ಧ ಅಜಿತೇಂದ್ರಿಯ ರಾವಣನಿಗೆ ಶತ್ರುಗಳನ್ನು ಅಳತೆ ಮಾಡುವ ಒಂದು ಔದಾರ್ಯವಿಲ್ಲ ಧರ್ಮ ಅಧರ್ಮಾತ್ಮ ಇದು ಒಂದು ಸಹಸ್ರನಾಮ ಇದೆಲ್ಲ ಹೇಳ್ದ ಕೇಳ್ತಾ ಕೇಳ್ತಾ ಪ್ರಜ್ಞೆ ತಪ್ಪಿಬಿಡ್ತು ಮಾರೀಚನಿಗೆ ಅವನೇ ಎಲ್ಲ ಹುಮ್ಮಸ್ಸು ಮಾಡಿದ ಆಮೇಲೆ ಹೇಳ್ತಾನೆ ಈಗ ಅವನನ್ನು ಯುದ್ಧದಲ್ಲಿ ಗೆಲ್ಲುವುದು ಕಷ್ಟ ಮಾಮ ಅದೊಂದೇ ನಮ್ಮ ಯಾಕೆಂದ್ರೆ ಅವನು ಏನೋ ಒಂದು ವಿಚಿತ್ರವಾದ ಬಾಣ ಇದೆಯಂತೆ ಅದು ಬಿಟ್ಟರೆ ಹಾವಾಗಿ ಹೋಗಿ ಅಟ್ಟಿಸ್ಕೊಂಡು ಹೋಗಿ ಹಾಗೇ ತಿಂದು ಬಿಡುತ್ತಂತೆ ನನಗೆ ಭಯವಾಗುತ್ತೆ ನನ್ನಲ್ಲಂತ ಅಸ್ತ್ರಶಸ್ತ್ರ ಇಲ್ಲ ಅದಕ್ಕೊಂದು ಉಪಾಯ ಇದೆ ನೀನು ಮಹಾಮಾಯಾ ವಿಶಾರದ ಉಪಾಯಜ್ಞ ಮಹಾನ್ ಶೂರ ಮಹಾಮಾಯಾ ವಿಶಾರದ ನೀನೇನ್ ಮಾಡಬೇಕು ಅಂದರೆ ಜಿಂಕೆ ವೇಷ ಹಾಕ್ಕೊಂಡು ರಾಮಾಶ್ರಮಕ್ಕೆ ಹೋಗಬೇಕು ನೀನು ಸಣ್ಣ ಜಿಂಕೆ ಮರಿಯಾಗಿ ಅಲ್ಲಿ ಸುಳಿದಾಡಬೇಕು ಇಷ್ಟೇ ಸುಳಿದಾಡಿ ಆ ಸೀತೆ ನಿನ್ನ ನೋಡಿ ಹಿಡ್ಕೊಡು ಅಂತ ಕೇಳ್ತಾಳೆ ಗಂಡನನ್ನ ಅವನು ಪೆದ್ದ ಗಂಡ ನಿನ್ನ ಹಿಂದೆ ಓಡಿ ಬರ್ತಾನೆ ನೀನೇನ್ ಮಾಡಬೇಕು ಹೀಗೆ ತಿರುಗಿ ನೋಡಬೇಕು ಹಾಗೆ ತಿರುಗಿ ನೋಡಬೇಕು ಕೈಗೆ ಸಿಕ್ಕಿದೆ ಸಿಕ್ಕಿದೆ ತಪ್ಪಿಸ್ಕೊಂಡು ಬಹಳ ದೂರಕ್ಕೆ ರಾಮನನ್ನು ಕರ್ಕೊಂಡು ಹೋಗ್ಬಿಡು ನನ್ನ ಕೆಲಸ ನಾ ಮಾಡ್ಕೋತೇನೆ ನಾ ಸೀತೆಯನ್ನು ಅಪಹಾರ ಮಾಡ್ತೇನೆ ಇಷ್ಟು ಮಾಡಿ ಎಲ್ಲಿಯಾದರೂ ಹೋಗಿ ಚೆನ್ನಾಗಿ ಬದುಕಿಕೋ ಆಮೇಲೆ ಅಂದ ಆಯಿತು ಚೆನ್ನಾಗಿ ಬದುಕೋದೆ ನಿನ್ನ ಮಾತು ಕೇಳಿ ರಾಮನ ಕಣ್ಣಿಗೆ ಬಿದ್ದ ಮೇಲೆ ಬದುಕೋದಲ್ಲಿ ಬಂತು ಅಪರಾಧವನ್ನು ಮಾಡಿ ಅಂತ ಹೇಳಿ ಶುಷ್ಕಂ ಸಮಭವದ್ವಕ್ತ್ರಂ ಪರಿತ್ರಸ್ತೆ ಪರಿತ್ರಸ್ತೋ ಬಹು ಬಾಯಿ ಒಣಗಿತು ಮಾತಾಡೋದು ಕೂಸಲೇ ಇಲ್ಲ ಓಷ್ಠವು ಪರಿಲಿಹನ್ನಿ ತುಟಿ ಒದ್ದೆ ಮಾಡಿಕೊಳ್ತಾ ನೇತ್ರೈ ಅನಿಮಿಷ ಇರಿವ ಕಣ್ಣು ಮುಚ್ಚದೆ ರಾವಣನನ್ನೇ ನೋಡಿದ ಯಾಕೋ ಅಂದ ರಾವಣ ಏನಿಲ್ಲ ಆಯಿತು ನಿನ್ನ ಆಯುಷ್ಯ ಅಂತ ಕಾಣುತ್ತೆ ಅದಕ್ಕೆ ನನಗೆ ಅಲ್ಲಿ ಸ್ವಲ್ಪ ತಿಳಿದ್ರಲ್ಲಿ ಹೇಳ್ತೇನೆ ನಿನಗೆ ಯಾರು ಆಗದೇ ಇದ್ದವರಿಗೆ ದುಡ್ಬುಜ್ಜನ್ನು ಹೇಳ್ಕೊಟ್ಟಿದ್ದಾರೆ ರಾವಣ ನಾ ತಿಳ್ಕೊಂಡದ್ದು ಹೇಳ್ತೇನೆ ನಿನ್ನ ಸಹವಾಸ ಬಿಟ್ಟ ಮೇಲೆ ನಾನು ಮಹರ್ಷಿಯಾಗಿ ಜಪ ತಪ ಎಲ್ಲ ಇಟ್ಕೊಂಡು ಗುರು ಇಲ್ಲ ಹೇಳ್ಕೊಟ್ಟಿದ್ರು ಗೋವಿಂದರಾಜರು ಹೇಳ್ತಾರೆ ಗುರುಗಳ ದೀಕ್ಷೆ ಇಲ್ಲದೆ ಜಪ ತಪ ಇಟ್ಟುಕೊಂಡು ಋಷಿಯಾಗ್ತೇನೆ ಅಂತ ಹೊರಟವನು ಯಾತಕ್ಕೆ ಸಿದ್ಧಿ ಆಗೋದಿಲ್ಲ ಅನ್ನೋದು ಮಾರೀಚ ಉದಾಹರಣೆ ರಾಮ ಅಂದ್ರೆ ಯಾರನ್ನು ತಿಳ್ಕೊಂಡ್ಯೋ ರಾವಣ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಮಗವಾನಿವ ಧರ್ಮದ ಮೂರ್ತಿ ಕಾಣುವವನು ಧರ್ಮ ಕಣ್ಣಿ ಕಾಣಿಸೋದಿಲ್ಲ ರಾಮ ಕಾಣಿಸ್ತಾನೆ ಅಪ್ರಮೇಯಂ ಹಿ ತತ್ತೇಜ ಯಸ್ಯ ಸ ಜನಕಾತ್ಮಜ ರಾಮ ಅನ್ನೋದು ಒಂದು ಉಜ್ವಲವಾದ ದೀಪ ತೇಜಸ್ಸು ಅದಕ್ಕೆ ಸೀತೆ ಎನ್ನುವುದು ತುಪ್ಪ ಇದ್ದ ಹಾಗೆ ರಾಮಾಗ್ನಿಂ ಸಹಸಾ ದೀಪ್ತಂ ನ ಪ್ರವೇಶಂ ತ್ವಮರ್ಹಸಿ ರಾಮಾಗ್ನಿಯಲ್ಲಿ ಹೋಗಿ ನೀನೇ ಬಿದ್ದು ಸಾಯ್ಬೇಡ ಆ ರಾಮಾಂದ್ರೆಯ ಋತಸ್ಯ ತಸ್ಯ ಸಾ ನರಸಿಂಹಸ್ಯ ಸಿಂಹೋರಸ್ಕಸ್ಯ ಭಾವಿನಿ ನರಸಿಂಹ ಕಾಣುವುದ ರಾಮನನ್ನ ಹಿಂದೆ ನರಸಿಂಹನಾಗಿದ್ದವನಪ್ಪ ನೀನು ನೋಡಿದ್ದೀಯ ಹಿಂದೆ ಅವನನ್ನ ನೀನು ಜಯ ಅಂತ ಅನ್ನಿಸ್ಕೊಂಡಿದ್ದೆ ನಿನ್ನ ಮನೆ ಕಂಬದಲ್ಲೇ ಬಂದಿದ್ದ ಅವನು ನಿಂಗೆ ತಿಳಿಯಲೇ ಇಲ್ಲ ಆ ನರಸಿಂಹನ ಪತ್ನಿ ಅವಳು ಲಕ್ಷ್ಮಿ ವೀರಲಕ್ಷ್ಮಿ ಅವತ್ತು ದೂರವಾಗಿದ್ದ ಅವತಾರದಲ್ಲಿ ಇವತ್ತು ಹತ್ರ ಇದ್ದಾಳೆ ತಸ್ಯ ಆ ಲಕ್ಷ್ಮಿಯನ್ನು ಅಪಹಾರ ಮಾಡಬೇಕು ಅಂತೆಲ್ಲ ಬುದ್ಧಿ ಇದೆಯೇನೋ ನಿನಗೆ ಇದೇನಾಗೋ ಕೆಲಸವೇ ಸ ಸರ್ವೈ ಸಚಿವೈ ಸಾರ್ಧಂ ವಿಭೀಷಣ ಪುರೋಗಮೈ ಮಂತ್ರಯತ್ವ ಅದು ಧರ್ಮಿಷ್ಠೈ ಕೃತ್ವ ಅನಿಶ್ಚಯಮಾತ್ಮನಃ ನಿನ್ ತಮ್ಮ ಒಬ್ಬ ಇದ್ದಾನೆ ಮೂರಲ್ ಬುದ್ಧಿ ಹೇಳೋನು ಅವನಿಗೆ ಸಮಾಚಾರ ತಿಳಿಸಿದ್ದೀಯಾ ಅಂತ ಅವನಿಗೇನು ಹೇಳೋದು ಅಲ್ಲ ಬುದ್ಧಿ ಹೇಳೋರೊಬ್ಬರಿದ್ದಾರೆ ಅವನ ಜೊತೆಯಲ್ಲಿ ಇದು ಮಾಡಲೇನೋ ಸೀತಾಪಹಾರ ಒಳ್ಳೆ ಕೆಲಸವೇ ಕೆಟ್ಟಿದ್ದೆ ರಾಷ್ಟ್ರಕ್ಕೆ ಏನಾಗುತ್ತೆ ಹಿಂದೆ ಮುಂದೆ ವಿಚಾರ ಇಲ್ಲದೆ ಯಾರೋ ಎಮರ್ಜೆನ್ಸಿ ಹೇಳಿದಾಗ ಮಾಡ್ತಾ ಇದೆಯಲ್ಲ ಇದನ್ನೇ ಮಾಡೋ ಕೆಲಸವೇ ರಾವಣ ಒಂದು ಕ್ಷಣ ಹಿಂತೆಗೆದ ವಿಭೀಷಣ್ ಕೇಳಬೇಕಾಗಿತ್ತು ಅಷ್ಟರಲ್ಲಿ ಇವನಷ್ಟು ಉಪದೇಶ ಶುರು ಮಾಡಿದ ಕೇಳು ನೀನು ಅವತ್ತು ಹದಿಮೂರು ವರ್ಷದ ಬಾಲಕ ರಾಮನ ಮೇಲೆ ಕೈ ಮಾಡು ಅಂತ ನನ್ನನ್ನು ಕಳಿಸಿದೆಯಲ್ಲ ಸಿದ್ಧಾಶ್ರಮಕ್ಕೆ ಸುಬಾಹು ಜೊತೆಯಲ್ಲಿ ನಾ ಹೋದ್ನ ಸುಬಾಹುವನ ಆಗ್ನೇಯಾಸ ಸುಟ್ಟುಬಿಟ್ನ ಅವನು ಆಮೇಲೆ ನಾನು ಸಪ್ತದ್ವೀಪದಾಚೆಗಿಲ್ಲಿ ಬಂದು ಸೇರಿಕೊಂಡ ಅದಾದ ಮೇಲೆ ಮತ್ತೆ ಒಂದು ಸಲ ಎರಡು ಸಲ ಇಲ್ಲೇ ಬಂದು ಗಂಟು ಬಿದ್ದು ಮತ್ತೆ ರಾಮನ ಮೇಲೆ ಕೈ ಮಾಡು ಅಂತ ಹೇಳಿದ್ರಿಂದ ನನಗೂ ಕೋಪ ಇತ್ತು ನಮ್ಮ ಅಮ್ಮನನ್ನು ತಾಟಕೇನು ಕೊಂದನಲ್ಲ ಅಂತ ವ್ಯಚರನ್ ದಂಡಕಾರಣ್ಯೇ ನಾನು ದಂಡಕಾರಣ್ಯ ಸುತ್ತಾಡ್ತಾ ಇದ್ದೆ ಅರ್ಧಂಬರ್ಧ ಚಪಲ ನನಗೆ ಈ ರಾವಣ ಸಹವಾಸ ಬೇಡ ಋಷಿಯಾಗಬೇಕು ಋಷಿಯಾಗೋದಂದ್ರೇನು ಒಳ್ಳೆ ಆಹಾರ ತಿನ್ನಬೇಕು ಒಳ್ಳೆ ಆಹಾರ ಅಂದ್ರೆ ಯಾವುದು ಋಷಿ ಮಾಂಸಾನಿ ಭಕ್ಷಯನ್ ಋಷಿಗಳು ಮಾಂಸ ತಿಂದರೆ ಋಷಿ ಬುದ್ಧಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇವರು ಚೆನ್ನಾಗಿ ಪ್ರವಚನ ಮಾಡ್ತಾರೆ ಇವರು ಮಾಂಸ ತಿಂದು ಬಿಟ್ರೆ ನಮಗೂ ಪ್ರವಚನ ಶಕ್ತಿ ಉಂಟಾಗುತ್ತೆ ಅಂತ ಯೋಚನೆ ಮಾಡಿದ ಹಾಗೆ ಆಗ ವಿಶ್ವಾಮಿತ್ರರು ಇನ್ನೂ ಪಾಠ ಹೇಳ್ಕೊಡದೆ ಇದ್ದ ಹದಿಮೂರು ವರ್ಷದ ರಾಮ ಬಿಟ್ಟು ಬಾಣವೇ ನನಗೆ ತುಂಬ ಕಾಶಿ ಮಾಡಿತು ಆಮೇಲೆ ನಿನ್ನ ಮಾತು ಕೇಳಿಕೊಂಡು ಅವನನ್ನ ಹಿಂದಿನಿಂದ ನಾನು ತಿವಿಯುವುದಕ್ಕೆ ಹೋದರೆ ಅವನು ಕುರೂರ ದೃಷ್ಟಿಯಿಂದ ನನ್ನ ಮೇಲೆ ನೋಡಿದ ಕೂಡಲೇ ಇವನ್ ಸಹವಾಸವೇ ಬೇಡ ಅಂತ ಓಡಿದ್ದು ಇನ್ನೂ ಕಣ್ಣಿ ಕಟ್ಟಿದಾಗಿದೆ ರಾಮನ ಚಿತ್ರ ಆ ಬಿಲ್ಲಲ್ಲಿ ಬಾಣ ಹೂಡಿದ್ದು ನನ್ನ ಮೇಲೆ ಆದ್ರಿಂದ ಇನ್ನೊಂದ್ಸಲ ರಾಮನ ಹತ್ರ ಹೋಗಬೇಕು ನನ್ನ ಮಾತ್ರ ಕಳಿಸಬೇಡ ಬೇಕಾದ್ರೆ ನೀನೇ ಹೋಗಿ ಸಾಯಿ ಒಂದು ವೇಳೆ ಇನ್ಯಾರನ್ನಾರು ಕಳಿಸಿದೆ ಸೀತೆಯನ್ನು ಬೇರ್ಪಡಿಸಿದೆ ಪ್ರದಗ್ಧ ಭವನಾಂ ಲಂಕಾಂ ದ್ರಕ್ಷಸತ್ವಂ ನ ಸಂಶಯ ರಾಮಾಯಣದಲ್ಲಿ ಲಂಕೆ ಸುಡುವ ಪ್ರಸಂಗ ಇದು ಅದು ನಡೆಯುವುದಕ್ಕೂ ಮುಂಚೆ ಮೂರು ಸಲ ಉಕ್ತವಾಗಿದೆ ಋಷಿವರ್ಮ ಇದು ಕೆಲವು ರಾಮಾಯಣಗಳು ಬಿಟ್ಬಿಟ್ಟಿದ್ದಾರೆ ಲಂಕಾದಾನ ಪ್ರಸಂಗ ಇದು ಅಧಿಕ ಪ್ರಸಂಗ ಇದು ಮಾಡಲಿಲ್ಲ ಹನುಮಂತ ಅಂತ ಮೊದಲನೇದು ಮಾರೀಚನ ಶಾಪ ಸೀತೆಯನ್ನು ರಾಮನನ್ನು ಬೇರ್ಪಡಿಸಿದ ಪ್ರದಗ್ಧ ಭವನಾಂ ಲಂಕಾಂ ರಕ್ಷಸಿತ್ವಂ ನ ಸಂಶಯ ನಿನ್ನ ಊರು ಒಂದು ಮನೆ ಉಳಿಯಿದೆ ಎಲ್ಲ ಸುಟ್ಟು ಹೋಗುತ್ತೆ ಇದು ಮೊದಲನೇದು ಎರಡನೇದು ತ್ರಿಜಟೆಯ ಸ್ವಪ್ನವನ್ನು ಕಂಡಾಗ ಸೀತಾದೇವಿಗೆ ಹೇಳ್ತಾಳೆ ಅಮ್ಮ ನಾ ಸ್ವಪ್ ಸ್ವಪ್ನವನ್ನು ಕಂಡೆ ರಾವಣ ದಕ್ಷಿಣ ದಿಕ್ಕಿಗೆ ಹೋದಾಗೆ ಕತ್ತೆಗಳೆಳ್ಕೊಂಡು ಹೋದಾಗೆ ಅವನ ಎಣ್ಣೆ ಹಾಗೆ ಕೆಂಪು ಬಟ್ಟೆ ಹುಟ್ಟಿದ್ದ ಹಾಗೆ ನಮ್ಮೂರನ್ನ ಒಬ್ಬ ವಾರರ ಸುಟ್ಟ ಹಾಗೆ ಮೇಲೆ ಕೂತಿದ್ದ ಹನುಮಂತ ನಿನ್ನ ಮಾತನ್ನು ನಿಜ ಮಾಡ್ತೇನೆ ಅಂತ ಯೋಚನೆ ಮಾಡಬೇಡ ಅದಕ್ಕೂ ಮೊದಲು ಲಂಕಿಣಿ ಕೂಡ ಹೇಳಿದ್ದಳು ಪಾಸ್ಪೋರ್ಟ್ ಕೊಟ್ಟಿದ್ದೇನೆ ವೀಸಾ ಕೊಟ್ಟಿದ್ದೇನೆ ಯಜ್ಜಿಚ್ಛಸಿ ಈ ಊರಲ್ಲಿ ನೀನು ಏನೇನು ಮಾಡಬೇಕು ಅಂತ ಕೋ ಎಲ್ಲಾನು ಮಾಡು ಬೇಕಾದ್ರೆ ಬೆಂಕಿಯನ್ನು ಹಚ್ಚು ಆಂಡೋನ್ ಸ್ವಾಮಿಗಳು ಬರೆದಿದ್ದಾರೆ ಇದು ದೊಡ್ಡವರ ಶಾಪ ಅರ್ಧಂಬರ್ಧ ಆಗಿದ್ರೂ ಶಾಪ ಕೊಡುವ ಸಾಮರ್ಥ್ಯ ಇತ್ತಲ್ಲ ಮಾರೀಚನಿಗೆ ಯೋಚನೆ ಮಾಡಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗೋದು ಪೂರ್ವದಲ್ಲಿ ವಸಿಷ್ಠರ ವಂಶವೇ ನಾಶವಾಗಲಿ ಅಂತ ಹಾಕಿದ ಶಾಪ ಮಂತ್ರಗಳು ಇವತ್ತಿಗೂ ಋಗ್ವೇದದಲ್ಲಿದೆ ವಸಿಷ್ಠ ಗೋತ್ರದ ಋಗ್ವೇದಗಳು ಅದನ್ನು ಓದುವುದಿಲ್ಲ ವಸಿಷ್ಠ ಗೋತ್ರ ನೀವು ಯಾವ ಗೋತ್ರ ಗೊತ್ತಿಲ್ಲ ವಾಸಿಷ್ಠ ಗೋತ್ರ ಆ ಮಂತ್ರ ಓದೋ ಹಾಗಿಲ್ಲ ನೀವು ದುರ್ಗಾಚಾರ್ಯರು ನಿರುಕ್ತಕ್ಕೆ ವ್ಯಾಖ್ಯಾನ ಮಾಡುವವರು ಹೇಳ್ತಾರೆ ಇಲ್ಲಿ ವಿಶ್ವಾಮಿತ್ರರು ಘೋರ ಶಾಪ ಹಾಕಿದ್ದಾರೆ ವಿಶ್ವಾಮಿತ್ರ ಸರಸ್ವತಿ ಅಂತ ಇದು ಹದಿಮೂರು ಮಂತ್ರಗಳಿಗೆ ಹೆಸರು ನಾನಿದೆ ಕಾಮೆಂಟ್ರಿ ಬರೆಯೋದಿಲ್ಲ ಯಾಕೆ ನಾನು ವಸಿಷ್ಠ ಗೋತ್ರದವನು ಅದಕ್ಕೆ ಅರ್ಥ ಹೇಳಿದ್ರೆ ಅದು ಫಲಿಸಿಬಿಡುತ್ತಂತೆ ಅವರಿಗೆ ಇನ್ನೂ ದುಷ್ಟರಾಗಿದ್ದಾಗಲೇ ವಿಶ್ವಾಮಿತ್ರ ಬಾಯಲ್ಲಿ ಬಂದಿದ್ದಕ್ಕೆ ಅಷ್ಟು ಬೆಲೆ ಪ್ರದಗ್ಧ ಭವನಾಂ ಲಂಕ ಮಾರೀಚ ಶಾಪ ಹಾಕಿದ ಅಂದ್ರೆ ನಾನು ಕೊಲ್ತಾನಲ್ಲ ಅನ್ನೋ ಬಯಕೆ ನೀ ಸಾಹಿತ್ಯ ಕಾಣೋ ಊರು ಸುಟ್ಟು ಹೋಗುತ್ತೆ ನಿನಗೇನು ಕೇಳು ಸಾವಿರ ಸಾವಿರ ಹೆಂಡತಿಯರಿದ್ದಾರೆ ಹೋಗು ಹೋಗು ಅಂತ ಬಯಲಾಗಿ ರಾವಣ ಹೇಳಿದ ಈಗ ನಾನು ಉಪದೇಶ ಕೇಳೋಕೆ ಬಂದಿಲ್ಲ ಹೇಳಿದಷ್ಟು ಮಾಡ್ತೀವ ಮಾಡೋದಿಲ್ವೋ ಅಯ್ಯೋ ಅಂದ ಲೈ ನಾನಿಲ್ಲಿ ಬಂದ ಮೇಲೆ ಕನಸಿನಲ್ಲಿ ರಾಮ ಕಾಣಿಸಿಕೊಂಡು ಯಾರಿಗೂ ಹೇಳಿದೆ ಕೇಳಿದೆ ಕಾಡೆಲ್ಲ ಸುತ್ತಾಡಿದ್ದೇನೆ ಮನೆಗೆ ಬಂದವರು ಯಾರಾದರೂ ನಿಮ್ಮ ರಥ ಚೆನ್ನಾಗಿದೆಯೇ ಅಂತ ಕೇಳುವಾಗ ರಥ ಅನ್ನುವಾಗ ರಾ ಅಂತ ಶುರು ಮಾಡಿದರೆ ಮಾ ಅಂತ ಎಲ್ಲಿ ಮುಗಿಯುತ್ತೋ ಅಂತ ಭಯದಿಂದ ರತ್ನಾನಿ ನೋಡಿ ರಕಾರಾದೀನಿ ನಾಮಾನಿ ರಾಮತ್ರಸ್ವಸ್ಯ ರಾವಣ ರತ್ನಾನಿ ಜನಯಂತಿ ಜನಯಂತಿಮೆ ಅಹಂ ತಸ್ಯ ಪ್ರಭಾವಜ್ಞ ರಾಮ ಯಾರು ಅಂತ ಗೊತ್ತು ಅವನ ತಂಟೆಗೆ ಹೋಗಬೇಡ ಆಗ ರಾವಣ ಹೇಳಿದ ಶಾಸ್ತ್ರ ತಗೊಂಡು ಹೇಳ್ತಾನೆ ಶಾಸ್ತ್ರದಲ್ಲಿ ಒಬ್ಬ ದೊರೆಯಲ್ಲಿ ಇಂದ್ರ ಅಗ್ನಿ ಯಮ ವರುಣ ನಾಲ್ವರು ದೇವತೆಗಳ ತೀಕ್ಷ್ಣಾಂಶಗಳಿವೆ ಅಂತ ಹೇಳ್ತಾರೆ ನನ್ನಲ್ಲಿ ನಾಲ್ಕೂ ಇದೆ ಅಗ್ನಿ ಅಂತ ಸುಡಬಲ್ಲೆ ವರುಣಂತ ಕಟ್ಟಿ ಹಾಕಬಲ್ಲೆ ಯಮನಂತ ನರಕಕ್ಕೆ ತಳ್ಳಬಲ್ಲೆ ಮೊದಲೆಲ್ಲ ಮಾಮಾಶ್ರೀಯಿಂದ ಈಗ ನಾ ಹೇಳಿದ ಮಾತು ಕೇಳ್ತೇವೆ ಕೇಳೋದಿಲ್ವೋ ಇಲ್ಲೇ ಕೊಂದು ಬಿಡ್ತೇನೆ ಅಂತ ಹೇಳಿದಾಗಿ ಯೋಚನೆ ಮಾಡಿದ ಹನುಮನ್ ನಾಟಕದಲ್ಲಿ ಹೇಳ್ತಾರೆ ರಾಮಾದಪಿ ಚ ಮರ್ತವ್ಯಂ ಮರ್ತವ್ಯಂ ರಾವಣಾದಪಿ ನಾನಲ್ಲಿ ಬರದೇ ಇದ್ರೆ ಇಲ್ಲೇ ಕೊಲ್ತೇನೆ ಅಂತ ನೀ ಪಾಪಿ ಅಲ್ಲಿ ಹೋದ್ರೆ ಅವನು ಕೊಲ್ತಾನೆ ಅಂದ್ರೆ ದಕ್ಕುವುದೇನು ಸಾವು ಖಂಡಿತ ಇಲ್ಲಿ ಸಾಯೋದಕ್ಕಿಂತ ಉಭಯೋರ್ಯಜ ಮರ್ತವ್ಯಂ ವರಂ ರಾಮೋ ನರಾವಣ ಅವನ ಕೈಲೇ ಸಾಯ್ತೇನೆ ಹೋಗು ಅಂತ ನಾನು ಒಡಂಬಡೋದೆಲ್ಲ ಕೊಂದರೂ ಪರವಾಗಿಲ್ಲ ಅನ್ನುವ ದೃಢ ಸಂಕಲ್ಪ ಬರಲಿಲ್ಲ ಋಷಿತ್ವ ಪ್ರಾಪ್ತಿ ಇಲ್ಲ ಅವನಿಗೆ ಅಕಾರ್ಯ ಸರಿ ರಾವಣ ಈ ಕಡೆ ಹೊರಟ ವೇಷ ಹಾಕೊಂಡು ಕಾದಿದ್ದಾನೆ ಸೀತಾಶ್ರಮದ ಹತ್ರ ನಾವೀಗ ಸೀತಾಪಹಾರ ಘಟ್ಟಕ್ಕೆ ತಲುಪ್ತಾ ಇದ್ದೇವೆ ಇವತ್ತು ಆ ಘಟ್ಟ ಮುಟ್ಟಬೇಡಿ ಅಂತ ಅಪಣೆ ಮಾಡಿದ್ದಾರೆ ನಮ್ಮ ಮನೆಯವರು ಈ ಘಟ್ಟಕ್ಕೆ ತಲುಪಬಾರದು ಇವತ್ತು ಅಮಂಗಳ ಘಟ್ಟ ಅಂತ ನಾ ಮುಂದಕ್ಕೆ ಹೋಗ್ಬಿಡ್ತೇನೆ ಮನೇಲಿ ಬೈಬೇಡಿ ಆಮೇಲೆ ಯಾಕೆ ತಗೊಂಡ್ರಿ ಅಂತ ಅತ್ಯಂತ ಸುಂದರವಾದ ಒಂದು ಪುಟ್ಟ ಮೃಗದ ರೂಪವನ್ನು ಧರಿಸಿದ್ದಾನೆ ಮಾರೀಚ ಬೆಳಗಾಗಿದೆ ರಾಮಾಶ್ರಮದ ಹತ್ರ ರಾವಣನೇ ಕರ್ಕೊಂಡ್ಬಂದ ತನ್ನ ಪುಷ್ಪಕ ವಿಮಾನದಲ್ಲಿ ಹೋಗಲ್ಲಿ ಇದೆ ರಾಮಾಶ್ರಮ ಏನು ಅದ್ಭುತವಾದ ಹೂವಿನ ತೋಟ ಬಾಳೆ ತೋಟ ಮಾಡಿದ್ದಾನೆ ಲಕ್ಷ್ಮಣ ಪಾತಿಗಳನ್ನು ಮಾಡಿ ನೀರು ಕಟ್ಟಿದ್ದಾನೆ ಆಗ್ತಾ ಇದೆ ಎಳೆ ಸೂರ್ಯನ ಬಿಸಿಲಲ್ಲಿ ಆ ಜಿಂಕೆ ಥಳಥಳಿಸ್ತಾ ಇದೆ ಬಂಗಾರದ ಚರ್ಮ ಅದರ ಮೈ ಮೇಲೆ ನವರತ್ನದ ಆ ಬಿಂದುಗಳನ್ನು ಹೊದಿಸಿದಂತೆ ಹೊಳೆ ಹೊಳೆವ ಕಿರುಗೊರಲುಗಳ ತರುವೆ ರಾಮಾಯಣ ಥಳಥಳಿ ಪರದನದ ಆ ಹಲ್ಲು ಥಳಥಳ ಕಾಣಿಸ್ತಾ ಇದೆ ತರಳ ನಯನದ ಮಿಳಿವ ಕಿವಿಗಳ ಮಿಡುಕು ಬಂಗ್ರಿಯ ಮಿಸುಪನಾಸಿಕದ ದಳಗತಿಯ ನಿರ್ಮಾಂಸ ಜಂಘೆಯ ಜಿಂಕೆಗೆ ತೊಡೆಯಲ್ಲಿ ಮಾಂಸ ಬಹಳ ಇರೋದಿಲ್ಲ ಇದ್ರೆ ಓಡೋಕ್ಕಾಗೋಲ್ಲ ಅದಕ್ಕೆ ದಳಗತಿಯ ನಿರ್ಮಾಂಸ ಜಂಘೆಯ ನುಡಿಯಲಾಗಿನ ಲಂಘನೆಯ ಇಲ್ಲಿಂದ ಜಿಗಿದ್ರೆ ಒಂದು ಕಮಾನ್ ಬೀಸ್ದಾಗ ಮೋಹಕವಾಗಿ ಜಿಗಿಯುತ್ತೆ ಆ ಜಿಂಕೆ ಅವ್ವಳಿಪ ಹೊಸ ಜೌವನದ ಹೊಮ್ಮರಿ ಹೊಳೆದು ಜರಿನಲ್ಲಿ ಆ ಮರಿಯನ್ನು ವರ್ಣನೆ ಮಾಡ್ತಾರೆ ನಾಲ್ಕೈದು ಪದ್ಯಗಳಲ್ಲಿ ಬಹಳ ಸುಂದರವಾದ ಚಿತ್ರ ದೇಹಂ ಹೇಮಮಯಂ ಹನುಮನ್ ನಾಟಕ ಆ ಜಿಂಕೆ ಹಾಗೆ ದೇಹಂ ಹೇಮಮಯಂ ಹರಿನ್ಮಣಿಮಯಂ ಶೃಂಗದ್ವಯಂ ವೈದ್ರುಮಾಹ ಚತ್ವಾರೋಪಿ ಖುರಾರದಚ್ಛತಯುಗಂ ಮಾಣಿಕ್ಯ ದ್ಯುತಿ ನೇತ್ರೇ ನೀಲ ಸುತಾರಕೆ ಸುವಿತತೆ ತದ್ವಚ್ಚಲಂ ಪ್ರೇಕ್ಷಿತಂ ತದ್ದದ್ರತ್ನಮಯಂ ಕಿಮತ್ರ ಬಹುನ ಸರ್ವಾಂಗರಮ್ಯೋ ಮೃಗ ಕಣ್ಣು ಹೊಳಿತಾ ಇದೆ ನೀಲಿ ನಕ್ಷತ್ರಗಳನ್ನು ತಂದು ಜೋಡಿಸಿಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಕಾಲು ಗೋರಸುಗಳು ಅದರ ಬಾಲ ಅದರ ಮೈ ಬಣ್ಣ ಚಿಕ್ಕಿ ನೋಡಿದವರು ಕಣ್ಣು ಕೋರೈಸ್ತಾ ಇದೆ ಅತ್ಯಂತ ಸುಂದರವಾದ ಮೃಗ ಅದನ್ನು ವಾಲ್ಮೀಕಿ ಅತ್ಯಂತ ಸುಂದರವಾಗಿ ಒಂದು ಅಥವಾ ಎರಡು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಅದನ್ನು ನೋಡಿಕೊಂಡೇ ಇದನ್ನಿಲ್ಲಿ ಹೇಳ್ತಾರೆ ಇಂದ್ರನ ಆಯುಧ ವಜ್ರಾಯುಧವನ್ನು ಹೋಲುವಂತೆ ಥಳಥಳ ಇಂದ್ರಾಯುಧ ಸವರ್ಣೇನ ಪುಚ್ಛೇನ ಊರ್ಧ್ವಂ ವಿರಾಜತ ಇಲ್ಲಿ ಇಂದ್ರಾಯುಧ ಅಂದ್ರೆ ಕಾಮನ ಬಿಲ್ಲು ಅದರ ಬಾಲ ನೋಡಿದ್ರೆ ಕಾಮನ ಬಿಲ್ಲ ಕಾಣಿಸ್ತಾ ಇದೆ ವೈಢೂರ್ಯ ಸಂಕಾಶ ವನಂ ಪ್ರಜ್ವಲಯನ್ ರಮ್ಯಂ ಅದು ಎಲ್ಲಿ ಯಾವ ಪಾತಿ ಹತ್ರ ನಿಂತಿದೆಯೋ ಆ ಜಾಗಕ್ಕೆ ಲೈಟ್ ಹಾಕದಾಗಿದೆಯಂತೆ ಬಾಳೆ ತೋಟದಲ್ಲಿ ಒಂದು ಗಿಡದ ಬುಡದಲ್ಲಿ ನಿಂತಿದ್ರೆ ಅದಷ್ಟು ಇಲ್ಯೂಮಿನೇಷನ್ ಅವತ್ತು ದುರ್ದೈವ ಸೀತಾದೇವಿಗೆ ಇಲ್ಲಿ ವೇದಾಂತ ಅರ್ಥ ಹೇಳಬೇಕು ಬೆಳಗ್ಗೆ ಆಗಿದೆ ರಾಮಚಂದ್ರ ಸ್ನಾನಗೀನ ಮಾಡಿ ಗೋದಾವರಿಯಲ್ಲಿ ಆಶ್ರಮಕ್ಕೆ ಬಂದಿದ್ದಾನೆ ಅಗ್ನಿಹೋತ್ರಕ್ಕೆ ಕೂತ್ಕೋಬೇಕು ದಿವಸ ಗಿಷ್ಟಿಕೆ ಇದೆ ಸಮಿತ್ತು ಎಲ್ಲ ಸಿದ್ಧವಾಗಿದೆ ಸೀತೆ ಒಂದು ಸ್ವಲ್ಪ ಪುಷ್ಪ ತಂದುಬಿಡು ಯಜ್ಞೇಶ್ವರನಿಗೆ ಪುಷ್ಪಗಳನ್ನು ಕೊಡಬೇಕು ಚಟ್ವಾರಿ ಶೃಂಗ ತ್ರಯೋಸ್ಯ ಪಾದ ಎಲ್ಲ ಹೇಳಿ ಅಕ್ಷತೆ ಇಡೋದ್ರ ಜೊತೆಗೆ ಪುಷ್ಪಾಲಂಕಾರವನ್ನು ವೇದಿಕೆಗೆ ಮಾಡಬೇಕು ಸೀತಾದೇವಿ ಇದೋ ಬಂದ್ಬಿಟ್ಟೆ ಅಂದ್ರೆ ಅಂತ ಹೇಳಿ ಹೂವಿನ ಬುಟ್ಟಿಯನ್ನು ತಗೊಂಡು ಅಷ್ಟು ಸುಂದರವಾದ ತೋಟಕ್ಕೆ ಹೊರಟಿದ್ದಾಳೆ ಆಗ ಸೂರ್ಯ ಉದಯ ಆಗ್ತಾ ಇದೆ ಆ ಹೊಂಬಣ್ಣದ ಬಿಸಿಲು ಬೀಳ್ತಾ ಇದೆ ಇವಳು ಎಲ್ಲಿ ಹೂ ಕೊಯ್ಬೇಕಂತ ಬಂದ್ಲು ಚಂಗನ ನೆಗೆದು ಆ ಹೂವಿನ ಪಾತಿ ಹತ್ತಿರ ನಿಂತುಕೊಂಡಿತ್ತು ಆ ಜಿಂಕೆ ನಿಜವಾದ ಜಿಂಕೆಗಳು ಒಂದು ಹಿಂಡಿದ್ದು ಸೀತಾಶ್ರಮದಲ್ಲಿ ಆ ನಿಜ ಜಿಂಕೆಗಳು ಬಂದವು ಇದೊಂದು ಯಾವುದೋ ಬಂತಲ್ಲ ಹೊಸ ಗೆಸ್ಟ್ ಅಂತ ತಿಳ್ಕೊಂಡು ಹತ್ತಿರ ಬಂದು ನೋಡಿದವು ಉಪಾಗಮ್ಯ ಸಮಾಗ್ರಾಯ ವಾಸನೆ ನೋಡಿದವು ಹೇ ರಾಕ್ಷಸ ಅಂತ ತಿಳ್ಕೊಂಡು ನಿಜವಾದ ಜಿಂಕೆಗಳು ಬಂತಿದ್ದು ದಿಶೋ ದಶ ನಿಜವಾದ ಜಿಂಕಗಳಿಗೆ ಗೊತ್ತಾಯಿತು ಸೀತಾದೇವಿ ಕೇಳಿದಿಲ್ಲ ನಂಬ್ತೀರಾ ಈ ಕಥೆಯನ್ನ ಇಲ್ಲಿ ತತ್ವಾರ್ಥ ಇದೆ ಪ್ರಾಣಿಗಳು ಮೂಗಿನ ವಾಸನೆಯಿಂದಲೇ ಇನ್ನೊಂದು ಪ್ರಾಣಿ ನಮ್ಮದೋ ನಮ್ಮ ಕಡೆ ಸೇರಿದ್ದೋ ಎಲ್ಲೋ ಗುರುತು ಹಚ್ಕೊಂಡ್ಬಿಡುತ್ತೆ ನಾಯಿಗೆ ಆ ಬುದ್ಧಿ ಇದೆ ಜಿಂಕೆಗೆ ಬುದ್ಧಿ ಇದೆ ಗೋವಿಗೆ ಬುದ್ಧಿ ಇದೆ ನೀವು ಬೆಳೆಸಿದ ಗೋ ಮಾತ್ರ ನಿಮ್ಮ ಹತ್ರ ಬಂದು ಮೂಸಿ ನೋಡಿ ಹತ್ರ ನಿಂತ್ಕೊಂಡು ನಮ್ಮ ಮನೆಯಲ್ಲಿ ನಾಲ್ಕು ಗೋವುಗಳಿದ್ದು ನಾನು ಹದಿನೈದನೇ ವರ್ಷ ತನಕ ಗೋವುಗಳನ್ನು ಬೆಳೆಸಿದ ಮನೆಯಲ್ಲಿದ್ದವನು ಇವತ್ತಿಗೂ ಗೋವು ಕೊರು ಅಂತ ತುಂಬ ಪ್ರೀತಿ ಒಂದು ಗೋವಂತೂ ಹತ್ರ ಬಂದು ಬಿಡೋದು ಮೈ ತಡವೋ ತನಕ ಹೋಗ್ತಿರಲಿಲ್ಲ ಮೈ ತಡವಿ ಅದಕ್ಕೆ ಗೌರಿ ಅಂತ ಹೆಸರಿಟ್ಟಿದ್ದು ಗೌರಿ ಪೋಮ್ಮ ಪೋ ಪ್ರಿಯ ಪೋ ಮುಖ ತಿರುಗಿಸಿ ನೋಡೋದು ತಲೆ ಆಡಿಸ್ಕೊಂಡು ಹೋಗು ಅರ್ಥ ಆಗ್ತಿತ್ತು ಮಾತಾಡಿಕೆ ಎಲ್ಲ ಕಲಿಸಿದ್ರು ಪೂರ್ವಿಕರು ಜೋಳ ತಿನ್ನಿಸೋದು ಹೊಲಕಡ್ಡಿ ತಿನ್ನಿಸೋದು ನೀರು ಕುಡಿಸೋದು ಹೊಳೆ ಕರ್ಕೊಂಡು ಹೋಗಿ ತೊಳೆಯೋದು ಇದೆಲ್ಲ ಮಾಡಿದ್ದೇನೆ ನಾನು ಅದರಿಂದ ಪ್ರಾಣಿಗಳು ಮಾತನಾಡುವುದು ರೀತಿ ಪ್ರೀತಿ ತೋರಿಸೋರು ಪ್ರೀತಿ ತೋರಿಸುವುದು ಈ ಜಿಂಕೆಗಳೆಲ್ಲ ಬಂದು ರಾಕ್ಷಸಸ್ಸೋಪಿ ತಾನ್ ವನ್ಯಾನ್ ಮೃಗಾನ್ ಮೃಗವಧೇರತಃ ಮಾರೀಚನಿಗೂ ಅಷ್ಟು ಎಳೆ ಜಿಂಕೆಗಳನ್ನು ನೋಡಿ ತಿನ್ನಬೇಕು ಅಂತ ಆಸೆ ಇದ್ರು ಅದನ್ನು ತಡ್ಕೊಂಡಾವತ್ತು ಮಾಡಿದ್ರೆ ಸೀತಾದೇವಿಗೆ ಅದು ನಿಜವಾದ ಜಿಂಕೆ ಅಲ್ಲ ಅಂತ ಗೊತ್ತಾಗುತ್ತಿತ್ತು ಆದ್ರಿಂದ ರಾಕ್ಷಸ ಹಸೋಪಿ ತಾನ್ ವನ್ಯಾನ್ ಮೃಗಾನ್ ಮೃಗವಧೇರತಃ ಪ್ರಚ್ಛಾದನಾರ್ಥಂ ಭಾವಸ್ಯ ನಭಕ್ಷಯತಿ ಸಂಸ್ಪೃಶನ್ ಅವನು ಮುಟ್ಲಿಲ್ಲ ಮಾರ್ಜಾಲ ಸನ್ಯಾಸ ತಗೊಂಡ ಹಾಗೆ ಈಗ ಭಯಂಕರ ಶ್ಲೋಕ ತಸ್ಮಿನ್ನೇವ ತತಃ ಕಾಲೇ ವೈದೇಹಿ ಶುಭಲೋಚನ ಕುಸುಮಾಪಚಯ ವ್ಯಗ್ರಹ ಪಾದಪಾನ್ಯಭ್ಯವರ್ತತ ಅನಧಾರಣ್ಯಮಾಸಸ್ಯ ಸಾತಂ ರತ್ನಮಯಂ ಮೃಗಂ ಮುಕ್ತಾಮಣಿ ವಿಚಿತ್ರಾಂಗಂ ದದರ್ಶ ಪರಮಾಂಗನ विस्मयोत्फुल्लनयनाम् सस्नेहं समुदैक्षत सचताम् रामदयिताम् पश्यन्ने मायामयो मृगः विचचार पुनश्चित्रम् दीपयन्निव तद्वनम् ತಸ್ಮಿನ್ನೇವ ಶಬ್ದಪ್ರಯೋಗ ವಾಲ್ಮೀಕಿ ಅದೇ ಆ ಹಾಳು ಕಾಲದಲ್ಲಿ ಇಂದ್ರು ಸಾಕಾಗಿತ್ತು ತಸ್ಮಿನ್ನೇವ ತಟಃ ಕಾಲೆ ಯಾವ ಕಾಲ ವಿನಾಶಕಾಲ ಅವತ್ತೊಂದು ದಿವಸ ನನಗೆ ಯಾಕೋ ತಲೆನೋವಿದೆ ಕಾಣ್ರಿ ನೀವೇ ಹೋಗಿ ಹೂ ತಗೊಂಬನ್ನಿ ಅಂತ ಸೀತಾದೇವಿ ರಾಮನಿಗೆ ಹೇಳಿಬಿಟ್ಟಿದ್ರೆ ಹುಜೂರ್ ಅಂತ ಹೋಗ್ತಿದ್ದೆ ಸೀತೆ ಕಣ್ಣಿಗೆ ಅದು ಬೀಳ್ತಾ ಇರಲಿಲ್ಲ ಚಪ್ಪಾಳೆ ಹಾಕಿ ಲಕ್ಷ್ಮಣ ನಿಮ್ಮ ಅಣ್ಣಂದ್ರೆ ಹೂ ಬೇಕಂತೆ ಕಾಣೋ ನಾ ರಂಗೋಲಿ ಹಾಕ್ತಾ ಇದ್ದೇನೆ ಎರಡು ಹೂ ತಗೊಂಬಾರು ಅಂತ ಹೇಳಿದ್ರೆ ಸಾಲ್ವಾಗ್ತಿತ್ತು ಆದ್ರೆ ಮೃತ್ಯು ಕಾದದ್ರಿಂದ ತಸ್ಮಿನ್ನೇವ ತತಃ ಸೀತಾದೇವಿ ಅದನ್ನು ನೋಡಿದ್ದಾಳೆ ವೈದೇಹಿ ಯಾರವಳು ಶುಭಲೋಚನಾ ಅಬ್ಜೆಕ್ಟಿವ್ಸ್ ಆಗ್ತಾರೆ ವಾಲ್ಮೀಕಿ ದೇವರು ಕಣ್ಣು ಕೊಟ್ಟಿದ್ದು ಈ ಮಾಯಾಮೃಗವನ್ನು ನೋಡುವುದಕ್ಕೆ ನಿಮಗೆ ಕಣ್ಣು ಕೊಟ್ಟಿದ್ದಾನೆ ಟಿವಿ ನೋಡುವುದಕ್ಕೆ ಕ್ರೈಮ್ ಡೈರಿ ನೋಡುವುದಕ್ಕೆ ಬೀದಿ ಉದ್ದಕ್ಕಿರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡುವುದಕ್ಕೆ ಮಾರೀಚಾಂದ್ರೆಯರು ದೊಡ್ಡ ಪಟ್ಟಣಗಳಲ್ಲಿ ಗೋಡೆ ಮೇಲಿರುವ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಮಾರೀಶರು ಸುಖವಾಗಿ ಮನೆಗೆ ಬಂದು ಸೇರ್ತೀರಿ ಅಂತ ಗ್ಯಾರಂಟಿ ಇಲ್ಲ ಆ ಸಿನಿಮಾದವರು ಹಾವಭಾವ ವಿಳಾಸ ಹಾಕಿರ್ತಾರೆ ಟಿವಿದಲ್ಲಿ ಅಡ್ವರ್ಟೈಸ್ಮೆಂಟ್ ನಗುದಲ್ಲಿ ಸೋಪಿಗೆ ಬ್ಲೇಡಿಗೆ ಕ್ಷೌರಕ್ಕೆ ಸಿಕ್ಕಿದ್ದಕ್ಕೆಲ್ಲ ಅದನ್ನು ನೀವು ನೋಡ್ತಾ ಕೂತ್ರೆ ಮನಸ್ಸು ಚಂಚಲವಿಲ್ಲದೆ ನೀವು ಧರ್ಮ ಉಳಿಸ್ಕೊಳ್ತೀರಿ ರಾಮಾಯಣ ಓದ್ತೀರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬುದ್ಧಿ ಬರ್ತದೆ ನನಗೆ ನಂಬಿಕೆ ಬರುವುದಿಲ್ಲ ಈ ಭಗವಂತನ ಕಡೆ ಇರುವ ಬುದ್ಧಿಯನ್ನು ಕೆಡಿಸುವುದು ಯಾವುದೋ ಅದೆಲ್ಲ ಮಾರೀಚ ಶಕ್ತಿ ಶುಭ ವಾಲ್ಮೀಕಿಗೆ ಹೇಗೆ ಬರೀಲಿ ಕಥೆಯನ್ನು ಶುಭ ಲೋಚನ ಒಳ್ಳೆ ಕಂಡುಕೊಟ್ಟಿದ್ದಾನ ದೇವರು ಆದರೆ ಇವಳು ಯಾವಳು ಮುಕ್ತಾಮಣಿ ವಿಚಿತ್ರ ಅಂಗಂ ದದರ್ಶ ಪರಮಾಂಗನ ಜನಕನ ಮಗಳು ಸಚ ತಾಂ ರಾಮದಯಿತಾಂ ರಾಮಪತ್ನಿಯವಳು ರಾಮಪತ್ನಿಗೆ ಇದು ಗತಿಯೇ ಜನಕನ ಮಗಳಿಗೆ ಗತಿಯೇ ಅವಳು ಬಂದ್ಲು ಆ ಜಿಂಕೆಯನ್ನು ನೋಡಿದಳು ಅನರ್ಹಾರಣ್ಯ ಸಸ್ಯ ಇಲ್ಲಿ ತನಕ ಇಂಥದ್ದೊಂದು ಜಿಂಕೆ ನಾವು ಕಾಡಲ್ಲಿ ಕಂಡಿಲ್ಲ ಕಾಡಲ್ಲಿರೋದು ಶಕ್ಯವಿಲ್ಲ ಇದು ಅಂತ ಅನ್ನಿಸಿತು ಒಂದು ಕ್ಷಣ ವಿಸ್ಮಯೋತ್ಫುಲ್ಲನಯನಾಂ ಕಣ್ಣು ಅರಳಿಸಿ ನೋಡಿದಳು ಬುಟ್ಟಿ ಕೈಯಲ್ಲಿದೆ ಅಲ್ಲೇ ನಿಂತಳು ಎತ್ತಿನಿಂದ ಬಂತು ಈ ಜಿಂಕೆಯು ನಾವು ಬೆಳೆಸಿದ್ದಲ್ವಲ್ಲ ಅಂತ ಒಂದು ಕ್ಷಣ ಲಕ್ಷ್ಮಣ ಏನೋ ಕೆಲಸ ಮಾಡ್ತಿದ್ದವನು ನೋಡ್ತಾ ಇದ್ದಾನೆ ಅಯ್ಯೋ ಹೊತ್ತಿಗೆ ಕಣ್ಣಿಗೆ ಬಿತ್ತಲ್ಲ ಈ ಪಾಪಿ ಇದು ಏನ್ ಮಾಡುತ್ತೀವ ಅಂತ ನೋಡ್ತಾ ನಿಂತಿದ್ದಾನೆ ಸ್ವಸ್ನೇಹಂ ಸಮುದಾಯಿ ಕ್ಷತ ಜಿಂಕೆ ಏನ್ ಮಾಡಿತು ನಿಂತ ಕಡೆಯೇ ನಿಂತು ಕೊರಳನ್ನು ತಿರುಗಿಸಿ ಅತ್ಯಂತ ಪ್ರೀತಿಯಿಂದ ಸೀತೆ ಕಡೆಗೆ ನೋಡಿತಂತೆ ಚಿತ್ರ ಬರೀಬೇಕಿದ್ರು ಅವಳ ಮನಸ್ಸಲ್ಲಿ ಈ ಜಿಂಕೆ ಇಜುವೆ ಇದು ಹಿಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಆಸೆಯನ್ನು ಮುಖದಲ್ಲಿ ತೋರಿಸಿ ಬಾಮ್ಮ ನಾನು ತಕೋ ಅಂತ ಹೇಳುವಂತ ಜಿಂಕೆಯ ಮುಖದಲ್ಲಿಯೂ ಅಭಿಪ್ರಾಯವನ್ನು ತೋರಿಸಿ ಒಬ್ಬ ಚಿತ್ರ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಒಂದು ಕ್ಷಣ ಹೀಗೆ ನೋಡಿತು ಅವಳು ಸುತ್ತಲೇ ಒಂದು ಪ್ರದಕ್ಷಿಣೆ ಹಾಕಿತು ವಿಚಕಾರ ಪುನಶ್ಚಿತ್ರಂ ತದ್ವನಂ ಯಾವ ಹೂವಿನ ಗಿಡದಲ್ಲಿ ಹೂ ತೆಗಿಬೇಕಾಗಿತ್ತೋ ಅಲ್ಲಿಯೇ ಒಂದೆರಡು ರೌಂಡ್ ಹಾಕಿತು ಇವಳು ನೋಡು ಎರೆಯಲ ಕಾಲು ಗೊರಸು ಹೇಗಿದೆ ಮೈ ಬಣ್ಣ ಹೇಗಿದೆ ಹ್ಯಾಕ್ ತಿರುಗ್ತಾ ಇದೆ ಬಾಲ ಹೇಗಿದೆ ಕಣ್ಣು ಹೇಗಿದೆ ಹತ್ರ ಹೋಗಿ ಹಿಡ್ಕೋಬೇಕು ಅಂತ ನೋಡಿದಳು ಚಂದ ಮತ್ತೊಂದು ಕಡೆಗೆ ಹೋಯಿತು ಅದರಲ್ಲಿ ಏನು ಸೌಂದರ್ಯ ಅಂದಳು ಅದೃಷ್ಟಪೂರ್ವಂ ತಂದೃಷ್ಟ ನಾನಾಹಾರತ್ನಮಯ ಮೃಗಂ ವಿಸ್ಮಯಂ ಪರಮಂ ಸೀತಾ ಜಗಾಮ ಜನಕಾತ್ಮಜ ಜನಕನ ಮಗಳ ಗತಿ ಇದು ಒಂದು ವಾಲ್ಮೀಕಿ ಅಲ್ಲೇ ನಿಂತಳು ಪುಷ್ಪದ ಬುಟ್ಟಿ ಕೆಳಗೆ ಬಿತ್ತು ನಾವು ಒಳಕ್ ಹೋಗ್ಬಿಟ್ರೆ ಜಿಗೇಳಿ ಹೋಗ್ಬಿಡುತ್ತೋ ಅಂತ ಭಯದಿಂದ ಚಪ್ಪಾಳೆ ಹಾಕಿದಳು ಆರ್ಯಪುತ್ರ ಅಭಿರಾಮೋಸೌ ಮೃಗೋ ಹರತಿ ಮೇ ಆರ್ಯಪುತ್ರ ಆರ್ಯ ಅಂದ್ರೆ ಜನಕರ ವಿನಿಗೆ ದಶರಥನಿಗೆ ಮಾವನಿಗೆ ಕರೀ ಆರ್ಯರೇ ಹಿರಿಯರೇ ಆರ್ಯಪುತ್ರ ಯಜಮಾನ್ರೇ ಇಲ್ಲೊಂದು ಬನ್ನಿ ತಮಾಷೆ ನೋಡಿ ಅಭಿರಾಮೋಸೌ ಮೃಗ ಮೇಲರ್ಥ ಈ ಜಿಂಕೆ ಎಷ್ಟು ಸುಂದರವಾಗಿದೆ ನನ್ನ ಮನಸ್ಸನ್ನ ಕದ್ದು ಬಿಟ್ಟಿತು ಹರತಿಮೇ ಮನಃ ರಾಮ ಅಲ್ಲಿಂದ ನೋಡಿದ ಏನಂದ್ರೆ ಒಂದು ಜಿಂಕೆ ನಿನ್ನ ಮನಸ್ಸನ್ನು ಅಪಹಾರ ಮಾಡಿದೆ ಎದ್ದು ಬಂದ ರಾಮಚಂದ್ರ ಇವತ್ತು ಅಪಹಾರ ಮಾಡೋದು ಬೇಡ ಅವರು ಹೇಳಿದ್ದಾರೆ ಹಾಗಿದ್ರು ಒಂದಷ್ಟು ತತ್ವಾರ್ಥದ ಕಥೆ ಇದೆ ಅದನ್ನು ಮುಗಿಸಿಬಿಡ್ತೇನೆ ಆಮೇಲೆ ಆಟ ಬಯಸ್ಕೋಬೇಕು ನಾ ಪ್ರವಚನ ಮಾಡಿದ್ದೆಲ್ಲ ಕೇಳಿ ಕೇಳಿ ಕೇಳಿ ಅವರು ಇವತ್ತು ಇಲ್ಲಿಲ್ಲೇ ನಿಲ್ಲುತ್ತೆ ಇಲ್ಲಿ ಶ್ಲೋಕ ಹೇಳ್ತಾರೆ ಅವತ್ತೊಂದೇ ಹೇಳ್ತಾರೆ ಇದೇ ಪರಾಮರ್ಶ ಏನಾದ್ರು ಬಿಟ್ಟಿಗೆ ಇಟ್ಟರೆ ಅದು ಮನೆಯಲ್ಲಿ ಕನ್ನಡಿ ಹಿಡಿದು ಇದು ಬಿಟ್ರಿ ಇದು ಬಿಟ್ರಿ ಇದು ಬಿಟ್ರಿ ರಾಮಾಯಣದಲ್ಲಿ ಇದು ಅತ್ಯಂತ ಕಠಿಣವಾದ ಭಾಗ ನಿರ್ವಹಣೆ ಮಾಡುವುದಕ್ಕೆ ಆದರೆ ಇಲ್ಲಿಯೇ ತತ್ವಾರ್ಥ ಇರುವುದು ಉಳಿದ ರಾಮಾಯಣಗಳಲ್ಲಿ ಕಥೆ ಹೇಳಿರಬಹುದು ಸುಂದರವಾಗಿ ಹೇಳಿರಬಹುದು ದರ್ಶನಾಂಶಗಳು ಇಲ್ಲ ನಾನು ಹೇಳ್ತಿರೋದು ಅದು ಒಂದೇ ನನ್ನ ಕಷ್ಟ ವಾಲ್ಮೀಕಿಯಲ್ಲಿರುವ ದರ್ಶನಾಂಶ ಅಲ್ಲಿಲ್ಲ ಇಲ್ಲಿ ದರ್ಶನ ಏನು ಹೇಳಿದ್ದಾರೆ ಸೀತಾರಾಮರು ವೈಕುಂಠದಿಂದ ಬರುವಾಗ ಲಕ್ಷ್ಮೀನಾರಾಯಣರು ಹೇಳ್ಕೊಂಡು ಬಂದಿದ್ದಾರೆ ನೋಡು ರಾಮಾಯಣದ ಕಥೆ ಶುರುವಾಗುವುದು ಎಲ್ಲಿ ಜನಸ್ಥಾನದಲ್ಲಿ ಪಂಚವಟಿಯಲ್ಲಿ ಜ್ಞಾಪಕ ಇಟ್ಕೋ ಸೀತೆ ಅಲ್ಲಿಂದ ಅದಕ್ಕೆ ಮೊದಲಲ್ಲಿ ರಾಮಾಯಣವಿಲ್ಲವೇ ಆ ಯಾರು ಬೇಕಾದ್ರೆ ಹೇಳ್ತಾರೆ ಸೀತಾ ವಿವಾಹ ಶಿವಜನರು ಬಂದ ಅಗಸ್ತ್ಯಾಶ್ರಮ ಕಾಡಿಗೆ ಬಂದದ್ದು ಕೈ ಕೈ ಕಥೆ ಇದೆಲ್ಲ ಏನು ಮಹಾ ವಿಷಯ ಮತ್ತು ಅಷ್ಟೆಲ್ಲ ಹೇಳಿದ್ರಲ್ಲ ಅಯೋಧ್ಯ ಕಾಂಡ ಹೇಳಬೇಕಾಯಿತು ಹೇಳಿದೆ ನಿಜವಾಗಿ ಕಥೆ ಇರೋದು ಅರಣ್ಯಕಾಂಡದಲ್ಲಿ ಏನು ಕಥೆ ಇಲ್ಲಿ ಅಂದರೆ ನೋಡು ನಮ್ಮ ಮಕ್ಕಳು ಜೀವಾತ್ಮರು ಸಂಸಾರದಲ್ಲಿ ಬಿದ್ದು ಬಂಧನಕ್ಕೊಳಗಾಗುವುದು ಹೇಗೆ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಈ ವೇದಾಂತ ತತ್ವವನ್ನು ರಾಮಾಯಣದಲ್ಲಿ ನಾನು ಪ್ರಕಟ ಮಾಡಿ ತೋರಿಸಬೇಕು ಸೀತೆ ಬಾಯಿ ಬಿಟ್ಟು ಹೇಳೋ ಉಪದೇಶವಲ್ಲ ಉಪದೇಶ ಎಲ್ಲ ಕೃಷ್ಣಾವತಾರದಲ್ಲಿ ಭಾಗವತದಲ್ಲಿ ಇಲ್ಲಿ ಅಭಿನಯ ನಾಟಕ ಮಾಡಿ ತೋರಿಸಬೇಕು ಅದು ಹೇಗೆ ಅಂದರೆ ಆ ಮಾರೀಸ ಬರ್ತಾನೆ ನೀನು ಅದನ್ನು ನೋಡಿ ಹಿಡ್ಕೊಡಿ ಅಂತ ಕೇಳಬೇಕು ಆಗ ನಾನು ಹಿಡ್ಕೊಡೋ ಒಂದು ಪ್ರಯತ್ನದಲ್ಲಿ ಅದರ ಹಿಂದೆ ಹೋಗ್ತೇನೆ ಆಗ ನೀನು ಆಡಬಾರದು ಮಾತನ್ನು ಆಡಿ ಲಕ್ಷ್ಮಣನನ್ನು ಹೊರಡಿಸ್ತೀಯೇ ಜೀವಾತ್ಮರು ರಾವಣನ ವಶ ಹೇಗಾಗ್ತಾರೆ ಅವಿದ್ಯಾವಶಂಗತರಾಗ್ತಾರೆ ಅನ್ನೋದು ಹೀಗೆ ತೋರಿಸಿಕೊಡು ಅದಕ್ಕನುಗುಣವಾದ ಮಾತು ಇಡೀ ರಾಮಾಯಣ ಅರ್ಥವನ್ನ ಗೋವಿಂದರಾಜ ಸ್ವಾಮಿಗಳು ಹತ್ತು ವಾಕ್ಯದಲ್ಲಿ ವರ್ಣನೆ ಮಾಡ್ತಾರೆ ಈ ಜಾಗದಲ್ಲಿ ಅದಕ್ಕೆ ಪೂರ್ವದಲ್ಲಿ ವೇದಾಂತೇಶಕರು ಒಂದು ಶ್ಲೋಕದಲ್ಲಿ ಸಂಕಲ್ಪ ಸೂರ್ಯೋದಯದಲ್ಲಿ ಇದನ್ನ ಸಂಗ್ರಹ ಮಾಡಿದ್ದಾರೆ ಅದನ್ನು ಹೇಳ್ತೇನೆ ಇಲ್ಲಿ ಇಲ್ಲಿ ಸೀತೆ ಆಡಿದ ಮಾತು ಯಾವುದು ಆರ್ಯಪುತ್ರ ಅಭಿರಾಮೋ ಸೌಮೃಗ ಮೇಲರ್ಥ ಏನು ಸುಂದರ ಅಭಿರಾಮ ಅಂದ್ರೆ ಸುಂದರವಾಗಿರುವುದು ಅವರೇನು ನಾವು ಮಾತಾಡಿ ಏನ್ರಿ ಮಾತಾಡಿದ್ರೆ ಅಷ್ಟೊತ್ತು ಏನೋ ಲೋಕಾಭಿರಾಮವಾಗಿ ಮಾತಾಡಿ ಅಲ್ಲೂ ಅಭಿರಾಮ ಅಂತೀರಿ ಲೋಕಾಭಿರಾಮ ಲೋಕವನ್ನು ರಂಜಿಸುವ ಮಾತಿಗೆ ಲೋಕಾಭಿರಾಮ ಅಂದ್ಬಿಡ್ತೇವೆ ಅಭಿರಾಮ ಅಂದ್ರೆ ಅದಲ್ಲ ಅರ್ಥ ಅಭಿತಃ ಸುತ್ತಲೂ ರಮ್ಯವಾಗಿರುವುದು ಎಲ್ಲ ಕಡೆ ಸುಂದರವಾಗಿರುವುದು ಇದು ಭಗವಂತನಿಗೆ ಹೇಳಬೇಕು ರಾಮಾಭಿರಾಮ ಪಟ್ಟಾಭಿರಾಮ ಕೋದಂಡರಾಮ ನನ್ನ ಬಿಡಚಿ ಕದಲಕುರ ನನ್ನ ಬಿಟ್ಟು ಹೋಗಬೇಡ ಅಂತ ತ್ಯಾಗರಾಜರು ಯಾವ ಕಡೆ ನೋಡಿದ್ರು ಮೂಗು ನೋಡ್ತೀರಾ ಬೆನ್ನು ನೋಡ್ತೀರಾ ತಲೆ ಜುಟ್ಟು ನೋಡ್ತೀರಾ ಕೈ ಬೆರಳು ನೋಡ್ತೀರಾ ಪಾದಗಳನ್ನು ನೋಡ್ತೀರಾ ಪ್ರತಿಯೊಂದು ಸುಂದರ ಸುಂದರ ಸುಂದರನಾದ ರಾಮ ಗುಣ ನೋಡ್ತೀರಾ ಭೂಷಣ ನೋಡ್ತೀರಾ ಚಾರಿತ್ರ ನೋಡ್ತೀರಾ ನಡತೆ ನೋಡ್ತೀರಾ ಅಸುಂದರ ಯಾವುದು ರಾಮನಲ್ಲಿ ಯಾವುದು ಅಸುಂದರವಿಲ್ಲ ಅವನು ಪಕ್ಕದಲ್ಲೇ ಇದ್ದಾನೆ ರಾಮಚಂದ್ರ ಸೀತಾದೇವಿ ಜಿಂಕೆಗೆ ಹೇಳ್ತಾಳೆ ಅಭಿರಾಮೋ ಸೌ ಮೃಗ ಮದುವೆ ಆಗಿದೆ ಒಬ್ಬ ಹುಡುಗಿಗೆ ಒಳ್ಳೆ ಸುಂದರನಾದ ಗಂಡ ಒಳ್ಳೆ ಸಂಬಳ ತಗೊಳ್ತಿದ್ದಾನೆ ಒಳ್ಳೆ ಕೂಲದವನು ಇವಳು ಒಳ್ಳೆ ಕುಲದವಳು ಚೆನ್ನಾಗಿ ಓದಿದ್ದಾಳೆ ಹುಡುಗಿ ಒಬ್ಬರು ತೋಳಲ್ಲಿ ಒಬ್ಬರು ಹಾಕೊಂಡು ಕಬ್ಬನ್ ಪಾರ್ಕಲ್ಲಿ ಹೊರಟಿದ್ದಾರೆ ಎದುರುಗಡೆಯಿಂದ ಇನ್ನೊಬ್ಬ ಹುಡುಗ ಪೋಲಿ ಹುಡುಗ ಬರ್ತಾನೆ ಪಿ ಹಿಪ್ಪಿ ಅವನನ್ನು ನೋಡ್ತಾಳೆ ಹುಡುಗಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾನೆ ಅವನು ಅಂತ ಹೇಳಿದ್ರೆ ಗಂಡನಿಗೆ ಹೇಗೆ ಅಪಮಾನಕರವೋ ಅಲ್ಲ ಅವತ್ತೇ ಮದುವೆ ಆಗಿದೆ ನೀವೆಷ್ಟು ಚೆನ್ನಾಗಿದ್ದೀರಿ ಗಂಡು ನೋಡೋದು ಬಿಟ್ಟು ಅವನ್ ನೋಡ್ರಿ ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ ನೀವು ಇದ್ದೀರಿ ಅಂತ ಹೇಳಿದಾಗೆ ಜಿಂಕೆಯನ್ನು ನೋಡಿ ಅವಿರಾಮೋ ಅಸೌ ಮೃಗ ಹರತಿ ಮೇಮನ್ ನನ್ನ ಮನಸ್ಸನ್ನು ಕದ್ದು ಬಿಡ್ತು ರಾಮ ನೋಡಿದ ಆ ಜಿಂಕೆ ನಿನ್ನ ಮನಸ್ಸನ್ನು ಕದ್ದು ಬಿಡುತ್ತೆ ನಾನಲ್ಲವೇ ಕದ್ದಿದ್ದು ಅದು ಯಾವುದು ಅದು ಮಾರೀಚ ಮರೀಚಿಕೆ ತೋರಿಕೆ ಭ್ರಮೆ ಮಿರೇಜ್ ಧರ್ಮಣ ಹೃತಚೇತನ ಇದು ನೋಡಿ ಆಶ್ಚರ್ಯವಾಯಿತು ರಾಮನಿಗೆ ಲಕ್ಷ್ಮಣನನ್ನು ಕರೆದು ಹೇಳ್ದ ಲೇ ಯಾವತ್ತೂ ನಿಮ್ಮತ್ತಿಗೆ ಹೇಳಿದೆ ಅದೊಂದು ಮಾತು ಹೇಳ್ತಾ ಇದ್ದಾಳೆ ಕೇಳೋ ಆ ಮೃಗ ಚೆನ್ನಾಗಿದೆ ಅಂತ ನನಗಿಂತ ಲಕ್ಷ್ಮಣ ಬಂದು ಹೇಳಿದ ಅಣ್ಣ ಅತ್ತಿಗೆ ಮಾತು ಕೇಳಬೇಡ ಇವತ್ತೊಂದು ದಿವಸ ಯಾಕೆ ಅವನು ಬ್ರಹ್ಮಚಾರಿ ಅವನಿಗೆ ಸತ್ಯಾರ್ಥ ಗೊತ್ತಿತ್ತು ಮೃಗೋ ಹಿ ಏವಂ ವಿಧೋ ರತ್ನ ವಿಚಿತ್ರೋ ನಾಸ್ತಿ ರಾಘವ ಇಂಥದೊಂದು ಜಿಂಕೆ ಜಗತ್ತಲ್ಲಿ ಇಲ್ಲ ಯಾರಿಗೆ ಹೇಳ್ತಾನೆ ಜಗತ್ಯಾಂ ಜಗತೀನಾಥ ಹೇ ಜಗನ್ನಾಥ ಲೋಕವನ್ನು ಸೃಷ್ಟಿ ಮಾಡಿದ ಸ್ವಾಮಿ ನಿನ್ನ ಸೃಷ್ಟಿಯಲ್ಲಿ ನೀನಾಗಿ ಜಿಂಕೆ ಸೃಷ್ಟಿ ಮಾಡಿದ್ದೀಯ ಇದು ನಿನ್ನ ಸೃಷ್ಟಿಯಲ್ಲ ಇದು ಮಾಯೈಷಾಹಿನ ಸಂಶಯ ಇದು ಮಾಯೆ ಎಂಥ ಮಾಯೆ ತಮೇವೈತಮಹಂ ಮನ್ಯೆ ಮಾರೀಚಂ ರಾಕ್ಷಸಾಧಮಂ ಇದೇ ವೇಷ ಲಕ್ಷಲ ಬಂದಿದ್ದಾನೆ ಮರಳು ಮಾಡುವುದಕ್ಕೆ ಅಪ್ಪಣೆ ಕೊಡು ಮುಗಿಸ್ಬಿಡ್ತೇನೆ ಅವನನ್ನ ಅತಿಗೆ ಬೇಕಾದ ತಮಟೆ ಹೊಡೀಲಿ ಶೀರ್ಷಾಸನ ಮಾಡಲಿ ಅವಳು ಮಾತನ್ನು ಕೇಳಬೇಡ ಸೀತಾ ಬಂದಳು ಸರಿ ಕಟ್ಟಿಕೊಂಡ್ಳು ನೀನ್ ಯಾರು ಹೇಳೋದಕ್ಕೆ ನಾನು ನಾನುಂಟು ನಮ್ಮ ಯಜಮಾನುಂಟು ನಾನು ಹಿಡ್ಕೊಡಿ ಅಂತ ಅವ್ರು ಹಿಡ್ಕೊಡ್ತಾರೆ ಅವನು ಟೋಪಿ ಹಾಕ್ತಾನ ಟೋಪಿ ಹಾಕ್ಸ್ಕೊಳ್ತೀನಿ ಯಾರು ಮಾಡುವುದಕ್ಕೆ ಅಂತ ಲಕ್ಷ್ಮಣ ಹೀನಾಮಾನವಾಗಿ ಬೈತಾಳೆ ಈ ಕಥೆ ತತ್ವ ಇಷ್ಟೇ ಲೋಕದಲ್ಲಿ ತೋರಿಕೆಯ ಪಂಚೇಂದ್ರಿಯಗಳ ಸುಖಕ್ಕೆ ಯಾರು ವಶವಾಗ್ತಾರೆ ಅವರನ್ನು ರಾಮ ಕೈ ಬಿಟ್ಟು ಬಿಡ್ತಾನೆ ನಿನಗದೇ ಅದೇ ಚೆನ್ನಾಗಿದ್ರೆ ಅದನ್ನು ಅನುಭವಿಸು ಅಂತ ಹೇಳಿ ರಾಮ ಈ ಕಡೆಯಿಂದ ಮರೆಯಾಗ್ತಾನೆ ರಾಮ ಮರೆಯಾಗುವುದಷ್ಟೇ ಅಲ್ಲ ಜೀವಾತ್ಮನ ರಕ್ಷಣೆಗಿರುವ ಗುರು ಸ್ವರೂಪನಾದ ಲಕ್ಷ್ಮಣನೂ ಮರೆಯಾಗ್ತಾನೆ ಗುರುಗಳು ಕೈ ಬಿಡ್ತಾರೆ ಗುರು ಇಲ್ಲದೆ ಭ್ರಷ್ಟಾದ ದೇವರಿಲ್ಲದೆ ಭ್ರಷ್ಟವಾದ ಜೀವಾತ್ಮ ಹತ್ತು ತಲೆ ರಾವಣ ಅವಿದ್ಯ ಮರದ ಹಿಂದೆ ಅವಿತುಕೊಂಡಿದ್ದವನು ನಾನಿದ್ದೇನೆ ಅಂತ ಬಂದು ಎತ್ಕೊಂಡು ಹೋಗ್ತಾನೆ ಜೀವಾತ್ಮನನ್ನು ಅವಿದ್ಯೆ ಆವರಿಸಿಬಿಡುತ್ತೆ ಹತ್ತು ತಲೆ ಐದು ಕರ್ಮೇಂದ್ರಿಯ ಇದು ಜ್ಞಾನೇಂದ್ರಿಯ ಒಬ್ಬ ಹಾಳಾಗುವುದಕ್ಕೆ ಒಂದು ಇಂದ್ರಿಯವೇ ಸಾಕು ಹತ್ತು ಸೇರಿದ್ರೆ ಏನು ಗತಿ ಆಗುತ್ತೆ ಯೋಚನೆ ಮಾಡ್ಕೊಳ್ಳಿ ಒಂದು ನಾಲ್ಕೇ ಚಪಲಕ್ಕೆ ಒಬ್ರು ಹೇಳ್ತಿದ್ರು ಕಾಫಿ ಒಂದು ನಿಲ್ಲಿಸಿದ್ರೆ ಎರಡು ದೊಡ್ಡ ಅರಮನೆ ಕಟ್ತಿದ್ದೆ ಬೆಂಗಳೂರಿನಲ್ಲಿ ಅಂತ ನಲವತ್ತು ಲೋಟ ಕಾಫಿ ಕುಡಿತಿದ್ರು ಒಂದು ದಿವಸಕ್ಕೆ ಯಾರು ಮಾಡಿ ಅವ್ರು ಸತ್ಯ ಹೋದ್ರು ಚಿಕ್ಕ ವಯಸ್ಸಲ್ಲಿ ಕುಡಿದು ಕಾಫಿ ಕೊಡು ಬೇರೆ ಕುಡಿಲಿಲ್ಲ ಸದ್ಯಕ್ಕೆ ಅದು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ಇದು ಸರಿಯಿಲ್ಲ ಅದು ಸರಿಯಿಲ್ಲ ಇದು ಫಿಲ್ಟರ್ ಹಾಲ್ ಹಾಲು ಸರಿಯಿಲ್ಲ ಸರಿ ಎಲ್ಲಕ್ಕೂ ಒಂದು ಆಕ್ಷೇಪ ಅದು ಪಾಶ್ಚಿತ್ಯ ಇನ್ನೊಂದು ಕಪ್ ತಂದು ಕೊಡು ಚೆನ್ನಾಗಿ ಮಾಡಿಕೊಡು ಅದು ಬಿಟ್ಟಿದ್ರೆ ಆ ಚಪಲಕ್ಕೆ ಎರಡು ಮನೆ ಕಟ್ತೀವಿ ಒಂದು ನಾಲ್ಗೆ ಚಪಲ ಒಂದು ಕಣ್ಣಿನ ಚಪಲ ಒಂದು ಕಿವಿ ಚಪಲ ಒಬ್ಬ ಮನುಷ್ಯ ಹಾಳಾಗುವುದಕ್ಕೆ ಒಂದೇ ಒಂದು ಇಂದ್ರಿಯ ಒಂದು ಗಳಿಗೆಯಲ್ಲಿ ಅಜಾಮಿಳನಂತೆ ಯಾವಳೋ ಸ್ತ್ರೀಯಲ್ಲಿ ಯಾವನೋ ಅನುರಕ್ತ ಆದದ್ದನ್ನು ಕಂಡು ಅವಳ ಅವನನ್ನು ಕೊಂದು ಅವಳನ್ನು ಮನೆ ಕರ್ಕೊಂಬಂದು ಯಾವ ಜಾತಿಯವಳು ಏನೋ ಇದ್ದ ಹೆಂಡತಿಯನ್ನು ಕೈಬಿಟ್ಟು ಅಪ್ಪ ಅಮ್ಮನನ್ನು ಕೈಬಿಟ್ಟು ಅವಳಲ್ಲಿ ಮಕ್ಕಳನ್ನು ಹುಟ್ಟಿಸಿ ಒಂದು ಕಣ್ಣು ನೋಡಬಾರದು ಒಂದು ಕ್ಷಣ if it gets up in something ಅದಕ್ಕೆ ರಸ್ತೆ ತುಂಬ ಮಾರೀಚರು ಅಂತ ಅದಕ್ಕೆ ಹೇಳ್ತೇನೆ ಯಾವುದೋ ಹೆಣ್ಣು ಯಾವುದೋ ರೀತಿಯಲ್ಲಿ ಒಂದು ಚಿತ್ರದಲ್ಲಿ ಒಂದು ಪೋಸ್ಟರ್ಲ್ಲಿ ಕಾಣ್ತಾಳೆ ಮನಸ್ಸು ಚಂಚಲವಾಗಿಲ್ಲದೆ ಬದುಕ್ತಾರೆ ಯೋಚನೆ ಮಾಡಿ ನಿಮ್ಮ ಮನೆ ತನಕ ಬಂದಿದ್ದಾನೆ ಮಾರೀಚ ಟಿವಿ ರೂಪದಲ್ಲಿ ಸೀರಿಯಲ್ ರೂಪದಲ್ಲಿ ಒಂದು ಮಾರೀಚ ಅಲ್ಲ ಸೀರಿಯಲ್ ಅಲ್ಲಿ ಮಾರೀಚರು ಸಂತಾನ ಬದುಕೋದಕ್ಕಾಗೋದಿಲ್ಲ ನಮಗೆ ರಾಮನಿಂದ ಭಗವಂತನಿಂದ ಜೀವಾತ್ಮ ಅಗಲುವುದು ಯಾವಾಗ ಇಂದ್ರಿಯ ಸುಖವೇ ಶ್ರೇಷ್ಠ ಅಂತ ತಿಳಿದಾಗ ದೇವರು ಕೈ ಬಿಟ್ಟು ಬಿಡ್ತಾರೆ ಹಾಗಿದ್ರೆ ಅನುಭವಿಸು ಅಲ್ಲಿ ಹೋಗ್ತಾಳೆ ಲಂಕೆಯಲ್ಲಿ ಕೂತ್ಕೊಂಡಂತೆ ಲಂಕಾ ನಾಮ ಶರೀರಂ ಲಂಕೆ ಅಂದ್ರೆ ಯಾವುದು ನಮ್ಮ ಶರೀರವೇ ಲಂಕೆ ಇದು ಯಾವ ಸಮುದ್ರ ಮಧ್ಯದಲ್ಲಿದೆ ಉಪ್ಪು ಸಮುದ್ರ ಸಂಸಾರ ಸಮುದ್ರ ಮಧ್ಯದಲ್ಲಿದೆ ನಮ್ಮ ಶರೀರ ಇದರ ಮಧ್ಯದಲ್ಲಿ ಒಂದು ತೋಟ ಇದೆ ಹೃದಯ ಹೃದಯಂ ತದ್ವಿಧಾನೀಯ ವಿಶ್ವಸ್ಯ ಹೆಸರಂ ಮಹತ್ ಅದೇ ಅಶೋಕವನ ಅಲ್ಲಿ ಸೀತಾದೇವಿ ಇದ್ದಾಳೆ ಜೀವಾತ್ಮನ ಜಾಗದಲ್ಲಿ ಅವಳ ಮನೆ ಅದು ಆದರೆ ಬಂಧಿತರಾಗಿದ್ದಾಳೆ ಅಹಂಕಾರವೆಂಬ ರಾವಣ ಅವಳನ್ನು ಬಂಧನದಲ್ಲಿಟ್ಟು ಮಮಕಾರವೆಂಬ ಕುಂಭಕರ್ಣನ ಜೊತೆಯಲ್ಲಿ ನಾನೇ ಅಧಿಪತಿ ಹೇಳಿದ ಕೇಳು ಅಂತ ಬೆದರಿಸಿ ಹೆದರಿಸಿ ಸೀತಾದೇವಿ ಹಿಂಸೆ ಮಾಡ್ತಾನೆ ಆದರೆ ಅದೇ ಹೃದಯದಲ್ಲಿ ಭಗವಂತ ವಿವೇಕವೆಂಬ ವಿಭೀಷಣನನ್ನು ಕೊಟ್ಟಿದ್ದಾನೆ ಆದರೆ ಅದಕ್ಕೆ ಒಂದು ದಬ್ಬಡಿ ಒಂದು ನಯ ಪೈಸೆ ಬೆಲೆ ಇಲ್ಲ ಅಹಂಕಾರ ಮೇಲೆ ಕೆಟ್ಟರೆ ವಿವೇಕವನ್ನು ಕೇಳುವುದಿಲ್ಲ ಆಗ ಪಶ್ಚಾತ್ತಾಪ ಸೀತಾದೇವಿಗೆ ಹಾಗೆ ನಮಗೂ ಅಯ್ಯೋ ಏನೋ ಮಾಡೋಕೆ ಹೋಗಿ ಏನೋ ಹೋಯ್ತಲ್ಲ ಅಂತ ಕೊನೆ ಗಳಿಗೆಯಲ್ಲಿ ಪಶ್ಚಾತ್ತಾಪಟ್ಟು ರಾಮ ಕಾಪಾಡು ಅಂತ ಕೇಳಿಕೊಳ್ಳೋ ಹೊತ್ತಿಗೆ ಈ ಕಡೆ ಭಗವಂತನು ತನ್ನ ಭಕ್ತರನ್ನು ಹುಡುಕ್ತಾ ಎಲ್ಲಿ ಹೋದ್ರಪ್ಪ ಸಂಸಾರದಲ್ಲಿ ಒಳ್ಳೆ ಕುಲದಲ್ಲಿ ಬಂದ್ರು ಒಳ್ಳೆ ಗುರುಗಳನ್ನು ಕೊಟ್ಟಿದ್ದೆ ಒಳ್ಳೆ ಮಂತ್ರ ಕೊಟ್ಟಿದ್ದೆ ಜಪ ಬಿಟ್ಬಿಟ್ರು ತಪ ಬಿಟ್ಬಿಟ್ರು ಇವತ್ತು ಹೀಗಿದ್ದಾರಲ್ಲ ಅಂತ ಹುಡುಕ್ತಾ ಹುಡುಕ್ತಾ ತನ್ನವರನ್ನು ಭಕ್ತರನ್ನು ಕಳುಹಿಸಿ ಆ ಭಕ್ತರಲ್ಲಿ ಒಬ್ಬ ಮಹಾರಾಜರ ಹಾಗೆ ಹನುಮಂತನ ಹಾಗೆ ಸಮುದ್ರವನ್ನ ದಾಟಿ ಸಂಸಾರ ಸಾಗರವನ್ನ ದಾಟಿ ಜ್ಞಾನ ಅನುಷ್ಠಾನ ಎಂಬ ರೆಕ್ಕೆಗಳಿಂದ ಒಬ್ಬ ಆಚಾರ್ಯ ಅದ್ಯತ್ವೇ ಹನುಮತ್ ಸಮೇನ ಗುರುಣ ಪ್ರಖ್ಯಾಪಿತಾರ್ಥ ಕುಮಾರ್ ಲಂಕಾರುದ್ಧ ವಿದೇಹರಾಜ ತನಯ ನ್ಯಾಯೇನ ಲಭ್ಯತಾ ಲಭ್ಯತೆ ಬಂದು ಅಶೋಕವನದಲ್ಲಿ ಸೀತೆಯನ್ನ ಕಂಡು ಆಶ್ಚರ್ಯ ನಾನು ಭಗವಂತನ ದೂತ ಅನ್ನೋದಕ್ಕೆ ಗುರುಗಳು ನಿಮಗೇನು ಕೊಡ್ತಾರೆ ಅಂದ್ರೆ ಅವನ ಕೈಯಿನ ಮುದ್ರೆ ಉಂಗುರ ಅಭಯವನ್ನು ಕೊಡ್ತಾರೆ ರಾಮ ಮರೆಸಿಲ್ಲಮ್ಮ ನಿಮ್ಮನ್ನ ರಾಮ ಜ್ಞಾಪಕ ಇಟ್ಟಿದ್ದಾನೆ ಅಭಯ ಕೊಟ್ಟಿದ್ದಾನೆ ಇದು ಉಂಗುರವನ್ನು ತಗೊಳ್ಳಿ ಆಗ ಸೀತಾದೇವಿ ಏನ್ ಮಾಡ್ತಾಳೆ ನಾ ಮಾಡಿ ತಪ್ಪಾಯಿತು ಅಂತ ಒಪ್ಪಿಕೊಂಡು ತಲೆಬಾಗುವಂತೆ ನಮಸ್ಕಾರಕ್ಕೆ ಸೂಚಕವಾದ ಚೂಡಾಮಣಿಯನ್ನು ಕೊಟ್ಟು ಕಲಿಸ್ತಾಳೆ ತಲೆ ಮೇಲೆ ಧರಿಸೋದು ಆಗ ಹನುಮಂತ ಗುರು ಏನ್ ಮಾಡ್ತಾನೆ ಅಂದ್ರೆ ನಿಮ್ಮ ಶರೀರ ಎಷ್ಟೊಂದು ಕಾಮಕ್ರೋಧ ತುಂಬಿರತಕ್ಕದ್ದು ಎಷ್ಟು ಭೋಗದ ಶರೀರ ಅಂತ ತಿಳ್ಕೊಂಡಿದ್ರು ಒಂದು ದಿವಸ ಅಗ್ನಿಪಾಲಾಗಿ ಹೋಗುತ್ತೆ ಅಂತ ತೋರಿಸುವಂತೆ ಲಂಕೆಯನ್ನು ಸುಟ್ಟು ಆ ಕಡೆ ಹೋಗಿ ಅಪ್ಪ ನಿನ್ನ ನಂಬಿಕೊಂಡಿದೆಯೋ ರಾಮಚಂದ್ರ ಈ ಸೀತೆ ಈ ಜೀವಾತ್ಮ ಉದ್ಧಾರಕ್ಕೆ ಯಾವ ಸಕಾಲ ಅಂದ್ರೆ ಇವತ್ತೇ ಒಳ್ಳೆಯ ಕಾಲ ಅಂತಾನೆ ರಾಮಚಂದ್ರ ಮುಹೂರ್ತ ನೋಡುವುದಿಲ್ಲ ಉಪ್ಪಿನ ಸಮುದ್ರ ಮಧ್ಯದಲ್ಲಿ ಎಂಬ ಸೇತುವೆಯನ್ನು ಕಟ್ಟಿ ತನ್ನ ಭಕ್ತರನ್ನೆಲ್ಲ ಕರ್ಕೊಂಡು ಬಂದು ಬಾಣಗಳಿಂದ ಲಂಕೆಯನ್ನು ಧ್ವಂಸ ಮಾಡಿ ಅಹಂಕಾರವನ್ನು ನಿವಾರಣೆ ಮಾಡಿ ಮಮಕಾರವನ್ನು ಕೊಂದು ವಿವೇಕಕ್ಕೆ ಪಟ್ಟವನ್ನು ಕಟ್ಟಿ ಜೀವಾತ್ಮನನ್ನು ಶರೀರದಿಂದ ಬಿಡಿಸಿ ಲಂಕೆಯಿಂದ ಬಿಡಿಸಿ ವೈಕುಂಠವೆಂಬ ಅಯೋಧ್ಯೆಗೆ ಕರ್ಕೊಂಡು ಹೋಗಿ ಜೀವಾತ್ಮನೊಡನೆ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುತ್ತಾನೆ ಇದು ಮೋಕ್ಷ ಪ್ರಕಾರ ಬಂಧಾ ಬಂಧ ಮೋಕ್ಷ ಎರಡನ್ನೂ ಹೇಳ್ಕೊಡು ಉತ್ತರ ಕರ್ನಾಟಕದ ಜನರಿಗೆ ರಾಮಾಯಣ ಅಂದ್ರೆ ಇದು ಬರೀ ಕುಟುಂಬ ನೀತಿಯನ್ನು ಹೇಳುವ ಗ್ರಂಥ ಅಂತ ಒಂದು ಭ್ರಮೆ ನಲವತ್ನಾಲ್ಕು ವರ್ಷ ಅವರಿಗೆ ಆ ದೆವ್ವ ಬಿಡಿಸಿದ್ದೇನು ರಾಮಾಯಣ ರಾಮಾಯಣದ ರುಚಿ ಗೊತ್ತಿಲ್ಲ ಪಾಪ ಅವರಿಗೆ ಭಾಗವತ ಭಾಗವತ ಈ ಹರಿಹರ ತುಂಗಭದ್ರಾ ದಾಟಿದ್ರೆ ಬರೀ ಭಾಗವತ ಸಂತೋಷವೇ ರಾಮಾಯಣದಲ್ಲಿ ಏನಿದೆ ಅಂತ ಹೇಳೋರು ಯಾವನೋ ಬೇಡ್ರವನು ಬರೆದಿದ್ದು ಇದಕ್ಕೇನು ಬೇರೆ ಅಂದ್ಬಿಟ್ರು ಒಬ್ರು ಪಂಡಿತರು ವಾಲ್ಮೀಕಿಯನ್ನು ಬೇಡ್ರ ಅಂತ ಹೇಳ್ತಿರಲ್ಲ ನಾರಾಯಣ ಭಗವಂತನ ಕಾಲಿಗೆ ಬೀಳಿಯಪ್ಪ ಅವರೊಬ್ಬರು ವ್ಯಾಸರು ಅವ್ರು ಇಪ್ಪತ್ತೇಳನೇ ವ್ಯಾಸರು ಇವತ್ತು ಇಪ್ಪತ್ತೆಂಟನೇ ವೇದ ವ್ಯಾಸರು ಇದು ಗಾಯತ್ರಿ ಅರ್ಥ ನಿಮಗೆ ಗೊತ್ತಿಲ್ಲ ಕೇಳಿ ಅಂತ ಎಷ್ಟು ಕಡೆ ವಿವರಿಸಿದ್ದೇನೆ ಪಂಡಿತರೆಲ್ಲ ಹಾಕೊಂಡು ಕೂಡ್ತಿದ್ದವರು ಹತ್ರ ಹತ್ರ ಬಂದು ಕೂತ್ಕೊಂಡು ಆಮೇಲೆ ಆಮೇಲೆ ರಾಮಾಯಣ ಕೇಳಿದ್ರೆ ಶ್ರೀ ವೈಷ್ಣವರ ಬಾಯಲ್ಲಿ ಕೇಳಬೇಕು ಅಂತ ಆ ಮಾತು ಅವರೇ ಹೇಳಿದ್ದಾರೆ ಟೇಪ್ನಲ್ಲಿದೆ ರೆಕಾರ್ಡ್ಗಳಲ್ಲಿದೆ ಮಾತು ರಾಮಾಯಣದಲ್ಲಿ ಇರುವಷ್ಟು ತತ್ವಾರ್ಥ ಪ್ರಾಯಶಃ ನಿಮಗೆ ಮಹಾಭಾರತದಲ್ಲಿ ಎದ್ದು ಕಾಣಿಸುತ್ತೆ ಇಲ್ಲಿ ಗೂಢವಾಗಿ ಹೇಳಿದ್ದಾರೆ ಮೇಲ್ನೋಟದ ಶ್ಲೋಕ ನನ್ನ ಮಗ ಕೇಳಿದ ಅವತ್ತು ಒಂದು ಒಂದು ಸೆಕೆಂಡ್ ತಡವಾಗಿ ಬಂದ ಅರಣ್ಯಕಾಂಡದಲ್ಲಿ ಆ ಶ್ಲೋಕಾರ್ಥ ಹೇಳಿದೆಯಾ ಯಾವ ಶ್ಲೋಕಾರ್ಥ ಪ್ರಣವಾರ್ಥ ಅಂತ ಒಂದು ಹೇಳಿದೆಯಲ್ಲ ಎಲ್ಲಿದೆ ಅಗ್ರತಃ ಪ್ರಯೋ ರಾಮ ಮಧ್ಯೆ ಸೀತಾ ಸುಮಧ್ಯಮ ಪೃಷ್ಠದಸ್ತು ಧನುಷ್ಪಾಣಿ ಲಕ್ಷ್ಮಣವನು ಜಗಾಮಹ ಆ ಶೋಕ ಹೇಳಲಿಲ್ಲ ಅಗಸ್ತ್ಯಾಶ್ರಮಕ್ಕೆ ಹೋಗುವಾಗ ರಾಮಲಕ್ಷ್ಮಣ ಸೀತೆಯರು ಹಾಗೆ ಹೊರಟರು ಅಗ್ರತ ಪ್ರಯೋ ರಾಮ ಮೊದಲು ರಾಮ ಮಧ್ಯೆ ಸೀತಾ ಹಿಂದೆ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣ ಇದು ಹೇಗಿದೆ ಅಂದರೆ ಅಕಾರ ಉಕಾರ ಮಕಾರ ಓಂಕಾರ ಹೋಗುವ ರೀತಿಯಲ್ಲಿ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಭಗವಂತ ಅಕಾರ ವಾಚ್ಯ ಜೀವಾತ್ಮ ಮಕಾರ ವಾಚ್ಯ ಉಕಾರ ಲಕ್ಷ್ಮೀ ವಾಚಕ ಓಂಕಾರು ಸಮುದ್ರಕ್ಕೆ ಸಂಸಾರಕ್ಕೆ ಪ್ರವೇಶ ಮಾಡುವಂತೆ ಜೀವಾತ್ಮನನ್ನು ಹುಡ್ಕೊಂಬರುವಂತೆ ಇಲ್ಲಿ ರಾಮಲಕ್ಷ್ಮಣ ಇವರು ಈ ರೀತಿ ಹೊರಟು ಆಶ್ರಮಕ್ಕೆ ಅಂತ ಬರುತ್ತೆ ಕಥೆ ಮೇಲೆ ನೋಡುವ ಸರಳ ಶ್ಲೋಕ ಬೇಂದ್ರೆಯವರು ಹೇಳಿದರು ರಾಮೋ ಲಕ್ಷ್ಮಣಮಬ್ರವೀತ್ ರಾಮನು ಲಕ್ಷ್ಮಣನಿಗೆ ಹೇಳಿದನು ಅವನು ಕೂತನು ಇವನು ಎದ್ದನು ಏನಿದೆ ಅಂತ ತಿಳ್ಕೊಂಡಿದ್ದೆ ಪ್ರತಿ ಅಕ್ಷರದಲ್ಲಿ ವೇದಾಂತ ಹೀಗೆ ಈಗ ನಮಗೆ ಗೊತ್ತಾಯಿತು ಅಂತ ಬೇಂದ್ರೆ ಅವರು ಕರಗಿ ಹೋದರು ಮೂರು ವರ್ಷ ರಾಮಾಯಣವನ್ನು ಕೇಳಿ ಅರ್ಧ ಭಾಗಕ್ಕೆ ಹದಿನೈದು ದಿವಸ ತಗೊಂಡೆ ಇನ್ನು ಉಳಿದರ್ಧ ಭಾಗಕ್ಕೆ ಇನ್ನೊಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಬೇಕು ಅಷ್ಟು ವೇಳೆ ಇಲ್ಲ ಆದ್ರಿಂದ ಕತೆ ಬಹಳ ಓಡಿಸ್ಬಿಟ್ರಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಓಡಿಸ್ತಾ ಇಲ್ಲ ನನ್ನ ಕಷ್ಟ ನಿಮಗೆ ಬಂದ್ರೆ ಗೊತ್ತಾಗುತ್ತೆ ಒಂದು ದಿವಸ ಕೂತು ಪ್ರವಚನ ಮಾಡಿ ಇಲ್ಲಿ ಹೇಳಿದ್ದಕ್ಕಿಂತ ಎಷ್ಟು ಬಿಟ್ಟಿದ್ದೇನೆ ಪ್ರವಚನ ಕೇಳಿದವ್ರಿಗೆ ಗೊತ್ತಾಗುತ್ತೆ ಅಷ್ಟೊಂದು ಓದಿಕೊಂಡು ಅನೇಕ ಗುರುಗಳಿಂದ ವಿಷಯಗಳನ್ನು ಸಂಗ್ರಹ ಮಾಡಿ ಅದ್ಯಾಪಿ ನೋಡಿ ನೋಡಿ ನೋಡಿ ಅಲ್ಲಲ್ಲೇ ಗುರುತು ಹಾಕೋದು ನೋಟ್ಸ್ ಮಾಡೋದು ರಾಮಾಯಣದಲ್ಲಿ ಇದು ವೇದಾಂತ ಅರ್ಥ ಬಂಧಮೋಕ್ಷ ಪ್ರಕಾರ ಅಪ ರಾಮಾಯಣವನ್ನು ಕೇಳಿ ಅರ್ಥ ತಿಳ್ಕೊಳ್ಳದೆ ಇದ್ರೆ ಏನು ಪ್ರಯೋಜನ ಜೋಕೆ ಸೀತಾದೇವಿ ಜಿಂಕೆಗೆ ಆಶೆಪಟ್ಟಂತೆ ಯಕ್ಕಶ್ಚಿತ್ ಪದಾರ್ಥಗಳಿಗೆ ಆಶೆ ಪಡಬೇಡಿ ಅಂದ್ರೆ ಟಿವಿ ಸೀರೆಗಳು ನೋಡಬೇಡಿ ಮತ್ತೇನು ನೋಡಬೇಕು ರಾಮಾಯಣ ಬಂದು ನೋಡಿ ಮಹಾಭಾರತ ಬಂದು ನೋಡಿ ಸಿನಿಮಾ ನೋಡಬೇಡಿ ಅಂತ ಹೇಳೋದಿಲ್ಲ ಅದರಲ್ಲೇನಾದ್ರು ಒಂದು ತತ್ವ ಇರಬೇಕು ನಮ್ಮನ್ನು ತಿದ್ದುವಂಥದ್ದು ಏನಾದರೂ ಸಮಥಿಂಗ್ ಎಲಿವೇಟಿಂಗ್ ಸಬ್ಲೈಮ್ ಇರಬೇಕು ಅರ್ಥ ಇರಬೇಕು ನಾನು ಸಾಹಿತ್ಯ ಓದ್ದವನೇ ಕಲಾಪ್ರೇಮಿ ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಒಳ್ಳೇದು ಕೆಡಕು ಈ ಯುದ್ಧ ಶೇಕ್ಸ್ಪಿಯರ್ನಲ್ಲಿ ವ್ಯಭಿಚಾರದ ಕಥೆಗಳೇ ಬಂದರೂ ಮನುಷ್ಯ ಹೇಗೆ ಹಾಳಾಗ್ತಾನೆ ಹ್ಯಾಮ್ಲೆಟ್ ಕಥೆ ಮ್ಯಾಕ್ಬೆತ್ ಕಥೆ ಒಂದೊಂದ್ರಲ್ಲ ಕೆಡಕಿನ ಸ್ವಭಾವವನ್ನು ಚಿತ್ರಣ ಮಾಡ್ತಾನೆ ಅದರ ಬ್ಯಾಲೆನ್ಸ್ ಅಲ್ಲಿ ತಪ್ಪೋದಿಲ್ಲ ಶೇಕ್ಸ್ಪಿಯರ್ ದುರ್ಯೋಧನಂತಹ ಕೆಟ್ಟವರು ಕರ್ಣನಂತಹ ಕೆಟ್ಟವರು ದ್ರೌಪದಿ ಪಟ್ಟವಮಾನ ಯಾವ ಟ್ರಾಜಿಡಿ ಲೋಕದಲ್ಲಿ ಹಾಕಿ ಬರೆದಿದ್ದಾರೆ ವೇದವ್ಯಾಸರು ಬರೆದ ಹಾಗೆ ರಾಮಾಯಣದಲ್ಲಿ ರಾವಣ ಕೆಟ್ಟ ಹಾಗೆ <coughs> ಇದನ್ನು ಓದಬೇಕು ನಿತ್ಯ ಯಾತಕ್ಕೆ ಓದಬೇಕು ನತು ರಾವಣಾಜಿವದ್ವರ್ತಿತವ್ಯಂ ರಾಮಾಜಿವದ್ವರ್ತಿತ ರಾಮನಂತ ನಡೆಯಬೇಕು ರಾವಣನಂತಲ್ಲ ಇದು ಒಳಗಿನ ಅರ್ಥ ಅದನ್ನು ಹಿಡ್ಕೊಡು ಅಂತ ಕೇಳಿದ್ರು ಸೀತಾದೇವಿ ರಾಮ ಹೇಳಿದ ನೋಡೋ ನಿಮ್ಮ ಅತ್ತಿಗೆ ಇಷ್ಟು ವರ್ಷ ನನ್ನನ್ನು ಏನೂ ಕೇಳಿಲ್ಲ ಕಾಡಲ್ಲಿ ಇವತ್ತು ಈ ಜಿಂಕೆ ಬಂದು ಹಿಡ್ಕೊಡದೆ ಇದ್ರೆ ಊರಿಗೆ ಹೋದ್ಮೇಲೆ ಮರ್ಯಾದೆ ತೆಗೆದು ಬಿಡ್ತಾಳೆ ನಿನಗೇನು ಗೊತ್ತಾಗುತ್ತೆ ನೀ ಹೆಂಡತಿ ಕರ್ಕೊಂಡ್ ಬಂದಿಲ್ಲ ಹೋದ್ಮೇಲೆ ಏನಂತಾಳೆ ಏನು ಏನು ಹೇಳಬೇಕು ಹದಿನಾಲ್ಕು ವರ್ಷ ಕರ್ಕೊಂಡು ಹೋಗುವ ಒಂದು ಜಿಂಕೆ ಹಿಡ್ಕೊಳಕ್ಕಾಗಲಿಲ್ಲ ನಿಮಗೆ ಹಿಡ್ಕೊಟ್ರೆ ಏನು ಮಾಡ್ತೀಯ ಸೀತೆ ಅದು ಕೇಳ್ತಾನೆ ರಾಮ ಜೀವಂತ ಸಿಕ್ಕಿದ್ರೆ ಬಹಳ ಸಂತೋಷ ನಮ್ಮ ಆಶ್ರಮದ ಬಾಗಿಲಿಗೆ ಅರಮನೆಯಲ್ಲಿ ಅಯೋಧ್ಯೆಗೆ ಹೋದ್ಮೇಲೆ ಅರಮನೆ ಅಂತಃಪುರದಲ್ಲಿ ಕಟ್ಟಾಕ್ಬಿಡ್ತೇನೆ ಅದರಿಂದ ಏನು ಲಾಭ ಬಂದವರೆಲ್ಲ ಸೀತೆ ಎಲ್ಲಿದೆ ಇದು ಎಲ್ಲಿಂದ ಬಂತೆ ಆ ಕಥೆ ಎಲ್ಲ ಹೇಳುವುದು ನಾವು ಅಗಸ್ತ್ಯಾಶ್ರಮಕ್ಕೆ ಹೋಗಿದ್ವಾ ಪಂಚಮಟಿಗೆ ಹೋಗಿದ್ವಾ ಆವಾಗ ನಮ್ಮ ಯಜಮಾನರು ಹೇಳಿದ್ನ ಅವ್ರು ಹಿಡ್ಕೊಂಡು ಬಂದ್ರ ಲಕ್ಷ್ಮಣ ಬೇಡ ಅಂತನ್ನ ಇದು ಟೇಪ್ ತಿರುಗಿ ತಿರುಗಿ ಹೇಳುವುದು ಹೇಳುವುದು ಕೇಳುವುದು ಸಂತೋಷ ಗ ಸಿಕ್ಕದೇ ಇದ್ರೆ ಅದನ್ನು ಕೊಂದು ಚರ್ಮವನ್ನಾದರೂ ತಗೊಂಡ್ಬನ್ನಿ ಚರ್ಮ ತಗೊಂಡು ಏನು ಮಾಡ್ತೀಯೇ ಹಾಕೊಂಡು ಕೂಡ್ತೀನಿ ಅದ್ರ ಮೇಲೆ ಏನು ಹೋಮ ಮಾಡ್ತಾಳೆಯೇ ತಪಸ್ಸು ಮಾಡ್ತಾಳೆಯೇ ಈ ಜಿಂಕೆ ಚರ್ಮ ಯಾತಕ್ಕೆ ಬೇಕು ನಮಗೆ ಜಿಂಕೆ ಚರ್ಮ ಅಂದ್ರೆ ಭಯ ಒಬ್ರು ಕೊಡ್ತೀನಿ ಅಂದ್ರು ಬೇಡಪ್ಪ ಅಂದೆ ಯಾಕೆಂದ್ರೆ ಅಕಸ್ಮಾತ್ ಮಾರೀಸಿಂದಾಗಿದ್ರೆ ಏನು ಗತಿ ಸೀತೆ ಬಿಡಲಿಲ್ಲ ಲಕ್ಷ್ಮಣನನ್ನು ಬೈತಾಳೆ ನೀವು ಸುಮ್ಮನೆ ಇರು ನಾನುಂಟು ನಮ್ಮ ಯಜಮಾನ್ದುಂಟು ಹಿಡ್ಕೊಡಿ ನಾ ಕೇಳಿದೆ ಹಿಡ್ಕೊಡ್ತಾರ ಅವರು ನೀನ್ ಯಾತ ಕಡ್ಡ ಬರ್ತೀಯ ಅಂದ್ಮೇಲೆ ಬಭೂವ ರಾಘವಸ್ಯಾಪಿ ಮನೋವಿಸ್ಮಯಮಾಗತಂ ರಾಮನಿಗೂ ಮನಸ್ಸಿಗೆ ಆಶ್ಚರ್ಯವಾಯಿತು ಲೋಭಿತಸ್ತೇನ ರೂಪೇಣ ಅವನು ಜಿಂಕೆಯನ್ನು ನೋಡಿದ ಹೌದು ಸೀತೆ ಹೇಳಿದ ನಿಜ ಇಂಥ ಜಿಂಕೆ ಬೇರೊಂದಿಲ್ಲ ಇದನ್ನು ಹೇಳಿದ್ರೆ ಸೀತೆ ಬೇರೆ ಪ್ರಚೋದನೆ ಮಾಡಿದ್ದಾಳೆ ನೋಡಿದ ಪಶ್ಯ ಲಕ್ಷ್ಮಣ ವೈದೇಹ್ಯಾ ಸ್ಪೃಹಾಂ ಮೃಗಗತಾಮಿಮಾಂ ಯಾವತ್ತು ಆಶೆ ಪಡೆದಿದ್ದವಳು ಇವತ್ತಿದೊಂದು ಆಶೆ ಪಟ್ಟಿದ್ದಾಳು ನೋಡು ತ್ಯಾಗರಾಜರು ಇದಕ್ಕೆ ಸಮಾನವಾದ ಇನ್ನೊಂದು ಕಥೆ ಹೇಳಿದ್ದಾರೆ ಬೇರೆ ಬೇರೆ ಪ್ರವಚನಗಳಲ್ಲಿ ಹೇಳಿ ತೋರಿಸಿದ್ದೇನೆ ಒಂದು ಚಮರಿ ಮೃಗ ರಾಮಬಾಣದ ವೈಭವವನ್ನು ಕುರಿತು ಹೇಳುವ ವಾಚಾಮ ಗೋಚರಮೇ ಮನಸ ಇದು ಕೈಕವಸಿ ರಾಗದ ಹಾಡು ಅಪರೂಪ ವಿದ್ವಾಂಸರು ಹಾಡೋದಿಲ್ಲ ನರಸಾ ವೆಂಗಾರ್ ವೀಣೆಯಲ್ಲಿ ನುಡಿಸಿದ್ದಾರೆ ಸಿಕ್ಕಿರ್ ಸಿಸ್ಟರ್ಸ್ ಫೂಟಲ್ಲಿ ಹಾಡಿದ್ದಾರೆ ಬಾಯಲ್ಲಿ ಹೇಳಿದ್ದನ್ನು ನಾನು ಕೇಳಿಲ್ಲ ಈ ಹಾಡು ವಾಚಾಮಗೋಚರ ರಾಮಬಾಣದ ಬಾಣದ ಮಹಿಮೆ ಬಾಯಲ್ಲಿ ಹೇಳೋಕ್ಕಾಗತ್ತೆ ಇದು ಸೀತೆ ಅಪಹಾರ ಆಗೋದಕ್ಕೆ ಮುಂಚೆ ನಡೆದಿದ್ದ ಕಥೆ ಇರಬೇಕು ಅದೇ ಜಾಡಿನ ಕಥೆ ಒಂದು ಚಮರಿ ಮೃಗ ಚಮರಿ ಮೃಗ ಅಂತ ಬಾಲವೆಲ್ಲ ಅದಕ್ಕೆ ಕೂದಲು ಹೇಗಿರ್ತದೆ ಅದರಿಂದ ಚಾಮರ ಅಂತ ಮಾಡ್ತಾರೆ ಅದು ಮೃಗದ ಬಾಲ ಅದು ಹೋದ್ರೆ ಕತ್ತೆ ಬಾಲ ಹೋಯ್ತು ಅಂತಾರಲ್ಲ ಆಗಲ್ಲ ಇದೊಂದು ಬಾಲ ಇದು ಅದು ಕಾಶ್ಮೀರದಲ್ಲಿ ಸಿಕ್ಕುತ್ತೆ ಅದು ಪುಷ್ಟವಾದ ಬೆಳ್ಳಿಗಿರತಕ್ಕಂಥ ಕೂದಲಿರತಕ್ಕಂಥ ಬಾಲ ಅದನ್ನು ನೋಡಿ ಸೀತಾದೇವಿ ಅದರ ಬಾಲ ಕತ್ತರಿಸ್ಕೊಡಿ ಚಾಮರ ಮಾಡ್ತೇನೆ ಅರಮನೆಯಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ ರಾಮಚಂದ್ರ ಬಾಣ ಹೂಡಿಬಿಟ್ಟ ಆ ಮೃಗ ನೋಡಿತು ಅಯ್ಯೋ ಬಾಲ ಹೋಗಿಬಿಟ್ರೆ ಉಳಿದದ ಮೃಗಗಳ ಮಧ್ಯೆ ನಾನು ಬಾಳುವುದು ಹೇಗೆ ಇದು ಬಾಲ ಇಲ್ಲದೆ ಇದ್ದದ್ದು ನನ್ನ ಹತ್ರ ಸೇರಿಸೋದಿಲ್ಲ ಜಾತಿಯವರು ಅಂತ ಹೇಳಿ ಒಂದು ಕ್ಷಣದಲ್ಲಿ ಆ ಬಾಲ ಹೋಗುವುದಕ್ಕಿಂತ ಕೊರಳು ಹೋದ್ರೂ ಪರವಾಗಿಲ್ಲ ಅಂತ ಕೊರಳನ್ನು ಒಡ್ಡು ಬಿಡ್ತು ರಾಮಬಾಣಕ್ಕೆ ಅಯ್ಯೋ ಇದನ್ನು ಕೊಲ್ಲಬೇಕಲ್ಲ ಅಂತ ರಾಮಚಂದ್ರ ತನ್ನ ಬಾಣವನ್ನು ತಾನೇ ಕತ್ತರಿಸುವಂತೆ ಇನ್ನೊಂದು ಬಾಣವನ್ನು ಬಿಟ್ಟು ಧ್ವಂಸ ಮಾಡಿ ಆ ಶಮರಿ ಮೃಗಕ್ಕೆ ಆಯುಷ್ಯವನ್ನು ಕೊಟ್ಟನಲ್ಲ ವಾಚಾಮಗೋಚರಮೇ ಮನಸ ತ್ಯಾಗರಾಜರು ಎಷ್ಟು ಬಗೆಯಲ್ಲಿ ಉಪಾಸನೆ ಮಾಡಿದ್ದ ರಾಮಾಯಣವನ್ನ ಇವಳಿಗೆ ಪ್ರಾಣಿ ಕಂಡ್ರೆ ಅದು ಅದೊಂದು ವಿಚಿತ್ರ ಅದು ಹಿಡ್ಕೊಂಡ್ರಿ ಇದು ಹೂವಲ್ಲ ಹಣ್ಣಲ್ಲ ಶಬರಿ ಮೃಗ ಬೇಕು ಮಾರೀಶ್ ಮೃಗ ಬೇಕು ಆಗ ರಾಮ ಹೇಳಿದ ಇದು ನಾನೆಷ್ಟೋ ಜಾತಿ ಜಿಂಕೆಗಳು ನೋಡಿದ್ದೇನೆ ನ ಕಾದಲಿ ನ ಪ್ರಿಯಕಿ ನ ಪ್ರವೇಣಿ ನ ಚಾವಿಕಿ ಆವಿಕಿ ಅಂತ ಒಂದು ಜಾತಿ ಪ್ರವೇಣಿ ಅಂತ ಒಂದು ಜಾತಿ ಪ್ರಿಯಕಿ ಅಂತ ಒಂದು ಜಾತಿ ಕಾದಲಿ ಅಂತ ಒಂದು ಜಾತಿ ತಮಿಳು ಕಾದಲಲ್ಲ ಇದು ಇದು ಯಾವ ಜಾತಿಗೂ ಸೇರೋದಿಲ್ಲ ಕಾಣೋ ಲಕ್ಷ್ಮಣ ಆದರೆ ಒಂದು ನೀ ಹೇಳಿದಾಗ ಇದು ಮಾರೀಚನೆ ಇದ್ರೆ ಕೊಲ್ಲೋದು ನನ್ನ ಕರ್ತವ್ಯ ಇದು ಬಿಟ್ರೆ ಭೂಮಿಯಲ್ಲಿ ಆಕಾಶದಲ್ಲಿ ಎರಡು ಜಿಂಕೆಗಳಿವೆ ಒಂದು ಚಂದ್ರನಲ್ಲಿ ಒಂದು ಮೃಗಶಿರಾ ನಕ್ಷತ್ರದ ಮಧ್ಯದಲ್ಲಿ ಆದ್ರಿಂದ ಇದನ್ನ ಗ್ರಾಹ್ಯವಾದದ್ದು ನೀನು ಅಡ್ಡ ಬರಬೇಡ ಆಶ್ರಮದಲ್ಲಿ ನಿಂತುಕೊಂಡು ನಿನ್ನ ಅತ್ತಿಗೆಯನ್ನು ಕಾಪಾಡ್ಕೋತಾ ಇರು ನಾ ಈ ಜಿಂಕೆಯನ್ನು ಜೀವಂತವೋ ಅದರ ಚರ್ಮವನ್ನು ಹಿಡ್ಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ ಈಚನ ಬೆನ್ನಟ್ಟಿ ಹೋದ ಎಂಬಲ್ಲಿಗೆ ಸರಿ ಹೋಯ್ತಾ ನಮಕುಶು ರಾಮಾಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡಿದ್ದಾರೆ ಇನ್ನು ಎಷ್ಟು ಬೇಕಾದ್ರೆ ಹೇಳಿ ಬೆಳೆಸ್ಬೋದು ಚಿಕ್ಕ ನಾಳೆ ದಿವಸ ಸೀತಾಪಹರಣ ಜಟಾಯು ಮೋಕ್ಷ ಕಬಂಧ ಮೋಕ್ಷ ಶಬರಿ ಮೋಕ್ಷ ಮುಗಿದು ಅರಣ್ಯಕಾಂಡಕ್ಕೆ ಮಂಗಳಾಶಾಸ್ತ್ರ ಮಾಡ್ತೇವೆ ಅವಕಾಶವಾದರೆ ಕಿಷ್ಕಿಂಧಾಕಾಂಡ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ ಮಂಗಳಂ ನಿತ್ಯ ನಿತ್ಯಶ್ರೀರ್ನಿತ್ಯಮಂಗಳಂ